जडान्दवजरोन्मत्तम् तमो जगत् भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येणानुनाम् विनिहतन्तमः प्रपन्नपारिजाताय वेततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवजः सरोजममलम् गीतार्थकन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलभ्रध्वंसनश्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमतपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो कोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरतर्षभ यजिहास्य तदन्यत्र यन्नेहास्य न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेरोऽस्य शाखाः मन्त्रीसुतौ पुष्पफले समृद्धे मूलम् कृष्णो ब्राह्मणाश्च ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ಮೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣತಟ ಜಯಧ್ವಜಲ ಗಾಂಧಾರನಿಲೋಪಲ शल्यग्राहवती कृपेण महिनी कर्णेन वेलाकुला अश्वत्थामविकर्णघोरमकरा दुर्योधरावर्तिनी सोत्तीर्णा खलु पाण्डवैर्नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ವಂದನೆಗಳು ಈ ಹೊತ್ತು ಕಥೆಯನ್ನು ಸ್ವಲ್ಪ ಬೇಗ ಮುಂದಕ್ಕೆ ಓಡಿಸಬೇಕಾಗಿದೆ ನಿನ್ನೆ ಎರಡು ಮೂರು ಕಡೆಯಲ್ಲಿ ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳ್ತೇನೆ ಹೇಳ್ತೇನೆ ಅಂತ ತಮಗೆ ಆಸೆ ತೋರಿಸಿದೆ ಇವತ್ತು ಅಷ್ಟು ಅವಕಾಶವಿಲ್ಲವಾದ್ದರಿಂದ ನೀವು ನನ್ನನ್ನು ಕ್ಷಮೆ ಮಾಡಬೇಕು ಅದರ ಮುಖ್ಯ ವಿಷಯಗಳನ್ನೆಲ್ಲ ಸಾಕಷ್ಟು ವಿಸ್ತಾರವಾಗಿಯೇ ಹೇಳಿ ತೋರಿಸಿಬಿಟ್ಟಿದ್ದೇನೆ ಹೇಳಿದ್ದನ್ನು ಮೂರು ಭಾರತದಲ್ಲಿ ಎಲ್ಲಿ ಇನ್ನಷ್ಟು ವಿನ್ಯಾಸ ಮಾಡಿದ್ದಾರೆ ಅದನ್ನು ಹೇಳುವುದಕ್ಕೆ ಅವಕಾಶವಿಲ್ಲ ಯಾಕೆಂದರೆ ಇವತ್ತು ಅಭಿಮನ್ಯುವಿನ ವಿವಾಹದ ಘಟ್ಟ ಕುಮಾರವ್ಯಾಸನಲ್ಲಿ ತುಂಬ ವೈಭವದಿಂದ ಭಕ್ತಿಪೂರ್ಣವಾಗಿ ಬಂದಿರೋದನ್ನು ಅಷ್ಟು ಓದಿ ತೋರಿಸಬೇಕು ಉದ್ಯೋಗ ಪರ್ವಕ್ಕೆ ಪ್ರವೇಶ ಮಾಡಬೇಕು ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೃಷ್ಣನನ್ನ ತಮ್ಮ ಕಡೆ ವಾಂತ ಅಂತ ಕರೆಯುವ ಪ್ರಸಂಗ ಅದನ್ನು ಮುಗಿಸಬೇಕು ಇನ್ನು ಮುಂದೆ ಬಹಳ ಕೆಲಸ ಇದೆ ಆದ್ದರಿಂದ ಇವತ್ತು ಎಲ್ಲಿಂದ ಆರಂಭ ಮಾಡ್ತೇವೆ ಅಂದರೆ ಉತ್ತರ ಕುಮಾರನನ್ನು ಸಾರಥಿ ಮಾಡಿಕೊಂಡು ಅರ್ಜುನ ಗೌರವನ್ನೆಲ್ಲ ಗೆದ್ದ ಕತೆ ನೆನ್ನೇನು ಹೇಳಿದ್ದೇನೆ ಅಷ್ಟಕ್ಕೆ ತೃಪ್ತಿ ಪಟ್ಟೊಳ್ಳಿ ಭೀಷ್ಮನನ್ನು ಹೇಗೆ ಸೋಲಿಸಿದ ದ್ರೋಣನನ್ನು ಹೇಗೆ ಓಡಿಸಿದ ಕಣನನ್ನು ಹೇಗೆ ಓಡಿಸಿದ ಕೃಪನನ್ನು ಹೇಗೆ ಕಟ್ಟಿ ಹಾಕಿದ ಅದನ್ನೆಲ್ಲ ಹೆಚ್ಚು ಹೇಳೋದಕ್ಕೆ ಅವಕಾಶವಿಲ್ಲ ಹೀಗಾಗಿ ಯುದ್ಧದಲ್ಲಿ ಗೆದ್ದು ಮತ್ತೆ ಅರ್ಜುನ ತನ್ನ ರಥವನ್ನ ಶಬಿವೃಕ್ಷದ ಬಳಿಗೆ ತೆಗೆದುಕೊಂಡು ಮತ್ತೆ ಉತ್ತರ ಕುಮಾರನ ಮೇಲೆ ಕಲಿಸಿ ತನ್ನ ಬಿಲ್ಲು ಬಾಣ ಬತ್ತಳಿಕೆ ಬಲಾದವನ್ನ ಆ ಗಂಟಿನಲ್ಲಿಯೇ ಸೇರಿಸಿ ಕಟ್ಟಿಡುವಂತೆ ಹೇಳಿ ಯಾಕೆಂದ್ರೆ ಇನ್ನೂ ಅವಕಾಶವಿಲ್ಲ ಪ್ರತ್ಯಕ್ಷ ಆಗುವುದಕ್ಕೆ ತಾನೇ ಮತತೆಯರನ್ನು ನಡೆಸ್ತಾ ಉತ್ತರ ಕುಮಾರನ ರಥದಲ್ಲಿ ಕೂರಿಸಿಕೊಂಡು ಊರಿಗೆ ಬಂದು ಸೇರ್ತಾನೆ ಊರಿಗೆ ಬಂದು ಸೇರುವಷ್ಟರಲ್ಲಿ ಊರಲ್ಲಿ ಕೋಲಾಹಲವಾಗಿದೆ ವಿರಾಟ್ ರಾಜ ಉಳಿದ ಪಾಂಡವರ ಸಹಾಯದಿಂದ ಬಿಡುಗಡೆ ಹೊಂದಿ ಅರಮನೆಗೆ ಬಂದು ನೋಡ್ತಾನೆ ಮಗಾಯಲ್ಲಿ ಅವನು ಉತ್ತರ ಗೋಗ್ರಹಣಕ್ಕೆ ಹೋಗಿದ್ದಾನೆ ಅಯ್ಯೋ ಅವನಿಗೆ ಯುದ್ಧ ಗೊತ್ತಿಲ್ಲವಲ್ಲ ಯಾರು ಕರ್ಕೊಂಡು ಹೋದ್ರು ಅವನನ್ನ ಸಾರಥಿ ಯಾರು ಬೃಹನ್ನಳೆ ಅಯ್ಯೋ ಸರ್ವನಾಶ ಆಗಿ ಹೋಯಿತು ನಪಂಸಕ ಸಾರಥಿಯಾಗಿ ಹೇಳಿಯಾದ ಮಗನನ್ನು ಮುದ್ದು ಮಾಡಿ ಬೆಳೆಸಿದ್ದವರನ್ನು ಕಳೆದೀರಿ ಬುದ್ಧಿ ನಿಮಗೆ ಹೋಯ್ತು ಸರ್ವನಾಶವಾಯಿತು ಅಂತ ಅಳ್ತಾ ಕೂತಿದ್ದಾನೆ ಅವತ್ತು ಸಾಯಂಕಾಲ ನವಮಿ ದಿವಸ ಅರ್ಜುನ ಬಂದವನೇ ಉತ್ತರ ಕುಮಾರನಿಗೆ ಅರಮನೆಗೆ ಹೋಗು ಹೇಳು ಯಾರು ಸಹಾಯ ಮಾಡಿದ್ರು ಅಂದ್ರೆ ನನ್ನ ಹೆಸರು ಹೇಳಬೇಡ ಯಾವನೋ ದೇವಕುಮಾರ ದೇವಪುತ್ರ ಸಹಾಯ ಮಾಡಿದ ಅಂತ ಇಷ್ಟೇ ಹೇಳು ಸುಳ್ಳಲ್ಲ ಅದು ನಿಜವೇ ಹೇಳು ಇಂದ್ರಪುತ್ರ ಆಮೇಲೆ ನಾವು ಎಲ್ಲಿ ಪ್ರಕಟ ಆಗಬೇಕು ಯಾವಾಗಬೇಕು ಧರ್ಮರಾಜನನ್ನು ಕೇಳಿ ಪ್ರಕಟ ಆಗ್ತೇವೆ ಅಂತ ಹೇಳಿ ತನ್ನ ಎಂದಿನ ವೇಷ ಏನು ಶೈಲೂಷಕ ವೇಷವನ್ನು ಧರಿಸಿ ನಳೆ ವೇಷದಿಂದ ಅರಮಳೆಗೆ ಹೋಗಿದ್ದಾನೆ ಈ ಕಡೆಯಲ್ಲಿ ಮತ್ತೆ ಜೂಜಾಡ್ತಾ ಕೂತಿದ್ದಾರೆ ಎರಡು ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹ ನಡೆದಿದೆ ಇನ್ನೂ ಜೂಜಿನ ಹುಚ್ಚು ಹೋಗಿಲ್ಲ ವಿರಾಟ್ ರಾಜನಿಗೆ ಧರ್ಮರಾಜನ ಜೊತೆಯಲ್ಲಿ ಜೂಜಾಡ್ತಾ ಇದ್ದಾನೆ ನಾನು ಮಗ ಬರಲಿಲ್ವಲ್ಲ ಮಗ ಬರಲಿಲ್ವಲ್ಲ ಅದನ್ನೇ ಹೇಳ್ತಾ ಇದ್ದಾನೆ ಅಷ್ಟರಲ್ಲಿ ಕುದುರೆಗಳ ಶಬ್ದ ಕೇಳಿಸ್ತು ಕುದುರೆ ಶಬ್ದ ಕೇಳಿದ ಮೇಲೆ ನಾ ಹೇಳಿಲ್ವೇನೋ ಕಂಕುಭಟ್ಟ ನನ್ನ ಮಗನೇ ಬಂದಿದ್ದಾನೆ ಗೆದ್ದುಕೊಂಡು ಬಂದಿದ್ದಾನೆ ತಂದೆಗೆ ಸರಿಯಾದ ಮಗ ಅವನು ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟುತ್ತದೆ ಹುಲಿ ಹುಟ್ಟುತ್ತದೆಯೇ ಹುಲ್ಲೇ ಹುಟ್ಟುತ್ತದೆ ಅಂತ ಜಂಬ ಕೊಚ್ಚಿಕೊಳ್ತಾ ಇದ್ದಾನೆ ಆಗ ಕಂಕ ಹೊಟ್ಟ ಹೇಳಿದ ನಿನ್ನ ಮಗನಲ್ಲ ಗೆದ್ದವನು ಬೃಹನ್ನಳಿಯೇ ಗೆದ್ದಿರಬೇಕು ಏನು ಹೇಳ್ತಾ ಇದ್ದೀಯ ಹುಚ್ಚು ಮಾತು ಬೃಹನ್ನಳೆ ಹಾಗೆ ಗೆಲ್ತಾಳೆ ಶಕ್ಯವಿಲ್ಲ ನನ್ನ ಮಗನೇ ಗೆದ್ದಿರಬೇಕು ಇದು ಮಾತಿಗೆ ಮಾತು ಮತಿಸಿ ಎಷ್ಟು ಹೇಳಿದರೂ ನನ್ನ ಮಗನನ್ನು ಅವಮಾನ ಮಾಡ್ತಾ ಇದ್ದೀಯ ಅಂತ ಪಗಡೆದ ಆಳವನ್ನು ಎಸೆದ ಧರ್ಮರಾಜನ ಮುಖದ ಮೇಲೆ ನಿನ್ನೆ ಈ ಕಥೆಯನ್ನು ಸ್ವಲ್ಪ ಹೇಳಿದ್ದೇನೆ ಅವನಿಗೆ ಮೂಗಿನಿಂದ ರಕ್ತ ಸುರಿಯಿತು ಒಡನೆಯೇ ಒಂದು ಬಟ್ಲನ್ನು ತಂದು ದ್ರೌಪದಿ ದೇವಿ ಸೈರಂಧ್ರಿ ಅದನ್ನು ಹೇಳಿತಾಳೆ ಇದೇನು ಮಾಡ್ತಾ ಇದ್ದೀಯ ಅಂತ ಕೇಳಿದ ಏನಿಲ್ಲ ಇವರು ಯೋಗೀಶ್ವರರು ಇವರ ಒಂದು ಹನಿ ರಕ್ತ ಬಿದ್ದ ಜಾಗದಲ್ಲಿ ಕ್ಷಾಮ ಬರ್ತದೆ ಅಂತ ಕೇಳಿದ್ದೇವೆ ಮತ್ತೆ ಯಾರೋ ಗಂಧರ್ವರು ಇವರ ಮೈಯಿಂದ ರಕ್ತ ತಂದವರನ್ನ ಕೊಲ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಅದನ್ನು ನಿಮ್ಮ ಜೀವ ಉಳಿಸೋದು ಮಾಡಿದೆ ಅಂತ ಹೇಳಿದ್ದು ಅವನಿಗೆ ಶುಶ್ರೂಷೆ ಆಯಿತು ಆ ಕಡೆ ಹೋದ ಮೇಲೆ ವಿಜಯ ವಿಷಯದಲ್ಲಿ ಯಾರು ಗೆದ್ರು ಅನ್ನೋದರಲ್ಲಿ ಸತ್ಯ ಗೊತ್ತಾಗಬೇಕಲ್ಲ ಅವನು ಬಂದ ಅಪ್ಪ ನಾ ಯುದ್ಧದಲ್ಲಿ ಗೆದ್ದು ಬಂದಿದ್ದೇನೆ ಇದು ನೋಡು ಒಡವೆ ಗಂಟುಗಳನ್ನು ತಂದಿದ್ದೇನೆ ಇದು ಭೀಷ್ಮನ ಪಂಚೆ ಇದು ದ್ರೋಣದ ಲಂಗೋಟಿ ಇದು ಮತ್ತೊಬ್ಬರದ ಒಡವೆ ಇದು ವಸ್ತ್ರ ಆಭರಣ ಎಲ್ಲ ತೋರಿಸ್ತಾ ಇದ್ದಾರೆ ನೀನು ಹಾಗೋ ಗೆದ್ದೆ ಮಗು ಅಂತ ಕೇಳಿದ ಅವನ ಬುದ್ಧಿ ಇತ್ತಲ್ಲ ಅಷ್ಟು ಆಗ ಅವನು ಉತ್ತರ ಕುಮಾರ್ ಹೇಳಿದ ಅಯ್ಯೋ ಅಷ್ಟು ದೊಡ್ಡ ಸೈನ್ಯ ನನ್ನ ಕೈಲಿಗೆ ಎಲ್ಲೋಕ್ಕಾಗ್ತಿದ್ದೆ ಹೆದರಿ ಕೂತಿದ್ದೆ ಒಬ್ಬ ದೇವಪುತ್ರ ಬಂದು ನನಗೆ ಸಹಾಯ ಮಾಡಿದ ಎಲ್ಲಿ ಕರೆಯ ದೇವಪುತ್ರನನ್ನ ಬಹುಮಾನ ಕೊಡ್ತೇನೆ ಕಂಕಣ ರತ್ನಾಭರಣ ಅವನು ಹೇಳಿದ ಅವನು ಪ್ರತ್ಯುಪಕಾರ ಮಾಡಿಸ್ಕೊಳ್ಳೋದಿಲ್ವಂತೆ ಅವನು ಹಾಗೆ ಹೊರಟೋಗ್ಬಿಟ್ಟ ಸಮಯ ಬಂದ್ರೆ ಕಾಣ್ತೇನೆ ಅಂತ ಹೇಳಿ ಹೋಗಿದ್ದಾನಪ್ಪ ಅವನು ಯಾತಕ್ಕೋ ಹೋಗೋದಕ್ಕೆ ಬಿಟ್ಟೆ ತುಪಕಾರ ಮಾಡಿದವನು ಕರ್ಕೊಂಡ್ ಬರಬಾರ್ದೆ ಎಲ್ಲಿ ಹೋಗ್ತಾನೆ ಬರ್ತಾನೆ ಸುಮ್ಮನೆ ಇರು ಅಂತ ಹೇಳಿದ ಇದಾಯಿತು ಮೂರು ದಿವಸ ಎಲ್ಲ ಶ್ಲೋಕ ಓದಿದ್ರೆ ತಡವಾಗುತ್ತೆ ಎಲ್ಲರಿಗೂ ಕೇಳಿಸ್ತಾ ಇದೆ ತಾನೇ ಇವತ್ತು ಮೂರು ದಿವಸ ಪ್ರಾತಃ ಕಾಲ ದಶಮಿ ವಿಜಯದಶಮಿ ದಿವಸ ಐವರು ಪಾಂಡವರು ದ್ರೌಪದಿಯು ಸಂಕೇತದಂತೆ ಮಂಗಳ ಸ್ನಾನವನ್ನು ಮಾಡಿ ವಿರಾಟ್ ರಾಜರ ಮನೆಯಲ್ಲಿ ದೊರೆಯ ಭಂಡಾರದಿಂದ ಉತ್ತಮವಾದ ವಸ್ತ್ರಗಳನ್ನು ಧರಿಸಿ ವಿರಾಟ್ ರಾಜ ಹಾಸಿಗೆ ಎಂದು ಹೇಳುವುದಕ್ಕೂ ಮುಂಚೆನೆ ತಮ್ಮ ಪ್ರತಿಜ್ಞೆಗಳನ್ನೆಲ್ಲ ವಿಸರ್ಜನೆ ಮಾಡಿ ಕಿರೀಟಗಳನ್ನೆಲ್ಲ ಧರಿಸಿಕೊಂಡಿದ್ದಾರೆ ಪಂಚಪಾಂಡವರು ಉಷಸಿ ಕಾಲದಲ್ಲೇ ಎದ್ದು ಸಭೆಗೆ ಹೋಗಿದ್ದಾರೆ ವಿರಾಟ್ ರಾಜ ಕೂಡ್ತಾ ಇದ್ದ ಜಾಗದಲ್ಲಿ ಹೋಗಿ ಧರ್ಮರಾಜ ಕೂತ್ಕೊಂಡ ಈ ಕಡೆ ಆ ಕಡೆ ಕುರ್ಚಿಗಳಲ್ಲಿ ದೊಡ್ಡ ಆಸನಗಳಲ್ಲಿ ಭೀಮಾರ್ಜುನ ಕುಲ ಸಹದೇವರು ಕೂತಿದ್ದಾರೆ ಅದನ್ನು ನೋಡಿದ ವಿರಾಟ್ ರಾಜ ಸ್ವಲ್ಪ ತಡವಾಗಿ ಬಂದ ಅವನು ಟೈಮ್ ಕೀಪ್ ಅಪ್ ಮಾಡೋವನಲ್ಲ ಅವನು ನಮ್ಮ ಅಲ್ಲ ಅವನು ಬಂದವನೇ ನೋಡಿ ಏನಿದು ದೊರೆ ಇಲ್ಲ ಅಂತ ನೀನು ಇಷ್ಟು ದಿವಸ ಒಂದು ವರ್ಷ ಸಲಿಗೆ ಕೊಟ್ಟಿದ್ದೇನೆ ಪಗಡೆ ಆಟ ಅಂತ ನನ್ನ ಜಾಗದಲ್ಲಿ ನೀವು ಕೂಡುವುದೇ ಎಳೆಯ ಮೇಲಿಕೆಯಿಂದ ಆಗ ಉತ್ತರ ಕುಮಾರ ಬಂದ ಅಪ್ಪ ಏನು ಹೇಳ್ತಾ ಇದ್ದೀಯೇ ಇವನೇ ಧರ್ಮರಾಜ ಅಯ್ಯೋ ಅಂದ ಅವನು ನಮ್ಮನೇ ಯಜ್ಞ ಧರ್ಮರಾಜ ಕಂಕಭಟ್ಟ ಅಲ್ವೇ ಕಂಕಭಟ್ಟ ನೆನ್ನೆ ತನಕ ಇನ್ನು ಮೇಲೆ ನೀನು ಕಕ್ಕರಭಟ್ಟ ವಂಚನೆ ಮಾಡಿಬಿಟ್ರು ಪಾಂಡವರು ಗೊತ್ತಾಗಲಿಲ್ಲ ಆದ್ರಿಂದ ಅಥ ಬ್ರವೀತ್ ಕಂಕಂ ದೇವರೂಪಮಿವ ಸ್ಥಿತಂ ಮರುದ್ಗಣೀರುಪಾಸೀನಂ ತ್ರಿದಶಾನನಮಿವೇಶ್ವರಂ ಗೆದ್ದುಕೊಂಡ ದೇವಕುಮಾರ ಅಂತ ಹೇಳಿದ್ನಲ್ಲ ಅದೇ ಬೃಹನ್ನಳೆ ವೇಷದಲ್ಲಿ ಅರ್ಜುನ ಇವನೇ ನೋಡಲಿದ್ದಾನೆ ನಿಮ್ಮ ಕುದುರೆ ನೋಡ್ಕೋತಿದ್ದವನು ನಕುಲ ಗೋವುಗಳನ್ನು ಕಾಯುತ್ತಿದ್ದವನು ಸಹದೇವ ದ್ರೌಪದಿಯಲ್ಲಿ ಹೋದಳು ಅವಳಿಗೆ ನಿಯಮಾನ ಮಾಡಿದ್ದು ನಿನ್ನೆ ಕೀಚಕ ಸದ್ದದ್ದು ಅವಳಿಂದ ಸೈರಂಧ್ರಿ ಬಂದು ದೂರದಲ್ಲಿ ನಿಂತು ಕೈ ಮುಗಿಯುತ್ತಾಳೆ ಅಮ್ಮ ನಿನಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ ನನಗೆ ಕ್ಷಮಿಸು ಪಾಂಡವರೇ ನೀವು ನಮ್ಮ ಒಡೆಯರು ಕಪ್ಪ ಕೊಟ್ಟಿದ್ದೇವೆ ರಾಜಸೂಯದಲ್ಲಿ ಇಂಥ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟವಲ್ಲ ಅಂತ ಅನ್ಯಾಯ ಮಾಡಿದ್ದಕ್ಕೊಂದು ಪ್ರಾಯಶ್ಚಿತ್ತ ಬೇಕಲ್ಲ ಏನು ಪ್ರಾಯಶ್ಚಿತ್ತ ಅಂದರೆ ನನ್ನ ಮಗಳನ್ನು ಕೊಡ್ತೇನೆ ನೀನು ಮದುವೆ ಆಗಬೇಕು ಎಂಬುದಾಗಿ ಈ ಪ್ರಾಯಶ್ಚಿತ್ತ ಹೋದ ಕಡೆ ಎಲ್ಲ ಒಂದೊಂದು ಮಗಳನ್ನು ಕೊಡುವುದು ಆ ಪರಿಚಯ ಮಾಡುವಾಗ ಉತ್ತರ ಕುಮಾರ ಹೇಳ್ತಕ್ಕ ಮಾತು ಐದು ಶ್ಲೋಕ ತುಂಬಾ ಸುಂದರವಾಗಿದೆ ಐದು ಪಾಂಡವರನ್ನ ವರ್ಣನೆ ಮಾಡತಕ್ಕ ಶ್ಲೋಕಗಳು ಬಿಟ್ಟುಬಿಡ್ತೇನೆ ಮಹಾಭಾರತ ಪಾತ್ರ ಪ್ರಪಂಚದಲ್ಲಿ ಕೊಟ್ಟಿದ್ದೇನೆ ಸಾಕಷ್ಟು ಪ್ರತಿಗಳು ಬಂದಿವೆ ಅಪೇಕ್ಷೆ ಬಡವರು ತಗೊಳ್ಳಿ ಮತ್ತೆ ಸಿಕ್ಕಲಿಲ್ಲ ಅಂತ ಅನ್ಬೇಡಿ ಐದು ವರ್ಷ ಆರು ವರ್ಷ ಪ್ರಿಂಟ್ ಇರಲಿಲ್ಲ ಪುಸ್ತಕ ಧರ್ಮರಾಜ ಅಭಿಮಾನ ಕುಲ ಸಹದೇವ ಇದನ್ನು ವರ್ಣಿಸಿದ ಮೇಲೆ ಅರ್ಜುನ ದೊಡ್ಡ ಮನಸ್ಸನ್ನು ಮಾಡಿ ನನ್ನ ಮಗಳನ್ನು ಮದುವೆ ಮಾಡ್ಕೋಬೇಕು ಕಿಮರ್ಥಂ ಪಾಂಡವಶ್ರೇಷ್ಠ ಭಾರ್ಯಾಂ ದುಹಿತರಂ ಮಮ ಪ್ರತಿಗೃಹೀತು ಮಯ ಮಯಾ ಮಿಹೇಚ್ಛಸಿ ನಾನು ಕೊಟ್ಟರೆ ಯಾಕೆ ಬೇಡ ಅಂತೀಯ ಅಂತ ಕೇಳಿದ ಅರ್ಜುನ ಹೇಳಿದ್ದ ಗೃಹಾಮ್ಯ ರಾಜನ್ ಸ್ನುಷಾಂ ದುಹಿತರಂತವ ನಿನ್ನ ಮಗಳನ್ನು ಬೇಡ ಅನ್ಲಿಲ್ಲ ನನಗೆ ಹೆಂಡತಿ ಬೇಡ ನನ್ನ ಮಗನಿಗೆ ಹೆಂಡತಿ ಆಗಲಿ ಅಂತ ಕೇಳಿದೆ ಯಾಕೆ ಬೇಡ ನಿನಗೆ ಯಾತಕ್ಕೆ ಬೇಡ ವಯಸ್ಸು ಎಷ್ಟು ಅಂತರ ನೋಡಿ ಅವು ಸಣ್ಣ ಹುಡುಗಿ ಅದು ಇನ್ನು ಆರು ಏಳು ವರ್ಷದ ಹುಡುಗಿ ಅದು ಗೊಂಬೆ ಇಟ್ಕೊಂಡಾಡ್ತಾ ಇದ್ದ ಹುಡುಗಿ ಅಭಿಮನ್ಯುವಿಗೆ ಹದಿನಾಲ್ಕು ವರ್ಷ ಸಣ್ಣ ಹುಡುಗ ಬಾಲಕ ಅವನು ಸಾಯುವಾಗ ಹದಿನಾಲ್ಕು ವರ್ಷ ವಯಸ್ಸು ಮಗುವಿಗೆ ಲೆಕ್ಕಾಚಾರ ಸಿಕ್ಕತ್ತೆ ಮಹಾಭಾರತದಲ್ಲಿ ಜಿತೇಂದ್ರಿಯ ಅರ್ಜುನ ಹೇಳಿದ ಯಾತಕ್ಕೆ ಬೇಡ ಅಂದ್ರೆ ಹುಡುಗಿ ಅಂತಃಪುರೇಹ ಮುಷಿತ ಸದಾ ಪಶ್ಯನ್ ಸುತಾಂತವ ಅಂತಃಪುರದಲ್ಲಿ ಒಂದು ವರ್ಷ ವಾಸ ಮಾಡಿದ್ದೇನೆ ಮಹಾರಾಜ ನಿನ್ನ ಮಗಳನ್ನು ನಿತ್ಯ ಬೆಳಗಿಂದ ಸಂಜೆ ತನಕ ನೋಡ್ತಿದ್ದೆ ರಹಸ್ಯಂಚ ಪ್ರಕಾಶಂಚ ವಿಶ್ವಸ್ಥ ಪಿತೃವನ್ಮಯೀ ಅವಳು ನನ್ನನ್ನು ಅನ್ನೋ ಭಾವದಿಂದ ನೋಡಿದ್ದಾಳೆ ಯಾಕೆ ನಾಟ್ಯ ಮಾಡುವಾಗ ಸೀರೆ ಹೇಗೆ ಉಟ್ಕೋಬೇಕು ಅವಳ ಮೈ ಮುಟ್ಟಿ ಸೀರೆ ಉಡಿಸಿದ್ದೇನೆ ತೊಡಿಸಿದ್ದೇನೆ ಸ್ನಾನ ಮಾಡಿಸುವಾಗ ಮಗು ಹೆಣ್ಣು ಮಗುವಾಗಲಿ ಗಂಡಾಗಲಿ ತಂದೆಗೆ ಮೈ ತೋರಿಸುತ್ತೆ ಸಣ್ಣ ಹುಡುಗಿ ಆಗಿದ್ರೆ ಗುರುವಿಗೆ ಏನು ಅಲಂಕಾರ ಮಾಡಿದ್ರೆ ಗಡವೆಗಳಾಗಿ ಬೆಳೆದವರು ಸಿನಿಮಾ ಆಕ್ಟ್ರೆಸ್ಗಳು ಮಾತ್ರ ಮೈ ಯಾರಿಗೂ ಬೇಕಾದ್ರೂ ತೋರಿಸ್ತಾರೆ ಇಲ್ಲಿ ಅವಕಾಶವಿಲ್ಲ ಪ್ರಿಯೋ ಬಹುಮತಶ್ಚಾಹಂ ನರ್ತಕೋ ಗೀತಕೋವಿದಃ ಅವಳು ನನ್ನನ್ನು ಮೆಚ್ಚಿಕೊಂಡಿದ್ದಾಳೆ ಗುರು ಭಾವನೆಯಿಂದ ಆಚಾರ್ಯವತ್ ಮಾಂ ನಿತ್ಯಂ ಮನ್ಯತೆ ದುಹಿತಾತವ ವಯಸ್ಥಯ ತಯಾ ರಾಜನ್ನೇ ಸಹ ಸಂವತ್ಸರೋಷಿತ ಒಂದು ವರ್ಷ ಅವಳ ಜೊತೆಯಲ್ಲಿ ವಾಸ ಮಾಡಿದ್ದೇನೆ ಅವಳು ಯಾವುದೋ ವಿಶ್ವಾಸದಿಂದ ನನ್ನನ್ನು ನೋಡಿದ್ದಾಳೆ ಆ ದ್ರೋಹ ಮಾಡಬಹುದು ಮಾಡಬಾರದು ಎರಡನೇದು ಪಾಯಿಂಟು ಅತಿಶಂಕಾ ಭವೇ ಸ್ಥಾನೇ ತವ ಲೋಕಸ್ಯ ವಾ ವಿಭೋ ಲೋಕದವರೇನು ತಿಳ್ಕೊಳ್ತಾರೆ ನಿನ್ನ ಮೇಲೆ ಶಂಕೆ ಬರ್ತದೆ ಇವನು ವಯಸ್ಸಾದವನು ಬೃಹನ್ನಳೆ ಅರಮನೆಯಲ್ಲಿ ಒಂದು ವರ್ಷ ಇದ್ದ ಏನು ಮಾಡಿದ್ನೋ ಏನು ಕಥೆಯೋ ಪಾಪ ಮಗಳನ್ನೇ ಕೊಟ್ಟು ಮದುವೆ ಮಾಡಿಬಿಟ್ಟ ಅಂದ್ರೆ ನಿನ್ನ ಮಗಳಿಗೂ ನನಗೂ ಇಲ್ಲದೆ ಕಥೆ ಕಂಟಾಗ್ತಾರೆ ಜನ ನಿನಗೂ ಕೆಟ್ಟ ಹೆಸರು ಬರುತ್ತೆ ತಸ್ಮಾತ್ ನಿಮಂತ್ರಯೇಹಂ ತೇ ದುಹಿತಾಂ ಮನುಜಾಧಿಪ ಶುದ್ಧ ವಿಜೇ ಜಿತೇಂದ್ರಿಯ ದಾಂತಹ ತಸ್ಯಾ ಶುದ್ಧಿ ಕೃತಾಮಯ ಅವಳನ್ನು ಶುದ್ಧಿ ಮಾಡಿದ್ದೇನೆ ಹುಡುಗಿ ಕೈ ಹಾಗಿರಬೇಕು ಮುದ್ರೆಗಳನ್ನು ಹಾಕಿ ತಿಳ್ಕೊಳ್ಬೇಕು ನರ್ತನ ಹಾಗೆ ಮಾಡಬೇಕು ಕಾಲು ಹೆಜ್ಜೆ ಎಲ್ಲಿಡಬೇಕು ತಾಳ ಹೇಗೆ ಹಾಕಬೇಕು ಅವಳ ಸರ್ವಾಂಗಗಳನ್ನು ಮುಟ್ಟಿದ್ದೇನೆ ಶುದ್ಧವಾಗಿ ಜಿತೇಂದ್ರಿಯನಾಗಿ ಸ್ನುಷಾಯಾಮ್ ದುಹಿತರ್ವಾಪಿ ಪುತ್ರೇ ಚ ಆತ್ಮನಿವಾ ಪುನಃ ಮಗನನ್ನು ಮಗಳನ್ನು ಕಂಡಾಗಳನ್ನು ನೋಡ್ಕೊಂಡಿದ್ದೆ ನಾನು ಅತ್ರ ಶಂಕಾಂನ ಪಶ್ಯಾಮಿ ತೇನ ಶುದ್ಧಿರ್ಭವಿಷ್ಯತಿ ಏನೋ ಒಂದು ವರ್ಷ ಹಾಗಿದ್ರೆ ನೀನು ಶುದ್ಧವಾಗಿದ್ದೆ ನನಗೇನು ಗ್ಯಾರಂಟಿ ಅಂತ ಕೇಳೋದಾದರೆ ಅಭಿಶಾಪಾದಹಂ ಭೀತೋ ಮಿಥ್ಯಾವಾದಾತ್ ಪರಂತವ ಊರ್ವಶೀನು ಕೇಳಬೇಕಾದ್ರೆ ನಾ ಗಂಡಸೇ ಇರಲಿಲ್ಲ ಒಂದು ವರ್ಷ ತಪ್ಪು ಕೆಲಸಕ್ಕೆ ಅವಕಾಶವಿಲ್ಲ ಸ್ನುಷಾರ್ಥಂ ಉತ್ತರಾಂ ರಾಜನ್ ಪ್ರತಿಗೃಹಾಮಿತೆ ಸ್ವತಃ ಸ್ವಶ್ರೀ ನಾಲ್ಕನೇ ಕಾರಣ ಕೊಡ್ತಾನೆ ಇದು ಗಂಡಿನ ಕಡೆ ಅವರು ಒಪ್ಪಿದ್ರೆ ಒಪ್ಪಲಿಲ್ವೇ ಅಭಿಮನ್ಯು ಅಲ್ಲಿಲ್ವೇ ಇಲ್ಲ ಅವನು ಕೇಳಲೇ ಇಲ್ವಲ್ಲ ಅಂದ್ರೆ ನಮ್ಮದು ಒಳ್ಳೆ ಕುಲ ಅಂತ ಕಾಣುತ್ತೆ ವಿರಾಟ್ ರಾಜರೇ ನಿನ್ನ ಮಗಳಿಗೆ ಸರಿಯಾದ ಬಲ ನನ್ನ ಮಗ ಸ್ವಶ್ರೀಯೋ ವಾಸುದೇವಸ್ಯ ಸಾಕ್ಷಾತ್ ಶಿಶು ಯಥ ಕೃಷ್ಣನಿಗೆ ಸೋದರ ಅಳಿಯ ಇದಕ್ಕಿಂತ ಬೇಕೆ ಅಭಿಜಾತ್ಯ ಎಂಥ ಕುಲ ನೋಡಿಕೊಳ್ಳಿ ದೈತ ಚಕ್ರಹಸ್ತಸ್ಯ ಚಕ್ರಪಾಣಿಯಾದ ಕೃಷ್ಣನಿಗೆ ತುಂಬಾ ಪ್ರೀತಿಯುಳ್ಳ ಮಗು ಇದು ಸರ್ವಾಸ್ತ್ರೇಷು ಚ ಕೋವಿದ ಅಪ್ಪನೇ ಕೊಟ್ಟ ಮಗನಿಗೆ ನ ಕದಾಚನ ಪುತ್ರಕಾಹ ಮಕ್ಕಳನ್ನು ತಂದೆ ಎದುರು ಅಂತ ಹೇಳುತ್ತೆ ಒಂದು ಕೆಲಸ ಆಗಬೇಕು ಕಾರ್ಯಾಂತೆ ದಾಸ ದಾಸರನ್ನು ಆಮೇಲೆ ಕೊಂಡಾಡಬೇಕು ಪ್ರತ್ಯಕ್ಷೆ ಗುರವಸ್ತುತ್ಯ ಗುರುಗಳನ್ನು ಮಾತ್ರ ಎದುರಿಗೆ ಕೊಂಡಾಡಬೇಕು ಪರೋಕ್ಷೆ ಮಿತ್ರ ಬಾಂಧವ ಕಾರ್ಯಾಂತೆ ದಾಸಭೃತ್ಯಾಶ್ಚ ನ ಕದಾಚನ ಪುತ್ರಕಾ ಮಕ್ಕಳನ್ನು ಮಾತ್ರ ಖಂಡಿತ ಎದುರುಗಡೆ ಹೊಗಳಾಡಬೇಡಿ ಹಾಳಾಗಿಬಿಡ್ತಾರೆ ನನ್ನ ಮಗ ಇಂಥವನು ನನ್ನ ಮಗಳಿಂತ ಅವಳು ಎದುರಿಗೆ ಹೇಳಿ ಹೇಳಿ ಅಟ್ಟಕ್ಕೇರಿಸಿದ್ರೆ ಮಕ್ಕಳು ಹಾಳಾಗಿಬಿಡ್ತಾರೆ ಪ್ರತ್ಯಕ್ಷೆ ಗುರವಸ್ತುತ್ಯ ಇಂಥ ಮಂತ್ರ ಕೊಟ್ಟರು ನಮ್ಮ ಗುರುಗಳು ಉಪಕಾರ ಮಾಡಿದರು ಪರೋಕ್ಷೆ ಮಿತ್ರ ಬಾಂಧವ ಕಾರ್ಯ ಅಂತ ಒಂದು ಕೆಲಸ ಆದಮೇಲೆ ದಾಸಭೃತ್ಯಾಶ ದಾಸರನ್ನು ಕೊಂಡಾಡಬೇಕು ಕಾಲಸಕ್ಕೆ ಮುಂಚೆನೇ ಕೊಂಡಾಡಿದ್ರೆ ಅಯ್ಯ ಹೋಗಯ್ಯ ಬಿಡಂತ ನಾವು ಚೀಪ್ ರೇಟ್ ಆಗುತ್ತೆ ನ ಕದಾಚನ ಪುತ್ರಕ ಮಕ್ಕಳನ್ನು ಎದುರಿಗೆ ಎಂದೂ ಕೊಂಡಾಡಬಾರದು ಇದೆಲ್ಲ ಅನುಭವದ ವಿಷಯ ಆದರೆ ಮಗು ಹತ್ರ ಇಲ್ಲವಾದ್ರಿಂದ ಇವನೇ ಹೇಳ್ತಾನೆ ಸರ್ವಾಸ್ತ್ರೇಶು ಚಕೋವಿದ ಅವನಿಗೆ ಬ್ರಹ್ಮಾಸ್ತ್ರ ಆಗ್ನೇಯಾಸ್ತ್ರ ಮೊದಲುಕೊಂಡು ಎಲ್ಲ ವಿದ್ಯೆ ಗೊತ್ತು ಹ್ಯಾಕ್ ಗೊತ್ತು ಕೃಷ್ಣ ಹೇಳಿಕೊಟ್ಟಿದ್ದಾನೆ ಎಂದ ಅವನು ಈ ಮಗುವಿಗೆ ಸೋದರ ಮಾವ ಎಂಥ ಸೋದರ ಮಾವ ಕೃಷ್ಣನಿಗೆ ಸಿಕ್ಕದೇ ಇದ್ದ ಸೋದರ ಮಾವ ಕೃಷ್ಣನಿಗೆ ಎಲ್ಲ ವಿದ್ಯೆಗಳು ಸಾಂದೀಪನಿಯಲ್ಲಿ ಸಿಕ್ಕಿದವು ತಾನು ಒಳ್ಳೆ ಸೋದರ ಮಾವನನ್ನು ಪಡೆಯಲಿಲ್ಲ ಅನ್ನುವ ಕೊರತೆಯಿಂದ ತನ್ನ ಸೋದರನಿಗೆ ಈ ಕೊರತೆ ಬರಬಾರದು ಅಂತ ತಾನೇ ಕಲಿಸಿದ್ದಾನೆ ಸರ್ವಾಶ್ರೇಷ್ಠ ಅದು ಅದರ ಮೇಲೆ ಅರ್ಜುನನೂ ಕಲಿಸಿದ್ದಾನೆ ಕೃಷ್ಣ ಯತ್ಕೃತ್ಯಂ ಮನ್ಯಸೆ ಪಾರ್ಥ ಕ್ರಿಯತಾಂ ತದನಂತರಂ ಅದಕ್ಕೆ ವಿರಾಟ್ ರಾಜ ಎರಡನೇ ಮಾತು ಹೇಳೋ ಹಾಗಿರಲಿಲ್ಲ ಆಯ್ತಪ್ಪ ಹಾಗೇ ಆಗಲಿ ನಿನ್ನ ಮಗನನ್ನು ಕರೆಸು ಸರ್ವೇ ಕಾಮ ಸಮೃದ್ಧಾಮೆ ಸಂಬಂಧಿ ಎಸ್ ಯಶಮೇ ಅರ್ಜುನ ಅರ್ಜುನ ನನ್ನ ಬೀಗ ಅಂತ ಹೇಳ್ಕೊಳ್ಳೋಕೆ ನಾನು ಎಷ್ಟು ಭಾಗ್ಯ ಪಡಬೇಕು ಒಂದು ವಿರಾಟ್ ರಾಜ ಇಷ್ಟು ವರ್ಷ ಗೊತ್ತೇ ಆಗಲಿಲ್ಲ ಒಂದು ವರ್ಷ ಅವ್ರ ಮನೆಯಲ್ಲಿದ್ದು ಇವು ಪಾಂಡವರು ಅಂತ ಗೊತ್ತಾಗಲಿಲ್ಲ ವಿರಾಟ್ ರಾಜ ಎಂಥವನು ಪಾಂಡವರಿಗೆ ಒಂದು ವರ್ಷ ಅಜ್ಞಾತವಾಸ ಕಾಲದಲ್ಲಿ ತಂಗುವುದಕ್ಕೆ ಅವಕಾಶ ಕೊಟ್ಟವನು ಧರ್ಮಾತ್ಮನಿಗೆ ಅವಕಾಶ ಕೊಟ್ಟವನು ಬಂದುಬಿಡ್ತು ಮಹಾಭಾರತದಲ್ಲಿ ಬಿರುದು ಮತ್ತು ನಿನ್ನ ಮಗನ ಅಳಿಯಾಗೋದಾದರೆ ಏನು ಭಾಗ್ಯ ಎಂಬುದಾಗಿ ಏವಂ ರಾಜೇಂದ್ರೆ ರಾಜೇಂದ್ರೇ ಕುಂತಿ ಪುತ್ರೋ ಯುಧಿಷ್ಠಿರ ಅನ್ವಷಾ ಸತ್ಸಯೋ ಸಮಯೇ ಮತ್ಸ್ಯವಾರ್ಥಯೋ ಇದು ನನ್ನ ಅಭಿಪ್ರಾಯ ಇದರ ಮೇಲೆ ನಮಗೆ ಹಿರಿಯರಿದ್ದಾರೆ ನಮ್ಮ ಅಣ್ಣ ಧರ್ಮರಾಜ ಹೇಳ್ದಾಗ ಕೇಳಬೇಕು ಅವನು ಬೇಡ ಅಂದ್ರೆ ಬೇಡ ಅಂದ್ರು ಧರ್ಮರಾಜ ಹೇಳ್ದ ನಾಕಪ್ಪ ಬೇಡ ಅಂತ ಹೇಳಿ ಹೆಣ್ಣು ಕೊಡೋನು ವಿರಾಟ್ ರಾಜ ಮಗ ಆಗೋ ನಿನ್ನ ಮಗ ಮತ್ತು ಎರಡೂ ಕಡೆ ಸಂಬಂಧವಿದೆ ನಮಗೆ ಯಾಕೆಂದರೆ ಇವರು ಮತ್ಸ್ಯಕುಲದವರು ಉಪರಿಚರ ವಸುವಿನ ಕಡೆಯಿಂದ ನಮಗೂ ಸಂಬಂಧ ಉಂಟು ಆದ್ದರಿಂದ ತಥೋ ಮಿತ್ರೇಷು ಸರ್ವೇಷು ವಾಸುದೇವಂಚ ಭಾರತ ಪ್ರೇಷಯಾಮಾಸ ಕೌಂತೆಯ ವಿರಾಟಶ್ಚ ಮಹೀಪತಿ ಎರಡು ಕಡೆ ಲಗ್ನಪತ್ರಿಕೆ ಹೋಯಿತು ವಿರಾಟ್ ರಾಜ ಒಂದು ಬರೆಸಿ ಕಳಿಸಿದ ಧರ್ಮರಾಜ ಒಂದು ಪತ್ರಿಕೆಯನ್ನು ಕೃಷ್ಣನಿಗೆ ಕಳಿಸಿದ ಇದು ಒಂದು ಶ್ಲೋಕದಲ್ಲಿ ವ್ಯಾಸರು ಮುಗಿಸಿಬಿಟ್ರು ನಮ್ಮ ಚಪಲ ಕುಮಾರವ್ಯಾಸ ಬಿಡೋ ಹಾಗಿಲ್ಲ ಏನು ಹೇಳಬೇಕದನ್ನು ನಾನು ಐದು ಪದ್ಯಗಳಲ್ಲಿ ಕೃಷ್ಣನಿಗೆ ಇವತ್ತು ಕಣ್ಣಲ್ಲಿ ನೀರು ನೀವು ಭಕ್ತಿ ರಸದಲ್ಲಿ ಅಳಿತೀವಿ ಅವರು ಹೇಳಿದರು ಶಾರದಮ್ಮನವರು ಮೊನ್ನೆ ಅಳಿಸಿದ್ರಿ ನಿನ್ನೆ ನೆಗೆಸಿದ್ರಿ ಅಂತ ಇವತ್ತು ಭಕ್ತಿ ರಸದಲ್ಲಿ ಕಣ್ಣೀರು ಅಪ್ಪ ನವರಸಭರಿತವಾದ ಕಾವ್ಯ ಇಲ್ಲಿ ಅನೇಕ ಮಿತ್ರರು ಸಭೆಯಲ್ಲಿ ಆಮೇಲೆ ಹೇಳಿದ್ರು ಇಂಥ ಗ್ರಂಥಗಳಿರುವಾಗ ಹೊಸದು ಯಾಕೆ ಬರಿಬೇಕು ಹಳೇದು ಓದ್ಕೊಂಡ್ರೆ ಸಾಕಲ್ಲ ಅಂತ ಅಷ್ಟು ಬುದ್ಧಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಗೆ ಬರಬೇಕಲ್ಲ ಏನು ಮಾಡೋಣ ಹೊಸದು ಬರೀದೆ ಇದ್ರೆ ಬೇಡ ಹಳೇದ ಚೆನ್ನಾಗಿ ಓದ್ಕೋಬೇಕು ಎಲ್ಲ ಹೇಳಿದ್ದಾರೆ ರಾಜರ ಅಪಣೆ ಇಲ್ಲ ಪಾಪ ಬರುತ್ತೆ ಅಂತ ಹೇಳಿಲ್ಲ ಕುಕವಿತ್ವಂ ಪುನಃ ಸಾಕ್ಷಾತ್ ಮೃತಿಮಾಹು ಮುನೀಷಿಣ ಕೆಟ್ಟ ಕಾವ್ಯವನ್ನು ಬರೆದು ಲೋಕ ಹಾಳು ಮಾಡಿದರೆ ಮನುಷ್ಯ ಇದ್ದವನು ಆ ಬರೆದವನು ಬದುಕಿದ್ದಕ್ಕಿಂತ ಸತ್ತಂತ ಆಗ್ತದೆ ಅನ್ನೋ ಮಾತನ್ನ ಭಾಮಹ ಎಂಬ ಅಲಂಕಾರಿಕ ಇದು ಹತ್ತು ಹನ್ನೆರಡನೇ ಶತಮಾನದಲ್ಲೇ ಸಂಸ್ಕೃತದಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ ಯಾರು ಬರೀಲಿಲ್ಲವಲ್ಲ ಅದು ಕೊರತೆ ಆದ್ದರಿಂದ ಕುಮಾರವ್ಯಾಸ ಈ ಪ್ರಸಂಗದಲ್ಲಿ ಮತ್ತು ಮುಂದಿನ ಇನ್ನೊಂದು ಪ್ರಸಂಗದಲ್ಲಿ ಭಕ್ತಿಯ ಹೊಳೆಯನ್ನು ಹರಿಸಿದ್ದಾನೆ ಅಲ್ಲಿ ಆಡ್ತಕ್ಕ ಶಬ್ದಗಳು ಸಂಸ್ಕೃತಮಯವಾದಂಥ ವಾಕ್ಯಗಳು ಅದರ ಹಿಂದೆ ಅಡಗಿರತಕ್ಕ ಭಾವ ವಿಶೇಷಗಳು ರಸ ಭಾವ ಈ ಎರಡೇ ಕಾವ್ಯದಲ್ಲಿ ನಾವು ನೋಡಬೇಕಾಗಿದ್ದು ಬರೀ ಅಲಂಕಾರವಲ್ಲ ಕಾವ್ಯದಲ್ಲಿ ರಸ ಯಾರು ತಮಿಳ್ದು ಬಂದು ಅವತ್ತಿಷ್ಟು ಹೊಗಳಾಡಿದ್ರು ಈ ಕಾವ್ಯ ಇಲ್ಲಿಯೋ ಮತ್ತೊಂದು ಕಡೆಯೋ ಎಲ್ಲಿಯೋ ಹೇಳಿದ್ರು ಅಪಡಿಯೇ ಪುಳಿಂಜಿ ರಸತ್ತೆ ಕೊಟ್ಟರುದು ಅಲ್ಲಿ ಪರಕಾಲ ಮಠಕ್ಕೆ ಹೋಗಿದ್ದೆ ಸ್ವಾಮಿಗಳ ರಂಗಪ್ರಿಯರ ಎಂಬತ್ತನೇ ಜಯಂತಿ ಇಲ್ಲಿ ಬಂದು ಕೇಳಿದವರು ಅಲ್ಲಿಯೂ ಬಂದಿದ್ರು ನೀವು ವಾಲ್ಮೀಕಿ ನಾವು ಓದ್ತೇವೆ ನಮಗೆ ಇದು ರಸಗಳು ತಿಳಿಯೋದಿಲ್ಲ ನೀವು ಅದನ್ನು ಹಾಗೆ ಹಿಂಡಿ ರಸ ಸುರಿಸ್ತೀರಿ ಅಂದರು ನಾನಲ್ಲ ಅಲ್ಲಿ ಬರೆದಿದ್ದಾರೆ ಅವರು ವ್ಯಾಸರು ವಾಲ್ಮೀಕಿಗಳು ಓದ್ದೇ ನಿಮ್ಮ ತಪ್ಪು ಕ್ರೆಡಿಟ್ ನನಗೆ ಕೊಡಬೇಡಿ ಎಷ್ಟು ದಿವಸ ನೀವು ಓದಲಿಲ್ಲ ಅಂತ ನನಗೆ ಕ್ರೆಡಿಟ್ ಕೊಡಬೇಡಿ ವಾಲ್ಮೀಕಿ ಬರೀದೇ ಇದ್ದ ವ್ಯಾಸರು ಬರೀದೇ ಅಂತ ನಾನು ಏನು ಮಾಡ್ತಿದ್ದೆ ಬರೀ ಸಿಪ್ಪೆ ತಗೊಂಡು ಹಿಂಡಿದ್ರೆ ರಸ ಬರುತ್ತೆ ಯೋಚನೆ ಮಾಡಿ ಅಲ್ಲಿದೆ ರಸ ಇದೆ ರಸವನ್ನು ಉಂಟು ಮಾಡುವುದಕ್ಕೆ ಭಾವ ಭಾವ ಅಂದ್ರೆ ಏನು ಸಂದರ್ಭ ವಿಶೇಷಗಳು ಅದನ್ನು ಎಬ್ಬಿಸ್ತಾರೆ ರಸೋತ್ಪತ್ತಿ ಮಾಡತಕ್ಕಂತಹ ಜಾಗಗಳು ಅದು ರಸ ವೇದ್ಯವಾಗುವ ಹೃದಯ ಇದ್ದವರಿಗೆ ಅರ್ಥವಾಗುತ್ತೆ ನಿಮಗೆ ನಾ ಹೇಳಬೇಕು ನೀವು ರಸವಂತಿಕೆ ಇರತಕ್ಕ ಹೃದಯದಿಂದ ಬಂದಿದ್ದೀರಿ ನಿಮಗೆ ಮುಟ್ಟುತ್ತೆ ಅದು ಯಾರ ಹೃದಯ ಪಕ್ವವಾಗಿಲ್ಲ ಅವರಿಗೆ ಎಷ್ಟು ರಸವನ್ನು ಕೊಟ್ಟರೂ ತಲೆಗೆ ಹೋಗುವುದಿಲ್ಲ ಅರ್ಥ ಆಗೋದಿಲ್ಲ ಹೃದಯಕ್ಕೆ ಅರ್ಥ ಆಗೋದಿಲ್ಲ ಕುಮಾರ ಕುಮಾರವ್ಯಾಸ ಬರೆದಿದ್ದು ಸಾರ್ಥಕ ಅವನು ಬರೆದಿದ್ದು ಗದಗಿನಲ್ಲಿ ಓದ್ತಾ ಇರೋದು ಬೆಂಗಳೂರಿನಲ್ಲಿ ಯಾಕೆ ರಸ ಎನ್ನುವುದು ಸೆಕ್ಯುಲರ್ ಇದಕ್ಕೆ ಜಾತಿ ಇಲ್ಲ ಇದಕ್ಕೆ ಕುಲವಿಲ್ಲ ಇದಕ್ಕೆ ಹೃದಯ ಒಂದೇ ಗೊತ್ತು ಕಳುಹಿ ಜೀಯ ನಿಮ್ಮಡಿಗಳಿಗೆ ವಾಸ ವರ್ಗಕ್ಕೆ ಬಲಗೆ ವಸುದೇವರಿಗೆ ದೇವಕೆ ಯುಗ್ರಸೇನರಿಗೆ ಕುಲಗುರುಗಳ ಕ್ರೂರನುದ್ದವ ಬಲಭುಜನು ಕೃತವರ್ಮ ಸಾರ್ಥಕಿ ಲಲಿತ ಸಾಂಬ ಕುಮಾರ ಕಂದರ್ಪ ನಿರುದ್ಧರಿಗೆ ಏನು ಬುಟ್ಟಿ ಬುಟ್ಟಿಗಳಲ್ಲಿ ಈ ಶುಭ ಸಮಾಚಾರವನ್ನು ಕಳಿಸಿದ್ದಾನೆ ಧರ್ಮರಾಜ ಅವನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ವಿರಾಟ್ ರಾಜ ಹೇಳಿದೆ ಇದೆಲ್ಲ ಐಶ್ವರ್ಯ ನೆಮ್ಮದಿಯಲ್ಲಿ ಬಿಟ್ಟ ಕೃಷ್ಣನ ಪತ್ರಿಕೆ ಕೊಡಬೇಕಲ್ಲ ಬರೀ ಪತ್ರಿಕೆ ಕೊಡೋದಲ್ಲ ಉಡುಗೊರೆ ಕಳಿಸಿದ್ದಾನೆ ಯಾರ್ಯಾರಿಗೆ ನಿಮ್ಮಡಿಗಳಿಗೆ ರಾಣಿ ವಾಸ ವರ್ಗಕ್ಕೆ ಅಯ್ಯೋ ಹದಿನಾರು ಸಾವಿರದ ಎಂಟು ಜನ ಹೆಂಡತಿಯರು ಅವರೆಲ್ಲರಿಗೆ ಎಷ್ಟು ಹುಟ್ಟಿ ಕೊಟ್ಟಿರಬಹುದು ಮುತ್ತುಮಣಿ ಮಾಣಿಕ್ಯ ರಾಣಿ ವಾಸ ವರ್ಗಗೆ ಬಲಗೆ ಅವನಿಗೆ ವಸುದೇವರಿಗೆ ದೇವಕಿ ಉಗ್ರಸೇನರಿಗೆ ಕುಲಗುರುಗಳು ಗರ್ಗಾಚಾರ್ಯರಿಗೆ ಅಕ್ರೂರನು ಉದ್ಧವ ಉದ್ಧವ ಬಲುಭುಜನು ಕೃತವರ್ಮ ಸಾತ್ಯಕಿ ಲಲಿತ ಸಾಂಬಕುಮಾರ ಸಾಂಬಕುಮಾರ ನೋಡೋದಕ್ಕೆ ಹೆಣ್ಣು ಕಂಡ ಕಾಣಿಸ್ತಿದ್ದ ಅದಕ್ಕೆ ಲಲಿತ ಸಾಂಬಕುಮಾರ ಅವನಿಂದಲೇ ವಂಶ ಹಾಳಾಗಿದ್ದು ಅವನು ಹೊಟ್ಟೆ ದಪ್ಪ ಮಾಡಿ ಇವರು ಇವಳ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಯಾವುದು ಅಂತ ಕೇಳಿ ಕುಚೇಷ್ಟೆ ಮಾಡಿ ದುರ್ವಾಸನ ಶಾಪ ಪಡೆದರು ಹೆಣ್ಣು ಮುಖ ಇತ್ತು ಅವನು ಎಲ್ಲಿ ಅವನು ಅವನು ಜಾಂಬು ಅಂತ ನಮ್ಮ ಮಗಳ ಮಗ ಪುತ್ರ ಅವನು ಲಲಿತ ಸಾಂಬ ಕುಮಾರ ಕಂದರ್ಪ ಅನಿರುದ್ಧರಿಗೆ ಕಂದರ್ಪ ಅಂದ್ರೆ ಪ್ರದ್ಯುಮ್ನ ಅವನೇ ಮನ್ಮಥ ಅನಿರುದ್ಧರಿಗೆ ಉಡುಗೊರೆ ಕಳಿಸಿದ್ದೇನೆ ಏನು ಕಳಿಸ್ತಾ ಇದ್ದಾನಂತೆ ಕುಂತಿ ಕುಮಾರರ ಭಿನ್ನಪವನ್ನ ಕೇಳಬೇಕು ಸ್ವಸ್ತಿ ಕುಂಜರ ಮಸ್ತಕಾಂಕುಶ ಖೇಲನು ಸಂಸ್ಕೃತ ಸ್ವಸ್ತಿ ಪತ್ರ ಬರೆಯುವಾಗ ಮೊದಲು ಸ್ವಸ್ತಿ ಶ್ರೀ ಹಾಕಬೇಕು ದಾನವರಾಯ ಕುಂಜರ ಮಸ್ತಕಾಂಕುಶ ಖೇಲನು ದಾನವರಾಯರೆನ್ನುವುದು ಆನೆಗಳಿಗೆ ಅಂಕುಶ ಇದ್ದಾಗಿದ್ದಾನೆ ಕೃಷ್ಣ ಆ ಪರಿಯಸ್ತ ಯದುಕುಲ ಸಿಂಹ ಸಂಹೃತ ಜನ್ಮ ದುರಿತ ಭಯ ಯದುಕುಲೋದ್ಭವ ಸಂಹೃತ ಜನ್ಮ ದುರಿತ ಯಾವನು ದರ್ಶನ ಮಾಡಿದರೆ ಪುನರ್ಜನ್ಮವೆಂಬ ಪಾಪವೆಲ್ಲ ಹೋಗಿಬಿಡ್ತದೆಯೋ ಹಸ್ತಕಲೆ ರಸುದರ್ಶನ ಊರ್ಧ್ವ ಗಭಸ್ತಿ ಲಭ ಲಭ ಆ ಕೈಯಲ್ಲಿ ಚಕ್ರ ಹಿಡಿದರೆ ಸೂರ್ಯನ ತೇಜಸ್ಸು ಹೋಗಿಬಿಡ್ತದಂತೆ ಅದನ್ನ ಸೂರ್ಯಕೋಟಿ ಸಮಪ್ರಭಂ ಹಸ್ತಕಲೆ ಸುದರ್ಶನೋರ್ಧ್ವ ಲವ ಲಭ ಅರ್ಕ ಪರಿವೃಢ ವಿಸ್ತರಣ ಯಾವಾಗಲೂ ಭಕ್ತರ ಜೊತೆಯಲ್ಲೇ ಇರುವನು ಚಿತ್ತ ಈಸು ಕುಂತಿಯ ಸುತರ ಭಿನ್ನಪವಾ ಚೆನ್ನಾಗಿಲ್ವ ಪದ್ಯ ನೋಡಿ ದೇವ ಇಲ್ಲಿ ಮುಂದೆ ಅಲಂಕಾರ ನೋಡಿ ನಿಮ್ಮಡಿಗಳ ಕೃಪಾ ಸಂಜೀವನಿಯಲಿ ಎಮ್ಮಸುಗಳು ದಾವ ಮೆಚ್ಚಿದವು ಪ್ರಭು ಕೃಷ್ಣ ನಿನ್ನ ಕೃಪೆ ಎಂಬ ಸಂಜೀವನಿಯಿಂದ ನಮ್ಮ ಹಸುಗಳು ನಮ್ಮ ಪ್ರಾಣಗಳು ಒಡಲಿನ ಠಾವ ಮೆಚ್ಚಿದವು ನಿನ್ನ ಕೃಪೆ ಇದ್ದದ್ರಿಂದ ನಮ್ಮ ಪ್ರಾಣಗಳು ಪರವಾಗಿಲ್ಲ ಇನ್ನೂ ಶರೀರದಲ್ಲಿರಬಹುದು ಅಂತ ಸ್ವಲ್ಪ ಕಾಲ ಉಳಿದಿವೆ ನಿನ್ನ ಕೃಪೆ ಇಲ್ಲದೆ ಇದ್ರೆ ಶರೀರವನ್ನು ಬಿಟ್ಟು ಪ್ರಾಣಗಳು ಹೋಗಿಬಿಡ್ತಾ ಇದ್ದವು ತಾವ ಮೆಚ್ಚಿದವು ಒದವು ಒದೆದು ಹಾಯಿದವು ವಿಪಿನ ಮಂದಿರವ ವಿಪಿನ ಮಂದಿರ ಕಾಡಿನ ಗುಡಿಸಲು ಅದು ಇದು ಕಷ್ಟಪಟ್ಟು ವಾಸ ಮಾಡ್ತಿದ್ದು ಶರೀರ ಪ್ರಾಣ ಬೇರೆ ಆಗಬೇಕಾಗಿತ್ತು ಆದರೆ ನಿನ್ನ ಕೃಪೆ ಇದ್ದದ್ರಿಂದ ಕಾಡಿನಲ್ಲಿಯೂ ಈ ಶರೀರದಲ್ಲಿ ಪ್ರಾಣ ಉಳಿದವು ಈ ವರ್ಷದ ಅಜ್ಞಾತವಾಸ ಕಥಾವಶೇಷಣವಾಯಿತು ಕಂಗಳಿಗೀವುದು ಅವಯವ ದರ್ಶನ ಮೃತಪಾನ ಸಂಪದವ ನಮ್ಮ ಕಣ್ಣುಗಳಿಗೆ ನಿನ್ನ ದರ್ಶನ ಎಂಬ ಐಶ್ವರ್ಯವನ್ನು ಕೊಟ್ಟು ಉಳಿಸಬೇಕು ಪ್ರಭು ವಿಪತ್ತಂದ್ರೇನು ಸಂಪತ್ತಂದ್ರೇನು ಜೀವನದಲ್ಲಿ ಸಂಪನ್ನಾರಾಯಣ ಸ್ಮೃತಿ ವಿಸ್ಮರಣಂ ವಿಷ್ಣೋ ವಿಪದ ಸಂತು ಶಶ್ವತಿ ತತ್ರ ತತ್ರ ಜಗದ್ಗುರು ಮೇಲಿಂದ ಮೇಲೆ ವಿಪತ್ತು ಬರಲಿ ಅಂತ ಕೇಳ್ತಾಳೆ ಕುಂತಿ ದೇವಿ ಯಾಕೆ ಆ ವಿಪತ್ತಿದ್ರೆ ದೇವರು ಸ್ಮರಣೆ ಬರ್ತದೆ ಸ್ಮರಣೆ ಉಗ್ರವಾದರೆ ಭಗವಂತ ಕಾಣಿಸ್ತಾನಾದ್ರಿಂದ ಪ್ರಭು ನೀನು ಬಂದು ದರ್ಶನವನ್ನು ಕೊಡಬೇಕು ಕಂಗಳಿಗೀವುದು ಅವಯವ ದರ್ಶನ ನ ಸಂಪದವ ದ್ರೌಪದಿ ವಸ್ತ್ರ ಕೊಟ್ಟ ಹಾಗೆ ಎಲ್ಲೋ ಇದ್ಕೊಂಡು ಅನುಗ್ರಹ ಮಾಡೋದಲ್ಲ ಸಾಕ್ಷಾತ್ತಾಗಿ ಬರಬೇಕು ಶಬರಿಗೆ ದರ್ಶನ ಕೊಟ್ಟ ಹಾಗೆ ಆಂಜನೇಯನ ದರ್ಶನ ಕೊಟ್ಟ ಹಾಗೆ ಅಕ್ರೂರನ ದರ್ಶನ ಕೊಟ್ಟ ಹಾಗೆ ಗೋಕುಲದೆಲ್ಲರ ಮನಸ್ಸಿಗೆ ತಂಪನ್ನೆಯುವಂತೆ ಅವರವರ ಸೊಂಟದಲ್ಲಿ ಕೂತ ಹಾಗೆ ಕಂಗಳಿಗೀವುದು ಅವಯವ ದರ್ಶನ ಮೃತಪಾನ ಸಂಪದವ ದಾಟಿದವು ನುಡಿದವಧಿಯನು ನಾವು ಹೇಳಿದ ಹನ್ನೆರಡು ವರ್ಷ ಒಂದು ವರ್ಷ ಅಜ್ಞಾತವಾಸ ಮುಗಿಸಿದ್ದೇವೆ ವೈರಾಟಪುರದಲ್ಲಿ ತುರು ಬಿಡಿದು ಮೈನೋಟಗೋ ಸುಖ ಬಂದು ನುಗ್ಗ ಎತ್ತು ಕುರುಸೇನೆ ಮೈನೋಟಗೋ ಸುಖ ನಮ್ಮನ್ನು ಪತ್ತೆ ಮಾಡಬೇಕು ಅಂತ ಬಂದಿತ್ತು ಕುರು ಸೈನ್ಯ ಏನಾಯಿತು ನುಗ್ಗಾಯಿತ್ತು ಕುರು ಸೇನೆ ತೋಟಿ ಜಯಿಸಿದೊಡೆ ತೋಟಿ ಅಂದ್ರೆ ಯುದ್ಧ ಉತ್ತರ ಕರ್ನಾಟಕದ ಭಾಷೆಯದು ತೋಟಿ ಜಯಿಸಿದೊಡೆ ಎಮ್ಮನರಿದು ವಿರಾಟವನ್ನಿಸಿ ನಾವು ಪಾಂಡವರು ತಿಳ್ಕೊಂಡು ವಿರಾಟ್ ರಾಜ ನಮ್ಮನ್ನು ಗೌರವ ಮಾಡಿ ತನ್ನ ಮಗಳ ಕಿರೀಟಿ ತನಯಂಗೀವ ದೇವರ ಬಧರಿಸಿ ಮದುವೆ ನಿಶ್ಚಯವಾಗಿದೆ ತನ್ನ ಮಗಳನ್ನ ಅಭಿಮನ್ಯು ಕೊಡ್ತಾ ಇದ್ದಾನಂತೆ ಪ್ರಭು ನಿಜ ಹೇಳ್ಬಿಡ್ತೀನಿ ಮದುವೆ ಎಂಬುದು ನೆಪ ಅಯ್ಯೋ ನೀನು ಬರೋದು ಮುಖ್ಯ ಸ್ವಾಮಿ ನಿನ್ನ ದರ್ಶನ ಮುಖ್ಯ ಈ ಪದ್ಯದ ಭಾವ ಎಷ್ಟು ಇದು ಎಡಿ ಇದು ಕುಮಾರವ್ಯಾಸ ಇಡೀ ಕಾವಿದರೆ ಇದು ಒಂದು ಪದ್ಯದ ಸಮ ಇನ್ನೊಂದಿಲ್ಲ ಮದುವೆ ಎಂಬುದು ನೆಪ ನಿಜ ಶ್ರೀ ಪದವ ತೋರಿಸಬೇಕು ವನವಾಸದ ಪರಿಕ್ಲೇಶಾನು ಸಂತಾನವನ್ನು ಬೀಳ್ಕೊಡಿಸಿ ವನವಾಸ ಆಯಾಸ ಎಲ್ಲ ನಮಗೆ ಹೋಗಬೇಕಾಗಿದ್ರೆ ಪ್ರಭು ನಿನ್ನ ಪಾದ ನೀವು ಮಾಡಿಸಬೇಕು ಕದಡು ಹೋಗಲು ಕಾಣಬೇಹುದು ಯಾವುದು ಪರಿಕ್ಲೇಶಾನುಸಂತಾಪವನ್ನು ಕದಡು ಹೋಗಲು ಕಾಣಬೇಹುದು ಹದುಳವಿಟ್ಟು ಧ್ವಜ ಸಮೇತವಾಗಿ ರಥದಲ್ಲಿ ಬರಬೇಕು ನೀನು ಯಮಗುಚಿತ ವಚನದ ಬಳೆಯಲು ಉತ್ಸಾಹ ಸಸಿಯನು ದೇವ ಸಲಹುವುದು ನಮ್ಮ ಉತ್ಸಾಹ ಬದುಕಬೇಕು ಮತ್ತೆ ಗೆಲ್ಲಬೇಕು ರಾಜ್ಯ ಆಳಬೇಕು ಅನ್ನುವ ಈ ಸಸಿ ರೂಪದಲ್ಲಿರುವ ಜೀವನದಲ್ಲಿ ಬದುಕಬೇಕು ಎಂಬ ಆಸೆಯನ್ನ ನಿನ್ನ ಕೃಪಾವರ್ಷವೆಂಬ ಮಳೆಯಲ್ಲಿ ನೀನು ಬೆಳೆಸಿ ಪಾಂಡವರನ್ನು ರಕ್ಷಿಸಬೇಕು ಪ್ರಭು ಕರುಣಿ ಕೃಷ್ಣನಿಗೆ ಹೆಸರು ಕೊಡ್ತಾ ಇದ್ದಾನೆ ಕುಮಾರವ್ಯಾಸ ಕರುಣಿ ವಿಜಯಂಗೈದು ಭಕ್ತರ ಹೊರೆಯಬೇಹುದು ಬೇಡಿಕೊಂಬನು ಅರಸಲೇಕೆ ನಾ ಕರಿಬೇಕೆ ನಿನಗೆ ಎಳೆಗಂದಿ ತಾಯಿತ ನರಸುವಂದದಲ್ಲಿ ಎಳೆಕರು ತಾಯನ್ನ ಅರಸುವಂತೆ ಅಂಬಾ ಅಂಬಾ ಅಂತ ಕರೆಯುವಂತೆ ನಾನು ಬರೆದಿದ್ದೇನೆ ತೊದಲು ಪತ್ರ ಇದು ನನಗೆ ವ್ಯಾಕರಣ ಗೊತ್ತಿಲ್ಲ ತರ್ಕ ಗೊತ್ತಿಲ್ಲ ಶಬ್ದ ಗೊತ್ತಿಲ್ಲ ಅಲಂಕಾರ ಗೊತ್ತಿಲ್ಲ ಏನೋ ಬರೆದು ಬಿಟ್ಟೆ ಪತ್ರ ಎಳೆಗಂದಿ ತಾಯಿ ನರಸುವಂದದಲ್ಲಿ ಬಂದದಲ್ಲಿ ಚರಣ ಭಜಕ ಕುಟುಂಬನೆಂಬ ಈ ಬಿರುದ ಬಾಲಿಸಿ ಭಿನ್ನ ಹವನದ ಅವಧರಿಸಿ ಚರಣ ಭಜಕ ಕುಟುಂಬನೂ ಏನು ಶಬ್ದ ಹಾಕ್ತಾನೆ ನಿನ್ನ ಪಾದಗಳನ್ನು ಯಾರು ಭಜಿಸ್ತಾರೆಯೋ ಅವರನ್ನು ನೀನು ಕುಟುಂಬಕ್ಕೆ ಸೇರಿಸ್ಕೊಂಡ್ಬಿಡ್ತೀಯಂತೆ ಇದೆಲ್ಲ ರಾಮಾಯಣದ್ದಿದು ಈ ಭಾವ ಎಲ್ಲ ರಾಮಾಯಣದ್ದು ಪಟ್ಟಾಭಿಷೇಕ ಸಂದರ್ಭ ವಿಮಾನದಿಂದ ಇಳಿತಾನೆ ಪುಷ್ಪಕದಿಂದ ಪ್ರಭು ಇಳಿದು ಕೂಡಲೇ ಭರತನನ್ನು ಅಪ್ಪಿ ತಬ್ಬಿಕೊಂಡು ಅವನನ್ನು ಆಶೀರ್ವದಿಸಿ ಅಪ್ಪ ನಾವು ನಾಲ್ವರು ಜೊತೆಯಲ್ಲಿ ಹುಟ್ಟಿದವರು ಗುಹ ಗುಹನೋಡು ಮೈವರಾನೇಂ ಕಂಬರಾಮಾಯಣ ಇವನು ಐದನೇ ತಮ್ಮ ನನಗೆ ಈ ಗುಹ ಇದೋ ಇವನು ಸುಗ್ರೀವ ಆರನೇ ತಮ್ಮ ಬಾರೋ ಇಲ್ಲಿ ವಿಭೀಷಣ ಇವನು ಏಳನೇ ತಮ್ಮ ಕುಟುಂಬಕ್ಕೆ ಸೇರಿಸಿಕೊಂಡ ಭಗವಂತ ಕುಲಂತರುಂ ಸಲ್ವಂತಂದಿಣಂ ಈ ಪದ್ಯದ ವ್ಯಾಖ್ಯಾನದಲ್ಲಿ ಆಳ್ವಾರರ ವ್ಯಾಖ್ಯಾನದಲ್ಲಿ ಬರೀತಾರೆ ಸ್ವಾಂತುಧಿ ಕುಲಪಾಂಸನಂ ಕುಲಕ್ಕೆ ಮಣ್ಣು ಹಾಕಿದವನೇ ತೊಲಗು ಅಂತ ರಾವಣ ವಿಭೀಷಣನನ್ನ ರಾಕ್ಷಸ ಕುಲ ಹೋಯಿತು ಆದರೆ ಭಕ್ತ ಕುಲ ಉಂಟಾಯಿತು ಭಗವಂತ ತನ್ನ ಕುಲಕ್ಕೆ ಸೇರಿಸಿಕೊಂಡ ವಾಳಾಳ್ಪಟ್ಟು நின்றேருள்ளீரேல் ಒಂದು ಮಣ್ಣು ಮಣಮುಂ ಕೊಳ್ಮಿನ್ ಬಾಳಿಗೆ ಆಳ್ಪಟ್ಟವರ ಕುಲ ಅಂತ ಒಂದು ಕುಲ ಭಕ್ತರ ಕುಲ ನೀವು ಆ ಕುಲದಲ್ಲಿದ್ದರೆ ಬಂದು ಭಗವಂತನ ಪ್ರಸಾದ ಸ್ವೀಕಾರ ಮಾಡಿ ಕೂಡಾಳ್ಪಟ್ಟು ನಿಂದ್ರೀರ್ ಹಳೆ ಆಳ್ಪಟ್ಟವರು ಅಂತ ಒಂದು ಕುಲ ತಿನ್ನೋದೇ ಪ್ರಧಾನ ಕೆಲವರಿಗೆ ಅನ್ನ ಮಾತ್ರವಲ್ಲ ದುಡ್ಡು ತಿಂತಾರೆ ದುಡ್ಡು ತಿನ್ನುವ ಪದಾರ್ಥ ಯೋಚನೆ ಮಾಡಿ ಗೊಬ್ಬರವನ್ನು ತಿಂತಾರೆ ಮಾಡಿದ್ರೊಬ್ಬರು ಕೋರ್ಟ್ ಕೇಸ್ ಎಲ್ಲ ಜಯಿಸ್ಕೊಂಡು ನಾ ಗೊಬ್ಬರನೇ ಜೀರ್ಣ ಮಾಡ್ಕೊಂಡಿದ್ದೀನಿ ದುಷ್ಟ ಜನರು ಅಲ್ಲ ಮನುಷ್ಯರನ್ನೇ ತಿಂತಾರೆ ತಿನ್ನಬಾರ್ದೆಲ್ಲ ತಿಂತಾರೆ ಕೂಡಾಳ್ಪಟ್ಟು ನಿನ್ರೀ ಹಳಿ ಕುಳುವೆ ಕುಳುವಿ ನಿಲ್ ಕುಹುದಲಟ್ಟೋ ನಮ್ಮ ಕುಲದಲ್ಲಿ ಸೇರಿಸೋದೆಲ್ಲ ಔಟ್ ಅಂದರು ಇದು ಪೆರಿಯಾಳ್ವಾರರು ಎರಡೇ ಕುಲ ಅಂತ ಹೇಳಿದರು ಭಗವಂತನ ದಾಸ್ಯಕ್ಕೆ ಒಳಪಟ್ಟವರದು ಒಂದು ಕುಲ ದಾಸರಲ್ಲದೇ ಇದ್ದವರು ನಾಸ್ತಿಕರದು ಒಂದು ಕುಲ ಲೋಕದಲ್ಲಿರೋದೇ ಎರಡು ಜಾತಿ ಬಾಕಿ ಜಾತಿಗಳು ನಿಮ್ಮ ಜೀವನ ವೃತ್ತಿ ನಡೆಸೋದಕ್ಕೆ ಹೊರಟು ಭಗವಂತನಿಗೆ ಅನುಕೂಲವೇ ಭಗವಂತನಿಗೆ ಪ್ರತಿಕೂಲವೇ ಅನುಕೂಲವಾದರೆ ಅವನು ರಾಕ್ಷಸರು ಮತ್ತೊಂದು ವ್ಯತ್ಯಾಸ ನೋಡಿದೆ ಪ್ರಹ್ಲಾದ ವಿಭೀಷಣ ಎಲ್ಲರನ್ನೂ ಪ್ರಹ್ಲಾದ ಗೋಕುಲ ಗಜೇಂದ್ರ ದೇಶಕರು ಪಟ್ಟಿ ಮಾಡ್ತಾರೆ ಒಂದೊಂದು ಸ್ತೋತ್ರದಲ್ಲಿ ಆ ಭಕ್ತರ ಪಟ್ಟಿಗಳನ್ನು ಕೊಡ್ತಾರೆ ಮನ್ನರ್ಕಾದಲ್ಲಿ ಕತ್ತಿರ ಬಂದು ಕಾಕಂ ಇರಾಕದನ್ ಮನ್ನರ್ಕಾದಲ್ಲಿ ಕಾಕಂ ಕಾಕಾಸುರ ಮನ್ನರ್ಕಾದಲ್ಲಿ ದ್ರೌಪದಿ ಇರಾಕದನ್ ವಿಭೀಷಣ ಪ್ರಹ್ಲಾದ ಕತ್ತಿರ ಬಂಧು ಕ್ಷತ್ರ ಬಂಧು ಇಷ್ಟು ಜಾತಿ ವ್ಯತ್ಯಾಸವಿದ್ರೂ ಒಂದೇ ಕುಲ ಅಂತ ಭಗವಂತ ಸೇರಿಸಿಬಿಟ್ಟ ಸೂತ್ರ ಯಾವುದು ಭಗವಂತನ ಪಾದವನ್ನು ನಂಬಿದವರು ಒಂದು ಕುಲ ಚರಣ ಭಜಕ ಕುಟುಂಬನೆಂಬ ಈ ಬಿರುದ ಪಾಲಿಸಿ ನಿನ್ನ ಬಿರುದದು ನೀ ಪಾಲಿಸಿ ಭಿನ್ನ ನಮ ಧರಿಸಿ ನಮ್ಮ ಪ್ರಾರ್ಥನೆಯನ್ನ ಮನಸ್ಸಿಗೆ ತಂದುಕೊಂಡು ಕೊಡುವುದಮಗೆ ಮಹಾಪ್ರಸಾದವನು ಏನ್ ಪ್ರಸಾದ ಲಾಡು ಗೀಡು ಜಿಲೇಬಿ ಎಲ್ಲ ಬುಟ್ಟಿ ಬುಟ್ಟಿಯಲ್ಲಿ ತಗೊಂಡು ನೀನು ದ್ವಾರಕೆಯಿಂದ ಬರಬೇಕು ಅಂತ ಅರ್ಥವಲ್ಲ ನಿನ್ನ ಪಾದವನ್ನು ತೋರಿಸಬೇಕು ನಿನ್ನ ಅವಯವವನ್ನು ತೋರಿಸಬೇಕು പുൻതിരുമേനിയെ കാട്ട ನಿನ್ನ ದಿವ್ಯಮಂಗಳ ವಿಗ್ರಹವನ್ನ ತತ್ತೇ ರೂಪಂ ಕಲ್ಯಾಣ ತಮಂ ಪಶ್ಯಾಮಿ ಈಶೋಪನಿಷತ್ತಲ್ಲಿ ಹೇಳಿದರು ಪೂಷನ್ ಏಕರ್ಷೆ ಏ ಸೂರ್ಯ ನಿನ್ನ ಮಂಡಲ ಈ ಕಡೆ ಹೆಸರಿಸ್ಕೋ ಆದರೆ ಹಿಂದೆ ಇದ್ದಾನೆ ಭಗವಂತ ಅವನನ್ನು ನಾನು ನೋಡಬೇಕು ಆ ಭಗವಂತನ ಈ ಕಣ್ಣಾರೆ ನಚ್ಚುತನ ಈ ಕಣ್ಣಿಂದ ಕಾಣಬೇಕು ಇಲ್ಲದಿದ್ರೆ ಈ ಕಣ್ಣು ತಗೊಂಡೇನು ಮಾಡ್ತೀರಿ ಈ ಕಣ್ಣು ಯಾತಕ್ಕೆ ಬರುತ್ತೆ ಇದನ್ನು ಸಾರ್ಥಕ ಮಾಡುವುದಕ್ಕೆ ಭಗವಂತ ಮನುಷ್ಯಾದಿ ರೂಪಗಳಲ್ಲಿ ಎದುರು ಬರ್ತಾನೆ ಆದ್ದರಿಂದ ಬಿರುದಪಾದಿಸಿ ಭಿನ್ನ ಧರಿಸಿ ಕಾಣಿಸಿಕೊಡುವುದಮಗೆ ಮಹಾಪ್ರಸಾದವನು ಇದು ಐದು ಪದ್ಯ ಐದೇ ಪದ್ಯ ಯಾತಕ್ಕೆ ಅಂದ್ರೆ ಐವರು ಪಾಂಡವರು ಒಬ್ಬೊಬ್ಬರು ಒಂದೊಂದು ಬರದಾಗಿದ್ದರು ಭಾವನೆ ರುಕ್ಮಿಣಿ ಏಳು ಪದ್ಯಗಳಲ್ಲಿ ಶ್ಲೋಕಗಳಲ್ಲಿ ಕೃಷ್ಣನಿಗೆ ಪ್ರೇಮಪತ್ರ ಬರೆದಳು ಅದು ಅರ್ಥ ಇದು ಲೆಕ್ಕಾಚಾರ ಇದೆ ಎಲ್ಲಕ್ಕೂ ಭಾಗವತದಲ್ಲಿ ಮಹಾಭಾರತದಲ್ಲಿ ಇಲ್ಲಿ ಪಂಚಪ್ರಾಣಗಳು ಮಮ ಪ್ರಾಣ ಹಿ ಪಾಂಡವ ಹಗಲಲ್ಲಿ ಹೇಳ್ತಿದ್ನಲ್ಲ ಕೃಷ್ಣ ಈಗ ಐದು ಪ್ರಾಣಗಳು ಮೊರೆ ಇಡ್ತಾ ಇವೆ ಎಂಬುದಾಗಿ ಇನ್ನು ತುಂಬಾ ಚೆನ್ನಾಗಿ ವಿವರಿಸಬೇಕು ಆಳ್ವಾರ ಆಚಾರ್ಯರ ಭಾವನೆಗಳನ್ನೆಲ್ಲ ಇಟ್ಟು ಕಥೆ ಅಪಾರವಾಗಿದೆ ಕೃಷ್ಣ ಕೇಳಿದ ಇದನ್ನ ಕೇಳಿ ಹರುಷಿತನಾಗಿ ಕಡು ಕರುಣಾಳು ಹಂಪುಳಿಯೋಗಿ ಕಡು ಕರುಣಾಳು ಕರುಣೆಯ ಕಾಷ್ಠೆಯಲ್ಲಿ ಪರಾಕಾಷ್ಠಲ್ಲಿದ್ದಾನೆ ನನ್ನ ಕರುಣೆ ಯಾರಿಗೆ ತೋರಿಸ್ಬೇಕು ಅಯ್ಯೋ ಯಾರು ಕೇಳ್ಕೊ ಮಾಡ್ತಾಳೆ ಕೃಪೆ ಅನ್ನ ಪಾತ ಭಾಂಗ ಮಾಡ್ತಾಳೆ ನನ್ನ ಕರುಣೆ ತೋರಿಸ್ಬೇಕು ಯಾರಿಗೂ ತೋರಿಸಲಿ ಒಬ್ರು ಕೇಳ್ತಾ ಇಲ್ವಲ್ಲ ಅಂತ ಕಾಯ್ಕೊಂಡಿದ್ದವನು ಹೊಂಪುಳಿಯೋಗಿ ಹರ್ಷವಾಯಿತು ಪುತ್ರವನ್ನು ಹಿಂದೆ ನೋಡಿದ ಇನ್ನೇನಾರಿದೆಯೋ ಅಂತ ಇಲ್ಲ ಮತ್ತೆ ಓದಿದ ಭಕ್ತರ ಮೇರಣ ಒಳವಿನ ಪರಮ ಪ್ರೇಮ ಸ್ನೇಹ ಪಸರಿಸಿತು ನೆನೆಸಿಕೊಂಡ ಪಾಂಡವರನ್ನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಸಿತು ಅಯ್ಯೋ ನಾನಿದ್ದು ಅವತಾರ ಮಾಡಿಯೂ ಕಾಡಲ್ಲಿ ಭಿಕ್ಷೆ ಎತ್ತಿದ್ರಿ ಅಲ್ಲಿ ಸುತ್ತಿದ್ರಿ ಕೊಡಬಾರ್ದು ತೊಂದರೆ ಪಟ್ರಿ ಅಂತ ಆಮೇಲೆ ಅಣ್ಣನನ್ನು ಕರೀತಾನೆ ಅಪ್ಪ ಅಮ್ಮನನ್ನು ಕರೀತಾನೆ ಅಪ್ಪ ಬಾಯಿಲ್ಲಿ ಹೆಂಡತಿಯರನ್ನೆಲ್ಲ ಕರೀತಾನೆ ಕೇಟಗಳ ಮದುವೆ ನಿಶ್ಚಯವಾಗಿದೆಯಂತೆ ನಮ್ಮ ಸೋದರಳ್ಳಿನಿಗೆ ಹೋಗಬೇಕು ನಡೀರಿ ನಡೀರಿ ಅಂತ ಎಂಬುದಾಗಿ ಬುಟ್ಟಿ ಕಟ್ತಾ ಇದ್ದಾನೆ ಕೇಳಿದೆವೆ ಹರ ಹರ ಯುಧಿಷ್ಠಿರನೇ ಹೇಳಿಗೆಯಲ ಯುಧಿಷ್ಠಿರ ಕಾಲ ಬಂತು ಆ ಕೌರವೇಶ್ವರನ ನೆನುತ ಸುರರಿಪು ನೋಡಿದನು ಕೆಲಬಲನ ಇವನು ಕೌರವೇಶ್ವರ ಅಂದ್ರೆ ದುರ್ಯೋಧನ ಅಲ್ಲ ಅಲ್ಲಿ ಇದು ಕುರು ನಿಜವಾದ ಕಧಿಪತಿ ಅಂದ್ರೆ ಧರ್ಮರಾಜ ಅವನಿಗೊಂದು ಏಳಿಗಾಯಿತಲ್ಲ ತುಂಬ ಸಂತೋಷ ಒಳ್ಳೆ ಸಮಾಚಾರ ಕೊಟ್ಟಿದ್ದಾರೆ ಚಿಂತೆ ಬೀತುದು ಪಾಂಡುಮಾಮನ ಸಂತತಿಗಳು ಅಜ್ಞಾತವಾಸವನೆಂತು ಪಂಥದ ಮೇಲೆ ಕಳೆದರೋ ನಮ್ಮ ಪುಣ್ಯವಿದು ಚಿಂತೆ ಬೀತುದು ಚಿಂತೆ ಹೊರಟೋಯ್ತು ಪಾಂಡುಮಾವನ ಸಂತತಿಗಳು ಎರಡು ಕಡೆ ಸಂಬಂಧ ನಮ್ಮ ಪಾಂಡುಮಾವನ ವಂಶದ ಹುಡುಗರು ಅಜ್ಞಾತವಾಸವನೆಂತು ಪಂಥದ ಮೇಲೆ ಕಳೆದರೋ ಹೇಗಾರು ಮಾಡಿದ್ರು ಅಜ್ಞಾತವಾಸವನ್ನ ನಮ್ಮ ಪುಣ್ಯವಿದು ಕೃಷ್ಣನ ಪುಣ್ಯದಂತಾಯ್ತಂತೆ ಇದು ಒಪ್ಪಿಕೊಂಡ ಇಲ್ಲಿ ಕುಂತಿದೇವಿಯರು ಉಮ್ಮಳಿಸೆ ಅಳ್ತಾ ಇದ್ರು ನಮ್ಮ ಸೋದರತೆ ಇವನು ಕಾಡಿ ಹೊರಟಾಗ ಧರ್ಮರಾಜ ಅಯ್ಯೋ ಕೃಷ್ಣ ನೀನಿದ್ದು ನನ್ನ ಮಕ್ಕಳಿಗೆ ಗತಿ ಎಂಬುದಾಗಿ ಕುಂತಿದೇವಿಯರುಮ್ಮಡಿಸೆ ನಾವೆಂತು ಬದುಕುವೆವು ಅಕಟನುತ್ತ ನಿರಂತರವು ಮರುಗುವನು ಬಪ್ಪನು ಶಿವ ಶಿವ ಎಂದ ವಸುದೇವ ಪದೇ ಪದೇ ಅಳ್ತಾ ಇದ್ದಂತೆ ಅಯ್ಯೋ ನಾನು ಅಣ್ಣ ಹೆಸರಿಗೆ ಏನು ಪ್ರಯೋಜನ ಇದ್ದು ನನ್ನ ತಂಗಿ ಮಕ್ಕಳಿಗೆ ಗತಿ ಆಯ್ತಲ್ಲ ಅಂತ ಭವಣಿಗೆಯ ಬಂದಡವಿ ಹೇಳಿ ಪಾಂಡವರು ನವೆದರು ರಾಜ್ಯವನ್ನು ಯಾದವರೋ ನಾವನುಭವಿಸುತ್ತಿದ್ದವು ಪುರುವಂಶದವರು ಕಾಡಿಗೆ ಹೋದರು ಯದುವಂಶದವರು ಚೆನ್ನಾಗಿದ್ದು ನಾವು ದಾಂಡಿಗಳು ನಮಗೆ ಬರಬಾರ್ದಾಗಿತ್ತೆ ಆ ಕಷ್ಟ ನಾವೆದರು ಇನ್ನ ಬರ ಇಲ್ಲಿವರೆಗೂ ತುಂಬ ನವಿದಿದ್ದಾರೆ ಪಾಂಡು ಮಕ್ಕಳು ಅವರ ಸೊಗಸೇ ನಮ್ಮ ಸೊಗಸುಗಳು ಅವರದು ದುಗಡವೇ ನಮ್ಮದು ಅದರಿಂದ ಅವರ ವಿಮಳಾಭ್ಯುದಯ ನಮಗೆ ಎಂದು ಸುರರಿಪು ನುಡಿದ ಅವ್ರ ವಂಶ ಮುಂದಕ್ಕೆ ಬಂತು ನಮ್ಮ ವಂಶ ಮುಂದಕ್ಕೆ ಆಯಿತು ನಮ್ಮ ಅಭಿಮನ್ಯುಗಲ್ವೇ ಅವ್ರ ಕನ್ಯಾ ಕೊಡ್ತಿರೋದು ಕಾಲ ಕೈಗೂಡುವಡೆ ಲೇಸಿನ ಮೇಲೆ ಲೇಸುಗಳ ತಗುವವು ಕಾಲ ಒಳ್ಳೇದಾಗಿದ್ರೆ ಒಳ್ಳೇದ್ರ ಮೇಲೆ ಒಳ್ಳೇದೇ ಆಗುತ್ತೆ ಇಲ್ದಿದ್ರೆ ಎಡವಿದ ಕಾಲೇ ಎಡುತ್ತೆ ಅಂತ ಒಂದು ಹೇಳ್ತಾರೆ ಅಬ್ಬಾ ವನವಾಸ ಮುಗಿಸಿದ್ದಾರೆ ಅಜ್ಞಾತವಾಸ ಮುಗಿಸಿದ್ದಾರೆ ಎರಡು ದೊಡ್ಡ ಸಮಾಚಾರ ಅದರ ಮೇಲೆ ಒಗ್ಗರಣೆ ಮದುವೆ ಆಗ್ತಾ ಇದೆ ಭೂಪಾಲ ಕುಂತಿಯ ಸುತರ ಬೆಳವಿಗೆ ಮೊದಲ ಮಂಗಳವೋ ಮಹಾಭಾರತದಲ್ಲಿ ಇದು ಮೊದಲನೇ ಮಂಗಳ ಮಹೋತ್ಸವ ಅದಕ್ಕೆ ಸಿಹಿ ಏರ್ಪಾಡಾಗಿರುವುದು ಇವತ್ತು ದ್ರೌಪದಿ ಮದುವೆ ಮಂಗಳವಲ್ಲವೇ ಅಂದ್ರೆ ದ್ರೌಪದಿ ಮದುವೆ ಮುಂದೆ ಬರುವ ಮಹಾ ಅನರ್ಥಕ್ಕೆ ನಾಂದಿ ಅದು ಆ ದ್ರೌಪದಿ ಕರ್ಣ ಯಾವಾಗ ತಿರಸ್ಕರಿಸಲ್ಪಟ್ಟನೋ ಅಲ್ಲಿಂದ ಯುದ್ಧ ಶುರುವಾಯಿತು ಇದು ಮೊದಲ ಮಂಗಳ ಇದು ವಿರಾಟ್ ಪರ್ವಿಂದ ಆಚೆ ಪಾಂಡವರು ಶುಭವಾಗುತ್ತೆ ಮೇಲೆ ತಂಗಿಯ ಮಗನ ಮದುವೆ ವಿಶಾಲ ಸುಖವದು ನಿಖಿಳಜಾದ ವಜಾಲ ಪೈಣವ ಮಾಡಲಿ ಎಂದು ಅಸುರಾರಿ ನೇಮಿಸಿದ ಚರರಿಗುಡುವರೇ ಆ ಪತ್ರಿಕೆ ತಗೊಂಡ್ಬಂದವರಿಗೆ ತುಂಬ ಸಂತೋಷದಿಂದ ಕೃಷ್ಣ ಕೈಯಿಂದ ಬೊಗಸೆ ಬೊಗಸೆ ತುಂಬ ರತ್ನಗಳನ್ನು ಕೊಡ್ತಾನೆ ಚರರಿಗುಡುವರೆ ಗಂಧನಿಖಿಲಾಭರಣ ಕತ್ತುರಿ ಕರ್ಪೂರವನಿತ್ತು ಹರಿದಿಶಾಪಟ ಬೀಳು ಪಟ್ಟನು ರಾಯಸವ ಬರಸಿ ರಾಯಸ ಹಳೆ ಅರಮನೆ ಭಾಷೆ ಇದು ಪತ್ರವನ್ನು ಬರೆಸಿದ್ದಾನೆ ಬಂದು ಸೇರ್ತೇನೆ ಬೇಗ ಎಲ್ಲ ಏರ್ಪಾಡು ಮಾಡಿಕೊಳ್ಳಿ ಅಂತ ಹೇಳಿ ಮರಳಿ ದೂತರು ಬಂದು ಮತ್ಸ್ಯನ ಪುರವ ಹೊಕ್ಕರು ಕೃಷ್ಣರಾಯನ ಕರುಣದಳತೆಯ ಭಿನ್ನವಿಸಿದರು ಅಪ್ಪ ಕೃಷ್ಣರಾಯನ ಕರುಳೆ ಅಲ್ಲ ಕೃಷ್ಣರಾಯನ ಕರುಣದ ಅಳತೆಯ ಭಿನ್ನವಿಸಿದರು ಆ ಕರುಣೆಗೆ ಅಳಸೆಗುಂಟೆ ಬರೀ ಸಮಾಚಾರ ತಗೊಂಡೋಗಿದ್ದು ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದರೆ ನಮಗೆಷ್ಟು ಗೌರವ ಮಾಡಿದ ಪ್ರಭು ನಿಮ್ಮ ಪತ್ರ ಎಷ್ಟು ಸಲ ಓದಿಕೊಂಡ ಅಪ್ಪನಿಗೆ ಹೇಳಿದ ಅಮ್ಮನಿಗೆ ಹೇಳ್ದ ಬಂಧುವರಿಗೆಲ್ಲ ಹೇಳಿದ ಪಾಂಡುತನೆಯರಿಗೆ ಈ ಕಡೆಯಲ್ಲಿ ಸುಮುಹೂರ್ತ ಎಲ್ಲ ಏರ್ಪಾಡಾಯಿತು ಅದಕ್ಕೆ ಅರಮನೆಗೆಲ್ಲ ಬಣ್ಣ ಗಿಣ್ಣ ಸುಣ್ಣ ಬಳಸಿದ್ದು ಚಾರುತರ ಕತ್ತುರಿಯ ಸಾಜಿನ ಸಾರಣೆಯ ಕುಂಕುಮದ ರಸಗಳ ಕಾರಣೆಯ ನವಚಿತ್ರ ಚಿತ್ರಪತ್ರದ ಬಹಳ ಭಿತ್ತಿಗಳ ಆ ಊರು ತುಂಬ ಏನೇನು ಮಾಡಿದ್ದಾರೆ ಬಣ್ಣ ಬಳಸಿದ್ದು ಕೇರಿಯಲ್ಲಿ ಅದೆಲ್ಲ ವರ್ಣನೆ ಮಾಡ್ತಾರೆ ಎರಡು ದಿವಸ ಆಯಿತು ಸ್ವಯಂ ಕೃಷ್ಣನೇ ಬರ್ತಾ ಇದ್ದಾನೆ ಆ ಕೃಷ್ಣ ಬಂದು ಸಂದರ್ಭ ನೋಡಿ ಬಿಡ್ತಾನೆ ಕವಿ ಇವನು ಭಕ್ತ ಕೃಷ್ಣ ಬರ್ತಿದ್ದಾನೆ ಪಾಂಡವರು ಎದುರುಗೊಳ್ತಾರೆ story does not move but you will weep ದೂರದಲ್ಲಿ ಕೃಷ್ಣ ರಥ ಮೇಲೆ ಗರುಡ ಧ್ವಜ ಹನುಮಧ್ವಜ ಕೇಳಿಯೇ ಸಂತೋಷಪಟ್ರಿ ನೀವು ಗರುಡನಿಗೆ ಇವನಿಗೆ ಯುದ್ಧವಾಯಿತು ಒಂದು ಕಾಲದಲ್ಲಿ ಮಹಾಭಾರತದಲ್ಲಿ ಬರುತ್ತೆ ಇವನು ಯಾರಂತ ಅವನಿಗೆ ಗೊತ್ತಿಲ್ಲ ಕೃಷ್ಣನೇ ಪರಮಾತ್ಮ ಅಂತ ಆಮೇಲೆ ಮೈ ಪರಿಮಳ ಕಸ್ತೂರಿ ನೋಡಿ ಯಾರಪ್ಪ ನೀನು ಅಂದ್ರೆ ನಾ ಕೃಷ್ಣ ಅಂದ್ರೆ ಅಯ್ಯೋ ಪ್ರಭು ನೀ ನನಗೆ ಯಜಮಾನ ಆಗಬೇಕು ಅಂತ ಅವರಿಬ್ಬರಲ್ಲಿ ಒಂದು ಸ್ಪರ್ಧೆ ಆಗ್ತದೆ ಕೊನೆಯಲ್ಲಿ ನಿನಗೇನು ಬೇಕೋ ಗರುಡ ಕೇಳು ಅಂತ ಕೇಳಿದ್ರೆ ಗರುಡ ಕೇಳ್ಕೊಳ್ತಾನೆ ನಿನಗಿಂತ ಒಂದೆರಡು ಅಡಿ ಮೇಲಕ್ಕಿರಬೇಕು ನಾನು ಹಾಗೆ ಗೌರವ ಕೊಡಬೇಕು ನನಗೆ ಆಯ್ತಪ್ಪ ರಥದಲ್ಲಿ ಮೇಲೆ ಧ್ವಜದಲ್ಲಿರಲಿ ಮತ್ತು ಆರತಿ ಎತ್ತುವಾಗ ನನಗೂ ನಿನಗೆ ಸೇರಿಯ ಮಂಗಳವನ್ನು ಮಾಡಲಿ ಗರುಡ ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ಹರಿ ಗರುಡ ಭಿದ ವೇದಾಂತೇಶಕರು ಗರುಡ ಪಂಚಾಶತ್ತಲ್ಲಿ ಎರಡು ರೂಪದಲ್ಲಿದ್ದಾನೆ ಭಗವಂತ ಅಂತ ತಸ್ಯ ಯಜುರೇ ವಶಿರಃ ದಕ್ಷಿಣ ಪಕ್ಷ ಸಾಮೋತ್ತರ ಪಕ್ಷ ಆದೇಶ ಆತ್ಮ ಪಕ್ಷಿ ರೂಪದಲ್ಲಿದ್ದಾನೆ ಗರುಡ ವೇದದಲ್ಲಿ ಹೇಳ್ತಾರೆ ಸುಪ್ರಣೋಸಿ ಗರುತ್ಮ ಗಾರುಡ ಸೂಕ್ತವಿದೆ ಗರುಡ ಚೈನ ಅಂತ ಮಾಡ್ತಾರೆ ಗಾರುಡ ವ್ಯೂಹ ಅಂತಿದೆ ಬಹಳ ದೊಡ್ಡ ತತ್ವ ಗಾರುಡ ತತ್ವ ಗರುಡನಿಗೆ ಪೂಜೆ ಸಂದಲ್ಲಿ ಖಂಡಿತವಾಗಿ ಭಗವಂತನಿಗೆ ಸಂದು ಹೋಗ್ತದೆ ನಮ್ಮ ಬಿಂಡಿಗಿನ ವಲೆಯಲ್ಲಿ ಅದ್ಭುತವಾದ ಗರುಡ ದರ್ಶನ ಮಾಡಬೇಕು ತಾವು ಹೋಗಿ ಅಲ್ಲೊಬ್ಬರಿಗೆ ಗರುಡು ಮಂತ್ರವನ್ನು ಕೊಟ್ಟೆ ನಾನು ಎರಡು ಮೂರು ಸಲ ಹೋಗಿದ್ದೇನೆ ಅಲ್ಲಿ ತುಂಬ ವಿಶೇಷವಾದ ಸಾನ್ನಿಧ್ಯ ಅನುಭವ ವೈಬ್ರೇಷನ್ಸ್ ಅನುಭವಿಸಿದ್ದೇನೆ ನಾನು ಗರುಡ ದೇವ ಇಲ್ಲದೆ ಇದ್ದಂತಹ ದೇವಸ್ಥಾನ ಆಲಯ ಎಲ್ಲಿ ಇಲ್ಲ ಗರುಡ ಕಂಬ ಎಲ್ಲ ಕಡೆ ಇದೆ ಗರುಡ ಇದ್ದಾನೆ ಅಲ್ಲಿ ವಿಶೇಷ ಸಾನ್ನಿಧ್ಯ ತಾವು ನೋಡಬೇಕು ಆ ಗರುಡ ಧ್ವಜದಲ್ಲಿ ಬರ್ತಾನೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ ಹೊಳಹೊಮಿಗೆ ದೂರದಲ್ಲಿ ಗರುಡನ ಹಳವಿಗೆಯ ಕಂಡು ಇವರೆಲ್ಲಿದ್ದಾರೆ ಪಾಂಡವರು ವಿರಾಟ್ ನಗರದಲ್ಲೇ ಇದ್ದಾರೆ ಇನ್ನು ಅಲ್ಲೇ ಇರಲಿ ಆಗಿದ್ರೆ ಗರುಡ ಗರುಡ ಧ್ವಜ ಹೇಳಿದೆ ನೋಡಿ ಯಾಕೋ ಪ್ರತಿನಿತ್ಯ ಒಂದು ರೀತಿ ಅನುಭವ ಆಗ್ತಾ ಇದೆ ಇಲ್ಲಿ ಸಾನ್ನಿಧ್ಯ ಇಲ್ಲ ಅಂತೀರಾ ಇಲ್ಲಿ ಗರುಡನ ಸಾನ್ನಿಧ್ಯ ಇಲ್ಲಿ ವೇದವ್ಯಾಸರ ಸಾನ್ನಿಧ್ಯ ಇಲ್ಲಿ ಕುಮಾರವ್ಯಾಸನ ಸಾನ್ನಿಧ್ಯ ಇಲ್ಲಿ ಸಕಲ ದೇವತೆಗಳ ಸಾನ್ನಿಧ್ಯ ಪಾಂಡವರೇ ಇದ್ದಾರೆ ಈ ಕಥೆ ಹೇಳ್ತಿದ್ದೇವೆ ಸತ್ಯವಾದ ಕಥೆ ಇದು ಸತ್ಯಮೇವ ಜಯತೆ ಜಯೋ ನಾಮ ಇತಿಹಾಸೋಯಂ ಹೊಳಹೊಮಿಗೆ ದೂರದಲ್ಲಿ ಗರುಡನ ಹಳವಿಗೆಯ ಕಂಡು ಅಂದಣಂಗಳ ನಿಳಿದು ಎಕ್ಕಿದರು ದೃಪದ ವಿರಾಟ ಪಾಂಡವರು ದೃಪದ ರಾಜ ಬಂದಿದ್ದಾನೆ ಅವನೊಬ್ಬ ಬೀಗ ಆಯ್ತಲ್ಲ ದೃಪದನು ಬಂದಿದ್ದಾನೆ ಏನು ಪಾಂಡವರ ಕಡೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಕೃಷ್ಣ ಮತ್ತು ದ್ವಾರಕೆಯವರು ಬರಬೇಕು ಪೂರ್ವ ಮಹಾದ್ವಾರದಲ್ಲಿ ಏನು ಮಂಗಳ ಸಾಮಗ್ರಿ ಇಟ್ಕೊಂಡು ಆರತಿ ಇಟ್ಕೊಂಡು ಎಲ್ಲ ಕೃಷ್ಣನಿಗೆ ಸ್ವಾಗತ ಮಾಡೋಕೆ ನಿಂತಿದ್ದಾರೆ ಗರುಡ ಧ್ವಜವನ್ನು ನೋಡಿ ಅಂದಣಗಳನ್ನಿಳಿದು ಪಲ್ಲಕ್ಕಿಯಲ್ಲಿ ಕೂತಿದ್ರು ಇಳಿದ್ರು ಮೈಯಿಕ್ಕಿದರು ದೃಪದ ವಿರಾಟ ಪಾಂಡವರು ಮೈಯಿಕ್ಕಿದರು ನಮಸ್ಕಾರ ಮಾಡಿದರು ಇದೆಲ್ಲ ನಮ್ಮ ಧಾರವಾಡ ಕಡೆ ಭಾಷೆ ಮೈ ಗರಡಿಕ್ಕೋಗಲ್ಲ ನಮಸ್ಕಾರ ಮಾಡಿದ್ದಾರೆ ಬಳಿಕ ಕಾರು ನಡೆಯಲಿ ನಲಿದು ಬರುತ್ತಿರಲು ಆನೆಯಿಂದಿಳಿ ಎಳೆಗಿಳಿದು ವಿಜಯಂಗೈದನು ಸುರಾರಾಧಿ ಕರುಣದಲ್ಲಿ ಅವನಿಗೆ ಉತ್ಸವ ಮೊದಲು ರಥದಲ್ಲಿ ಬಂದ ಆಮೇಲೆ ಆನೆ ಮೇಲೆ ಕೂರಿಸಿದ್ರು ಪ್ರದಕ್ಷಿಣೆ ಮಾಡಿಸಿದ್ರು ಅಲ್ಲಿಂದ ಕೆಳಗಿಳಿದ ಇತ್ತನವರಿಗೆ ಸಮಯವನು ದೇವೋತ್ತಮನು ನಿಗಮಮುಖ ಬಲಸಿದಡೆ ಅತ್ತಲಿತ್ತಲು ಸರಿವ ವೇದ ಶ್ರುತಿಗಳು ಪವಿತ್ರವಾದವು ಅಪಸ್ವರ ಇಲ್ಲದೆ ಬ್ರಾಹ್ಮಣರು ಹೇಳಿದರೆ ಅತ್ತಲಿತ್ತಲು ಸರಿವ ವೇದಕ್ಕೆ ಸಿಕ್ಕೋದಿಲ್ಲ ಅವನು ವೇದ ಓದ್ತಾ ಇದ್ದಾರೆ ಬ್ರಾಹ್ಮಣರು ಪರಮಾಡಿ ಹಿಂಗೆ ಇರ್ಕ ದೇವರಿಲ್ಲೇ ಇದ್ದಾನೆ ಅಂತ ಇದೋ ಹಿಂಗೆ ಒಂದೇ ಎಲ್ಲೋ ಹೋಗ್ಬಿಡ್ತಾನವನು ವೇದ ಓದಿದವರಿಗೆ ಕೈ ಸಿಕ್ಕೋದಿಲ್ಲ ಅವನು ಇತ್ತನವರಿಗೆ ಸಮಯವನು ದೇವೋತ್ತಮನು ನಿಗಮೋಹ ಬರಸಿದರೆ ಅತ್ತಲಿತ್ತಲು ಸರಿವ ಮುನಿಗಳ ಮನಕ್ಕೆ ಕೈಗೊಡದ ಧ್ಯಾನ ಮಾಡುವವರ ಮನನ ಮಾಡುವವರ ಮಂತ್ರೋಚ್ಚಾರ ಮಾಡುವವರ ಮನಸ್ಸಿಗೂ ಸಿಕ್ಕೋದಿಲ್ಲ ಹೆತ್ತ ಮಕ್ಕಳು ನಿಲ್ಲಲಿ ಹೋಗಲಿ ತಾನು ಮಕ್ಕಳಿಗಾರು ಸಿಗ್ತಾನೆ ನಾಟ್ ಅವೈಲಬಲ್ ಫಾರ್ ಚಿಲ್ಡ್ರನ್ ನಮ್ಮ ಹಾಗೆ ನೀನು ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ಟೆ ಅಂತ ಬೈದ್ಬಿಟ್ಲು ಒಂದು ದಿವಸ ನನ್ನ ಮಗಳು ಷಷ್ಠಬ್ದಿ ನಡೀತಿತ್ತು ಧಾರವಾಡದಲ್ಲಿ ಬಹಳ ಜನ ಬಂದಿದ್ರು ಆಹ್ವಾನಿತರಲ್ಲದೆ ಎಷ್ಟೋ ಜನ ಬಂದಿದ್ರು ಅವಳು ಬೆಂಗಳೂರಲ್ಲಿದ್ಲು ಅವಾಗ ಅಥವಾ ಎಲ್ಲಿದ್ಲು ಸಾಯಂಕಾಲ ತನಕ ನೋಡಿದ್ಲು she didn't have one minute available to talk to me ತುಂಬಾ ಬೇಜಾರು ಮಾಡ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ಟಿದ್ಯಾ ಪಬ್ಲಿಕ್ ಪ್ರಾಪರ್ಟಿ ಈ ಊರಿಗೆ ಬಂದಿದ್ದೇನಲ್ಲ ಈಗ ಸಿಗ್ತೇನೆ ಯೋಚನೆ ಮಾಡಿಕೊಳ್ಳಿ ಅದು ಪಟ್ಟಣದ ಸಂದರ್ಭದ ಸ್ಥಿತಿಯೇ ಹೊರತು ನಮ್ಮ ದೊಡ್ಡ ಸ್ಥಿತಿ ಅಲ್ಲ ಅಥವಾ ಇದರಲ್ಲೇನು ಬೇರೆ ಭಾವ ನೋಡಬಾರದು ಆದರೆ ಕೃಷ್ಣನಲ್ಲಿ ಬೇರೆ ವಿಷಯ ಹೇಳ್ತಾರೆ ಹೆತ್ತ ಮಕ್ಕಳು ನಿಲ್ಲಲಿ ಅವ್ರಿಗೆ ಅರ್ಜೆಂಟ್ ಇಲ್ಲ ಪ್ರಜುಮ್ನ ಎಲ್ಲಿ ಹೋಗ್ತಾನೆ ಅನಿರುದ್ಧ ಎಲ್ಲಿ ಹೋಗ್ತಾನೆ ಸಾಂಬ ಎಲ್ಲಿ ಹೋಗ್ತಾನೆ ಇರ್ತಾರೆ ಭಕ್ತರ ನಿತ್ತ ಕರೆ ಅದು ಪ್ರಿಫರೆನ್ಸು ಭಕ್ತರಿದ್ರೆ ಮೊದಲು ಕರೆ ಎಂಬುದಾಗಿ ನೆನೆವರಿಗೆ ತನ್ನನು ತೆತ್ತು ಬದುಕುವನೆಂಬ ಬೋಳೆಯನು ಅಯ್ಯೋ ಯಾರು ನೆನೆಸ್ಕೊಳ್ತಾರೆಯೋ ಅವನಿಗೆ ತನ್ನನ್ನೇ ತಾನು ಚೆತ್ತು ಬದುಕುವೆನು ನಂಬಿದವರಿಗೆ ತನ್ನನ್ನು ಚೆತ್ತು ಬಿಡುತ್ತಾರಂತೆ ತವಾಸ್ಮೀತಿ ಜಯಾಚತೆ ಅಭಯಂ ಸರ್ವಭೂತೇಭ್ಯ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಜಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಹೇ ತದ್ವ್ರತಂ ಮಮ ನನ್ನ ವ್ರತ ಅಂದ ಅದೆಲ್ಲ ರಾಮಾಯಣದ ಭಾವನೆಗಳು ತಗೊಂಬರ್ದಿದ್ದಾನೆ ಇದರಲ್ಲಿ ಊರು ಜನ ಎಲ್ಲ ನೋಡ್ತಿದ್ದಾರೆ ಕೃಷ್ಣ ಹೇಗಿದ್ದಾನೆ ಪ್ರಯಾಣ ಮಾಡಿದ್ದಾನೆ ತುಂಬ ಬಳಲಿದ್ದಾನೆ ಹಳದಿ ಬಣ್ಣದ ಪೀತಾಂಬರದ ವಸ್ತ್ರ ರಸ್ತೆ ಧೂಳಿಗೆ ಬೆಳ್ಳಗಾಗಿ ಹೋಗಿದೆ ಕಿರುಮೀಸೆ ಅದರ ಮೇಲೆಲ್ಲ ಬೆವರು ಬೆವರಿನ ಮೇಲೆ ಧೂಳು ಕೂತ್ಕೊಂಡಿದೆ ಅಪ್ಪ ಒಂದು ಚಿತ್ರ ಕೊಡ್ತಾನೆ ಕುಮಾರವ್ಯಾಸ ರಿಯಲಿಸ್ಟಿಕ್ ಪಿಕ್ಚರ್ ಯಾರು ಎರಡು ಕಡೆ ಬರ್ತಿದೆ ಇದು ಬಲದ ಪದ ಘಟ್ಟಣೆಯ ರಜದಿಂ ಬೆಳುಪಡಗಿದಂಬರದ ಮಾರ್ಗದ ಜಳದ ಕಿರು ಬೆಮರುಗಳ ಬಲದ ಪದಘಟ್ಟಣೆಯ ಕೃಷ್ಣನ ಹಿಂದೆ ಒಂದು ದೊಡ್ಡ ಸೈನ್ಯ ಯಾದವರು ಸೈನ್ಯ ಆನೆ ಕುದುರೆ ಪದಾತಿ ರಥ ಗೀತ ಆ ಧೂಳೆಲ್ಲ ಕೃಷ್ಣನ ಮೇಲೆ ಕೂತಿದೆ ರಜದಿಂದ ಬೆಳುಪಡಗಿದಂಬರದ ಮಾರ್ಗದ ಝಳದ ಝಳ ಬಿಸಿಲು ದಾರಿ ಬಿಸಿಲಿನಲ್ಲಿ ಕಿರು ಬೆಮರುಗಳ ಅಲ್ಲೊಂದು ಸಣ್ಣ ಮುತ್ತಿನಂತೆ ಮೀಸೆ ಮೇಲೆ ಕೃಷ್ಣನಿಗೆ ಮೀಸೆ ಇದ್ದ ಕೃಷ್ಣ ಅನ್ಇಮ್ಯಾಜಿನಬಲ್ ಕುಮಾರವ್ಯಾಸನಿಗೆ ಅವನು ಮೀಸೆ ಅಷ್ಟೇ ಅಲ್ಲ ತಾಂಬೂಲ ಬೇರೆ ಸಂಚಿ ಪೆಟ್ಟಿಗೆ ಇಟ್ಕೊಂಡಿದ್ದಾನೆ ಹಗಲೆಲ್ಲ ತೆಗೆದು ತೆಗೆದು ತಂಬುಲ ಸೂಸೆ ತಂಬುಲ ಸೂಸೆ ಈ ಪಳನಿ ಸುಬ್ರಹ್ಮಣ್ಯ ಪಿಳ್ಳೆ ಅಂತ ಒಬ್ಬರಿದ್ರು ಮೃದಂಗವಾದಕರು ಅರ್ಯಕುಡಿ ರಾಮಾನುಜಯಂಗಾರಿಗೆ ಅವರು ಎಡ ಲೊಡಚರು ಎಡ ಕೈಯಲ್ಲಿ ಬಾರಿಸೋರು ಯಾವಾಗಲೂ ತಾಂಬೂಲ ಬಾಯಲ್ಲೇ ಇರಬೇಕು ಅವ್ರ ಮುಸುಡಿಯೇ ಹೀಗಿದೆಯೋ ನಮ್ಗೆ ಆಶ್ಚರ್ಯ ಒಂದು ಕಡೆ ಒತ್ತಿಟ್ಕೊಂಡೇ ಮೃದಂಗ ನುಡಿಸೋರು ಅವರು ಆಲಾಪನೆ ಮಾಡುವಾಗ ಮತ್ತೆ ಎಳೆ ಅಡಿಕೆ ತೆಗೆದು ತೆಗೆದು ಬಾಯಿಗೆ ಹಾಕೊಳ್ತಾ ಇದ್ರು ಅವರು ಶಾನುಭೋಗರ ಸ್ವಭಾವ ಇದು ಕುಮಾರವ್ಯಾಸ ಕೃಷ್ಣನ ಶಾನುಭೋಗ ಮಾಡಿಬಿಟ್ಟಿದ್ದಾನೆ ಬರದ ಪದ ಕಟ್ಟಳೆಯ ರಜನಿಂಬೆಳು ಪಡಗಿದಂಬರದ ಮಾರ್ಗದ ಜಳದ ಕಿರುಬೆ ಮರುಗಳ ಲಲಿತ ಕಪೋಲ ಮಂಡಲವ ಕೆಲದ ಪಾಯವಧಾರುಗಳ ಎಡಗಡೆ ಬಲಗಡೆ ಆ ಕೃಷ್ಣನಿಗೆ ಪರ ಕೇಳ್ತಾ ಇದ್ದಾರೆ ಕಳಕಳದ ಕರುಣಾರಸದ ಸೂಸುವ ಮೆಲುನಗೆಯ ಕರುಣಾರಸವನ್ನು ಸೂಸ್ತಾ ಇರುವಂತಹ ಒಂದು ಸಣ್ಣನಿಗೆ ಸ್ಮೈಲ್ ಆ ಕೃಷ್ಣನ ಸ್ಮೈಲ್ ಜಗತ್ತನ್ನು ಕೊಚ್ಚಿಸಿ ಬಿಡುವಂತಹ ನನಗೆ ಕೃಷ್ಣನಿಗೆ ಎಷ್ಟು ಮೋಹಕವಾದ ನನಗೆ ಇವನು ದ್ವೇಷ ಮಾಡಬೇಕು ಬೈಬೇಕು ಅಂತಿದ್ದವರು ಆ ನಗೆಯಲ್ಲಿ ತೇಲಿ ಹೋಗಿಬಿಡಬೇಕು ಏನು ಸುಪ್ರೀಂ ಕಂಟ್ರೋ ಏನು ಚಿತ್ರ ಬರೆದಿದ್ದಾನೆ ಕಳಕಳದ ಕರುಣಾರಸ ಕಳಕಳ ನನ್ನ ಭಕ್ತರು ಚೆನ್ನಾಗಿರಬೇಕು ಅಂತ ಕರುಣೆ ಕಳಕಳಿ ಆ ಕಡೆ ಶಬ್ದ ಕಳಕಳದ ಕರುಣಾರಸವ ಮೆಲುನಗೆಯ ಸಿರಿಮೊಗದ ಕೃಷ್ಣನ ಕಂಡುದಾಸೇನೆ ಬಾಗಿದವು ಬರಿ ಕೈಗಳನ್ನು ವರ್ಣನೆ ಮಾಡ್ತಾರೆ ಅಂಗನೆಯರು ಅರವಿಂದನಾಭನ ಮಂಗಳ ಶ್ರೀಮೂರ್ತಿ ಸುಧಯನು ಕಂಗಳದಿ ಕುಡಿ ಕುಡಿದು ಅರಮನೆಯವರೆಲ್ಲ ವಿರಾಟ್ನ ಅಂತಃಪುರದವರೆಲ್ಲ ಬಂದರು ಇವನೇ ಕೃಷ್ಣ ಇವನೇ ಕೃಷ್ಣ ನಮ್ಮೂರಿಗೆ ಯಾವಾಗ ಬರ್ತಿದ್ದ ಕೃಷ್ಣ ಇಲ್ಲದಿದ್ರೆ ಎಂಬುದಾಗಿ ಮಂಗಳ ಅರವಿಂದನಾಭನ ಮಂಗಳ ಶ್ರೀಮೂರ್ತಿಯ ಸುಧಯನು ಕಂಗಳಲ್ಲಿ ಕುಡಿ ಕುಡಿದು ಅರ್ಥವಾಗುತ್ತೆ ನಿಮಗೆ ಪಡೆಯರು ಮತ್ತೆ ದಣಿವುಗಳ ತೃಪ್ತಿ ಆಗುತ್ತಿಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕೃಷ್ಣನ್ ನೋಡ್ತಾ ಇದ್ದಾರೆ ಕೃಷ್ಣನ್ ನೋಡುವುದೇ ದೊಡ್ಡ ಹಬ್ಬ ಅಂಗಜನ ಪೆತ್ತಯ್ಯ ಕೃಷ್ಣ ಮನ್ಮಥನನ್ನು ಹಡೆದವನು ನೀನು ನೀರು ಹಿಂಗೆ ಬಡವನೇ ರೂಪದಲ್ಲಿ ನಿನಗೆ ಬಡತನ ಉಂಟೆ ಎಂದ್ರು ರೂಹು ಅಂದ್ರೆ ಈ ರೂಪ ಕನ್ನಡ ಹಳೆಗನ್ನಡ ಶಬ್ದ ಅದು ಮನ್ಮಥನನ್ನು ಹಡೆದ ತಂದೆ ನಿನಗೆ ರೂಪಕ್ಕೆ ದರಿದ್ರವೇನೋ ಸ್ವಾಮಿ ಅವನೇ ಶನ್ನ ನೀನೆಷ್ಟು ಶನ್ನ ಸರಿಯಾಗಿದ್ದೀಯೇ ರೂಹಿಂಗೆ ಬಡವನೇ ಎನ್ನುತ್ತ ಮುರಹರ ನಂಗಶೋಭಯ ಬಂದು ಎಲಿಸಿಲುಕಿತ್ತು ಆ ಕೃಷ್ಣನ ರೂಪ ಸೌಂದರ್ಯ ಅನ್ನುವ ಆ ಸೆರೆಯಲ್ಲಿ ಜನ ಎಲ್ಲ ನಿಂತುಕೊಂಡು ಅಲ್ಲಿ ನಿಂತಿದ್ದಾರೆ ಆರತಿ ಹತ್ರ ಆರತಿನ ಆರತಿ ಆರತಿ ನಿಂತಿದ್ದಾಗ ಕೃಷ್ಣ ನೋಡ್ತಾ ಇದ್ದಾಳೆ ಚಾಮರ ಬೀಸೋ ಹಾಗೆ ನಿಂತಿದ್ದಾರೆ ಮುನ್ನವರಿಸಬೇಕು ಅದೇ ಚಾಮರ ಬೀಸ್ರೆ ಹೌದಾ ನೋಡ್ತಾ ನೋಡ್ತಾ ನಿಂತು ಬಿಟ್ಟಿದ್ದಾರೆ ಸೇವೆ ಮಾಡುವ ಮರೆತು ಹೋಗಿದೆ ಆ ರೂಪ ಅಂಥ ಮೂಡಿಯನ್ನು ಹಾಕಿದೆ ನೀವು ಅಪಟ ಕೃಷ್ಣ ಭಕ್ತರು ನಿಮ್ಮ ಮನೆ ತುಂಬ ಕೃಷ್ಣನ ಚಿತ್ರ ಇಂಥದ್ದೊಂದು ಚಿತ್ರವನ್ನು ಒಬ್ಬರ ಕೈಲಿ ಬರೆಸಿ ಹಾಕಬೇಕು ನಾನು ಹೆಲ್ಪ್ ಮಾಡ್ತೇನೆ ಚಿತ್ರ ಹೇಗೆ ಬರೀಬೇಕು ಒಳ್ಳೆ ಚಿತ್ರಕಾರ ಇದ್ರೆ ಕುಮಾರವ್ಯಾಸ ಕೊಟ್ಟರ ಕೃಷ್ಣನ ಚಿತ್ರವನ್ನು ಬರೆಸಬೇಕು ಒಲಿದಿತ್ತು ಅದು ಸ್ವಲ್ಪ ಹೋಯ್ತಲ್ಲ ಒಂದು ಪರುಷದಲ್ಲಿ ತೆಗೆದ ಎರಡು ಪದ್ಯನ ಬಿಟ್ಟು ಇಲ್ಲಿ ವರವೃಕೋದರನ ಕುಲ ಸಹದೇವರು ವಿರಾಟ ದೃಪದ ಮೊದಲಾಗಿದ ಸಮಸ್ತ ಮೈ ಎಕ್ಕಿತು ಒಗ್ಗಿನಲಿ ಪಂಚಪಾಂಡವರು ಬಂದರು ಪ್ರೇಮಾತಿಶಯದಿಂದ ಧರ್ಮರಾಜನೇ ನಮಸ್ಕಾರ ಮಾಡುವುದು ಹೊರಟು ಬಿಟ್ಟ ಕೃಷ್ಣನಿಗೆ ಧರ್ಮರಾಜ ವಯಸ್ಸಲ್ಲಿ ಹಿರಿಯ ಧರ್ಮರಾಜನಿಗೆ ಕೃಷ್ಣನಿಗಿಂತ ಹಿರಿಯ ಅವನು ಅದಕ್ಕೇನು ಮಾಡಿದ ಅಲ್ಲಿ ಮರ್ಯಾದೆ ಬಿಡಲಿಲ್ಲ ಕೃಷ್ಣ ಶಿರಹವನಗೈದು ದುಷ್ಟಿರನ ಮೈ ಮುರಿಯಲಿಯದೆ ತಾನೇ ಬಗ್ಗಿ ಧರ್ಮರಾಜನ ಮೇಲೆ ಕೆತ್ತಿದ ನೀ ನಮಸ್ಕಾರ ಮಾಡತಕ್ಕದಲ್ಲ ದೊಡ್ಡವನು ಮೈ ಮುರಿಯಲಿಯದೆ ಕೃಷ್ಣನಪ್ಪಿದನು ಉರುತರ ಪ್ರೇಮದಲ್ಲಿ ಭೀಮಾರ್ಜುನರ ಯಮಳರನು ಉಳಿದವರನ್ನೆಲ್ಲ ತಬ್ಬಿಕೊಂಡ ಹರುಷದಲ್ಲಿ ತೆಗೆದಪ್ಪಿ ಈಶ್ವರರ ಮನ್ನಿಸಿದನು ವಿಳಾಸಿನಿಯರ ವಿಡಾಯಿಯಲ್ಲಿ ಅರಸಿ ಕಂಡಳು ಬಂದು ಮುರಹರನ ವಿಳಾಸಿನಿಯರ ಜೊತೆಯಲ್ಲಿ ದ್ರೌಪದಿ ದೇವಿ ಒಳ್ಳೆ ವಸ್ತ್ರವನ್ನು ಧರಿಸಿ ತಲೆಗೆ ಸ್ವಲ್ಪ ಮುಸುಕನ್ನರ್ಧ ಹಾಕೊಂಡು ಕೃಷ್ಣನ್ ನೋಡೋಕೆ ಬರ್ತಿದ್ದಾಳೆ after so many years Draupadi and Krishna meet together ಎಂಥ ಸಂದರ್ಭ ಇದು ದರುಶನ ಮನೊರೆದಿತ್ತು ಆ ದ್ರೌಪದಿ ಹಾಕೊಂಡು ಕಾಣಿಕೆಯ ಕೈಗೊಂಡು ಅವಳು ಏನೋ ತಂದಿದ್ಲು ಕೃಷ್ಣನಿಗೆ ಒಡೆಯ ವಸ್ತ್ರಗಳನ್ನ ರಾಯನ ಕಾಣಿ ರಾಣಿಯನ್ನು ಮನ್ನಿಸಿದ ತನ್ನಯ ರಾಣಿ ವಾಸದ ಹೊರಗೆ ನೇಮವ ಕೊಟ್ಟು ಕಳುಹಿದನು ನಮಸ್ಕಾರ ಮಾಡಿದ್ಲು ತಂಗಿ ತಂಗಿ ಚೆನ್ನಾಗಿದ್ದೀಯಾ ಅಂದ ಮುಖವನ್ನು ನೋಡಿದ ಅವಳ ಕಣ್ಣಲ್ಲಿ ನೀರು ಬಂತು ಕೃಷ್ಣನ ಕಣ್ಣಲ್ಲಿ ನೀರು ಬಂತು ಕೃಷ್ಣನ ಹೃದಯ ಅರ್ಥವಾಯಿತು ಹತ್ತು ಜನರ ಹೇಳಬಾರದು ಅಂತ ಶರೀರಿಂದ ಕಣ್ಣೊರೆಸಿಕೊಂಡ್ಲು ರುಕ್ಮಿಣಿ ಸತ್ಯಭಾಮೆಯರನ್ನು ಕಣ್ಸನ್ನೆ ಮಾಡಿ ಇವಳನ್ನು ಸಂತೈಸಿ ನಿಮ್ಮ ಕರ್ತವ್ಯ ಎಂಬುದಾಗಿ ಆ ಕಡೆ ಕಳಿಸಿದ್ದಾನೆ ಕೃಷ್ಣ ರಾಣಿ ಪ್ರಾಣಿವಾಸದ ಹೊರಗೆ ನೇಮವ ಕೊಟ್ಟು ಕಳುಹಿದನು ರಾಣಿ ರುಕ್ಮಿಣಿಯರಾದಿಯಾದ ಅಕ್ಷೋಹಿಣೀಧರ ನರಸಿಯರು ಅನಿಬರು ಕಾಣಿಕೆಯ ಈ ದುರುಪದಿ ಕಂಡಳು ಒಲವಿನಲಿ ಅವರೆಲ್ಲರೂ ದ್ರೌಪದಿ ಕಾಣಿಕೆ ತಂದಿದ್ದಾರೆ ದ್ರೌಪದಿ ಅವರಿಗೆ ಕಾಣಿಕೆ ಕೊಡ್ತಾ ಇದ್ದಾಳೆ ದರ್ಶನವನೊಲಿದಿತ್ತು ವಸುದೇವರನು ದೇವಕಿ ದೇವಕಿಯರ ಸಂಕರ್ಷಣನ ಮಹರುಗ್ರಸೇನನ ಕಂಡು ಅವನೀಶವರ ಸುಭದ್ರಾ ದೇವಿ ಭಾವಂತರಿಗೆ ಬಂಧಿಸಿದಳು ಕುಮಾರನು ಹರುಷದಲ್ಲಿ ಬಿಗಿಯಪ್ಪಿದನು ಅಭಿಮನ್ಯು ಪಾಂಡವರ ಸುಭದ್ರ ಬರ್ತಾಳೆ ಆ ಕಡೆಯವರೆಲ್ಲ ಬರ್ತಾರೆ ಅಭಿಮನ್ಯು ಬಂದು ನಮಸ್ಕಾರ ಮಾಡ್ತಾನೆ ದೊಡ್ಡಪ್ಪನಿಗೆ ಚಿಕ್ಕಪ್ಪನಿಗೆ ಅವರೆಲ್ಲ ಮಗುವನ್ನು ಮುದ್ದಾಡಿ ಮುದ್ದಾಡಿ ಕಾಸಕ್ತಾರೆ ಅಭಿಮನ್ಯು ಅಭಿಮನ್ಯು ನೀ ಪುಣ್ಯಶಾಲಿ ಕಾಣು ಎಂಥ ಮಾವ ಎಂಥ ಸಂಬಂಧ ಸಿಕ್ಕಿತು ಎಂಬುದಾಗಿ ಕೈದಣಿಯ ವಸುದೇವನಳಿಯನ ಮೈದಡವಿದನು ಕೈದಣಿಯ ವಸುದೇವನು ಅಳಿಯನ ಮೈದಡವಿದನು ಅಳಿ ಅಂದ್ರೆ ಇಲ್ಲಿ ಸೋದರಳಿಯ ಅಂತ ಅರ್ಥ ಧರ್ಮರಾಜ ಭೀಮಾದಿಗಳಿಗೆ ಮೈ ತವರ್ತಾ ಇದ್ದಾನೆ ವಸುದೇವ ಇದೆಲ್ಲ ಆಗಿರ್ಲಿಕ್ಕೆ ಬೇಕಲ್ಲ ವೇದವ್ಯಾಸರು ಬಿಟ್ಬಿಟ್ಟು ಇದೆಲ್ಲ ಬೇಡ ಬಾಕಿ ಕಥೆ ಬರೀತೇನೆ ಅಂತ ವಸುದೇವ ಪಾಂಡವನು ಸಂತೈಸ್ತಾ ಇದ್ದಾನೆ ಮಗನೇ ಬನದೊಳಗೊಯ್ದು ವಿಧಿ ಬಂಧಿಸಿತಲ ಎಂತ ಕೆಟ್ಟದ್ದು ವಿಧಿ ನಿಮ್ಮ ತಗೊಂಡೋಗಿ ಹನ್ನೆರಡು ವರ್ಷ ಕಾಡಲ್ಲಿಟ್ಟುಬಿಡಿತು ಬಿಡಿತು ಸಾಕಿನ್ನು ದೈವವನ್ನು ಬೈದು ಮಾಡುವುದೇನು ದೈವ ಯಾತ ಬೈಬೇಕು ದುರುಪದಿ ಐದ ತರ ಉಂಟಾಗಿ ದುರಿತವ ಕೊಯ್ದು ನರಲೋಕಕ್ಕೆ ಬಂದಿರಿ ನಮ್ಮ ಪುಣ್ಯದಲ್ಲಿ ದ್ರೌಪದಿಯ ಮುತ್ತೈದ ತನದಿಂದ ನೀವು ಪಾರಾದಿರಿ ಅವಳ ಭಾಗ್ಯ ಚೆನ್ನಾಗಿತ್ತು ನೀವು ಬದುಕಿ ಬಂದಿರಿ ಅದಕ್ಕೆ ಉತ್ತರ ಕೊಡ್ತಾರೆ ಆ ರಸಿಯೈದತನಕ್ಕೆ ನೈಮೈವರ ನಿಜ ಆಯುಷ್ಯಕ್ಕೆ ಅಯ್ಯೋ ದ್ರೌಪದಿ ತನ ಇರಲಿ ನಮಗೆ ಆಯುಷ್ಯವನ್ನು ದೇವರು ಕೊಟ್ಟ ವಸುದೇವರಿಗೆ ಹೇಳ್ತಾ ಇದ್ದಾನೆ ಧರ್ಮರಾಜ ಇದು ದ್ರೌಪದಿ ಭಾಗ್ಯವಲ್ಲ ನಿಮ್ಮ ಮಗನ ಪ್ರತಾಪ ಕೃಷ್ಣನ ಕರುಣೆಯಿಂದ ಬದುಕಿದ್ದೇವೆ ನಾವು ಆ ರಸಿಯೈದತನಕ್ಕೆ ನೈಮೈವರ ನಿಜ ಆಯುಷ್ಯಕ್ಕೆ ರಾಜ್ಯದ ಸಿರಿಯ ಸೊಂಪಿಗೆ ನಿಮ್ಮ ಮಗನೀ ಕೃಷ್ಣ ಹೊಣೆ ನಮಗೆ ಸುರರು ಸರಿಯಿಲ್ಲಮಗೆ ಮಿಕ್ಕಿನ ನರರು ಗಣ್ಯವೇ ಮಾವ ಕೇಳೆಂದು ಅರಸ ವಸುದೇವನನು ಮಧುರೋಕ್ತಿಯಲ್ಲಿ ಮನ್ನಿಸಿದ ಆಗ ವಸುದೇವ ತನ್ನ ಮಗನನ್ನ ಒಂದು ನಿಂದಾಸ್ತುತಿ ಮಾಡ್ತಾನೆ ನಮ್ಮ ಕೃಷ್ಣ ನಿನ್ನನ್ನು ಕಾಪಾಡಿದನೆ ಆಹಾ ಅಯ್ಯೋ ನಮ್ಮ ಕೃಷ್ಣನ ಸ್ಥಿತಿ ಏನು ಹೇಳಿ ಹೊತ್ತು ಹೊತ್ತಿಗೆ ಮನೆಗೆ ಬರೋದಿಲ್ಲ ಸರಿಯಾಗಿ ಊಟ ಮಾಡೋದಿಲ್ಲ ಅಳ್ತಾ ಕೂತಿರ್ತಾನೆ ನನಗೆ ಭೇಟಿ ಇಲ್ಲ ಅವರ ಅಮ್ಮನಿಗೆ ಭೇಟಿ ಇಲ್ಲ ಅಳ್ತಾ ಕೂತಿರ್ತಾನೆ ಕಂಡಾಗೆಲ್ಲ ಅಳ್ತಾನೆ ಯಾಕೆ ಅಯ್ಯೋ ನೊಂದರು ಪಾಂಡವರು ನೊಂದರು ಪಾಂಡವರು ನೊಂದವರು ಪಾಂಡವರು ಅವತಾರ ವ್ಯರ್ಥವಾಯಿತು ಅವತಾರ ವ್ಯರ್ಥವಾಯಿತು ಅಳ್ತಾ ಕೂತಿರ್ತಾನೆ ತಂದೆ ಬೇಡಮೆಗೆ ಅವ್ವೆ ಬೇಡಮೆಗೆ ಇಂದು ನೊಲ್ಲೆ ನಾವು ಮನಸಂದು ಮೆಚ್ಚಿಯವು ಎಮ್ಮ ಭಕ್ತರಿಗೆ ಎಂಬನು ಅನವರತ ತಂದೆ ಬೇಡಮೆಗೆ ಅವ್ಯ ಬೇಡಮೆಗೆ ಇಂದು ಮೇಲೆ ಹದಿನಾರು ಸಾವಿರ ಜನ ಜನ ಬಂದು ಏನ್ರಿ ಇವತ್ತು ನಮ್ಮ ಮನೇಲಿ ಊಟ ಮಾಡ್ರಿ ನಮ್ಮ ಮನೇಲಿ ತಾಂಬೂಲಾಗ್ಲಿ ಅಯ್ಯ ಹೋಗೆ ಊಟ ಯಾರಿಗೆ ಬೇಕು ಯಾಕ್ರಿ ಪಾಂಡವರಿಗೆ ಆ ಕಷ್ಟ ಬಂದ್ಬಿಡ್ತಲ್ಲ ಸರ್ವದಾ ಪಾಂಡವರ ನೆನಪು ಪಾಂಡವರು ಎಂಥ ಭಾಗ್ಯಶಾಲಿಗಳು ಆ ಭಾಗ್ಯ ನಿಮಗೆ ನಮಗೆ ಎಲ್ಲೂ ಯೋಚನೆ ಮಾಡಿ ಅನವರ್ತ ನಂಬಿದ್ರೆ ನಮ್ಮ ಜೊತೆಲೆ ಅಂತಾನೆ ಕೃಷ್ಣ ನೊಂದೆನೆಂಬೆನು ತನ್ನವರು ಮನ ನೊಂದರ ದೊಡೆ ತನ್ನವರ ಸುಖವೆಂದು ತನ್ನದೆಂಬುದೇ ಶ್ರೀಕೃಷ್ಣ ಮತವೆಂದ ಇದು ಶ್ರೀಕೃಷ್ಣ ಮತ ಇದು ವಾಲ್ಮೀಕಿ ರಾಮಾಯಣದ ಪ್ರಾರಂಭದ ಸ್ವರ್ಗದಲ್ಲಿ ಅಲ್ಲದೆ ಮೂರು ಕಡೆ ಬರ್ತದೆ ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ಭಕ್ತರಿಗೆ ಭಗವಂತನಿಗೆ ಎಡಬಿಡದ ಸಂಬಂಧವಿದೆ ನಾವು ನೊಂದರೆ ಅವನು ನೋಯ್ತಾನೆ ನಾವು ಸಂತೋಷಪಟ್ಟು ಅವನು ಸುಖವಾಗಿರ್ತಾನಾದ್ರಿಂದ ಅರಸಿಯರ ಬಗೆಗೊಳ್ಳ ಮಕ್ಕಳ ಸರಕು ಮಾಡನು ದೇಶಕೋಶದ ಸಿರಿಯ ಗಣಿಸನು ಕಡ್ಡಿಗೊಳ್ಳನು ಸಕಲ ಸಂಪದವ ಈ ಐಶ್ವರ್ಯ ಒಂದು ಕಡ್ಡಿ ಸಮ ಇಲ್ಲ ಅವನಿಗೆ ಹರಿಪರಾಯಣರೆಂದೊಡೆ ಬಂತು ಹರಿಪರಾಯಣರೆಂದೊಡೆ ಅವರಿಗೆ ಹರಹಿ ಕೊಂಬನು ಮಗನ ಶೀಲವು ನರದ ಪರಿಯಲ್ಲ ಇದು ಮನುಷ್ಯರ ಸ್ವಭಾವವಲ್ಲ ಎಂದನ ವಸುದೇವನಳಿಯಂಗೆ ಲೋಗರೇ ನೀವಮೆಗೆ ನೀವೇನು ನಮಗೆ ಬೇರೆಯವರೇಂದ್ರು ನೀವು ನಮ್ಮವರಲ್ವೇನೆಯ ನಿಮಗೆ ಅರಗಾಗಿ ಕರಗುವನು ಅರಗ ಅರಗಿ ಹೇಗೆ ಬೆಂಕಿಗೆ ಕರಗ್ತದೆಯೋ ಲೋಗರೇ ನೀವಮಗೆ ನಿಮಗರಗಾಗಿ ಕರಗುವನು ಅದು ನಿಲ್ಲಲಿ ಭಕ್ತರಿಗೋಸ್ಕರ ಮೇಡದಂತೆ ಅರಗಿನಂತೆ ಕರೀತಾ ಇದ್ದಾನೆ ಕೃಷ್ಣ ತನಗಾಗದವರಿಗೆ ತನ್ನ ತೆರುವನು ಕೊಲುವ ಹಾಗೆ ಕೊಲಿವ ಇದು ವಿಚಿತ್ರ ತನಗಾಗದವರಿಗೆ ತನ್ನ ತೆರುವನು ದ್ವೇಷ ಮಾಡಿದವರಿಗೆ ತನ್ನನ್ನೇ ಕೊಡ್ತಾನೆ ಶಿಶುಪಾಲನೆಗೆ ತನ್ನ ಪಾದವನ್ನೇ ಕೊಟ್ಟ ಕೊಲುವ ಹಾಗೆ ಕೊಲಿವ ಲೋಗರೆನ್ನವರೆಂದು ಲೋಗರಿಗಾಗಿ ಬದುಕುವನೆಂಬ ಕೈ ಬಾಗಿ ಕೃಷ್ಣನನು ಏನ ಹೇಳುವೆನೆಂದನು ಅರಸಂಗೆ ಬೊಪ್ಪನವರೇ ಎಮ್ಮ ದೂರದ ಇಪ್ಪವರು ತಾವಲ್ಲ ಎಲ್ಲಿ ಹೋದ್ರೂ ನಿಮ್ ಕಂತ ತಗೊಂಡ್ಬರ್ತೀರಿ ಬೈತೀರಿ ಮಾನ ಕಳಿತೀರಿ ಸಾ ಬಾ ಎಂದು ಮುರರಿಪೂ ಕರೆದನು ಅವನಿಪನ ಧರ್ಮರಾಜನ್ ಕರೀತಾನೆ ಚಪ್ಪರಿಸಿ ಕೌರವರು ತುರುಗಳ ತಪ್ಪಿಸುವುದೇನಾಯಿತು ಈ ಕೌರವರು ಬಂದು ನಿಮ್ಮ ಗೋವನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋಗಿದ್ದಾರೆ ವಿರಾಟ್ ನಗರದಲ್ಲಿ ಅದೇನಾಯಿತು ಅಂತ ಕಥೆ ಹೊರಡಿಸಿಬಿಟ್ಟ ಈ ಹೊಗಳಾಟ ನಿಲ್ಲಿ ಅಂತ ತುರುಗಳ ತಪ್ಪಿಸುವುದೇನಾಯಿತು ಪಾರ್ಥನ ದರ್ಪದನುವೆಂತೆಂದು ಬೆಸಗೊಂಡನು ಮುರಧ್ವಂಸಿ ಇದು ಮುಖಾರಿ ರಾಗ ಇದು ಊಹೆಗೆಲ್ಲಿಯ ದರ್ಪ ಅದಕ್ಕೆ ಅರ್ಜುನ ಭಕ್ತಿ ಅಂತ ಹೇಳ್ತಾನೆ ಕೃಷ್ಣ ನಾನು ಗೊಂಬೆ ನೀನು ಜೀವ ಕೊಟ್ಟರೆ ಗೊಂಬೆಗೆ ಜೀವ ಉಂಟು ನನ್ನ ದರ್ಪ ಅಂತೀಯ ನನಗೆಲ್ಲಿ ದರ್ಪ ಇದು ಊಹೆಗೆಲ್ಲಿಯ ದರ್ಪ ಮನುಜನ ಸಾಹಸವು ಬೇರೇನು ಯಂತ್ರದ ಹೇ ಯಂತ್ರವನ್ನುಳಿದು ಜೀವಿಸಲರಿವುದೇ ಬೇರೆ ಒಂದು ಯಂತ್ರ ಕೊಟ್ಟಿರ್ತೀರಿ ಗೊಂಬೆ ಕೀಳು ಕೊಡದೆ ಇದ್ರೆ ಯಂತ್ರ ನಡೆಯುತ್ತೆ ದೇಹಿನಿ ನಾವೆಲ್ಲ ದೇಹ ಶರೀರಂತೆ ಜಗತ್ ಸರ್ವ ಇದು ವಿಶಿಷ್ಟ ಅದ್ವೈತ ಭಗವಂತ ಅಂತರಾತ್ಮ ನಾವೆಲ್ಲ ಅವನಿಗೆ ಶರೀರಭೂತರಾಗಿದ್ದೇವೆ ಶರೀರಕ್ಕೆ ಅವನನ್ನು ಬಿಟ್ಟು ಪ್ರತ್ಯೇಕ ಅಸ್ತಿತ್ವ ಇಲ್ಲ ನೆರಳಿದ್ದ ಹಾಗೆ ಅಂತ ನೋಡಿ ಏನು ಸಾಹಸ ಈ ವೇದಾಂತ ಅವನು ದ್ವೈತಿಯೇ ಅದ್ವೈತಿಯೇ ಅದ್ವೈತಿಯೇ ಮೂರೂ ಪ್ರಮೇಯಗಳನ್ನು ಹೇಳ್ತಾರೆ ಸಮಯೋಚಿತವಾಗಿ ಯಾಕೆ ಮೂರಕ್ಕೂ ಮೇಲ್ಪಟ್ಟದ್ದು ವೈದಿಕ ಮತ ನಾವು ಒಂದೊಂದು ಮತದ ದೃಷ್ಟಿಗೆ ಇಳಿಸೋದಕ್ಕೆ ನೋಡ್ತೇವೆ ಆದರೆ ಭಕ್ತಿ ಅನ್ನುವುದೇ ಬಹಳ ದೊಡ್ಡ ಸಿದ್ಧಾಂತ ಆ ಭಕ್ತಿಗೆ ಭಂಗ ಬರೋದನ್ನ ನೋಡ್ಕೋಬೇಕು ದೇಹಿನಿ ನಾವೆಲ್ಲ ನಿನ್ನಯ ದೇಹ ಇದರೊಳಗೆ ಎಂಬದ ಗರ್ವಗಾಹಿಯದಲ್ಲಿಯದು ಎಂದು ಭಿನ್ನವಿಸಿದನು ಯಮಸೂನು ಆಮೇಲೆ ಸಂಧ್ಯಾಕಾಲವಾಯಿತು ಅಂತೆಲ್ಲ ಹೇಳ್ತಾ ಇದ್ದಾರೆ ಆ ಸಂಧ್ಯಾ ವರ್ಣನೆ ಒಂದು ಮಾಡ್ತಾನೆ ಮಹಾರಾಯರೇ ಆ ಸಂಧ್ಯಾ ವಂದನೆ ವೇಳೆ ಇದೆಯಲ್ಲ ಸೂರ್ಯ ಅಸ್ತಮಾನದ ವೇಳೆ ಅದ್ಭುತವಾದ ಅಲಂಕಾರದಲ್ಲಿ ಇವತ್ತಿಲ್ಲೆಯಲ್ಲಿ ಮುಗಿದು ಬಿಡುತ್ತೋ ಅಂತ ಭಯ ನನಗೆ ಓಡಿಸ್ತಾ ಇದ್ದೇನೆ ಹೊಕ್ಕ ನಸುರಾರಾತಿ ಪಾಂಡವರಿ ಕೆಲದಿ ಬರೇ ಊರೊಳಕ್ಕೆ ಹೋಗ್ತಾ ಇದ್ದಾರೆ ಕೃಷ್ಣ ಈ ಕಡೆ ಐದು ಜನ ಪಾಂಡವರಲ್ಲಿ ಇಬ್ಬರು ಮೂರು ಜನ ಈ ಕಡೆ ಇಬ್ಬರು ಈ ಕಡೆ ನಗರ ಜನಮಯ್ಯಕ್ಕೆ ಊರು ಜನ ಎಲ್ಲರೂ ಬಂದು ಬಂದು ಒಬ್ಬೊಬ್ಬರೇ ನಮಸ್ಕಾರ ಮಾಡ್ತಾ ಇದ್ದಾರೆ ಬೀದಿಯ ಧೂಳು ಕವಿದುದು ಇವನಿನ್ನೂ ಸ್ನಾನೇ ಮಾಡಿಲ್ಲ ದಾರಿ ಧೂಳೆಲ್ಲ ಮೈ ಮೇಲೆ ಕೂತಿದೆ ವಿರಾಟ್ ನಗರದ ಧೂಳು ಬಂದು ಮೈ ಮೇಲೆ ಸೇರ್ಕೊಡ್ತು ಕೃಷ್ಣನಿಗೆ ಅವನಿಗೆ ಧೂಳೇ ಇಷ್ಟ ಯಾವಾಗಲೂ ಬೆಳೆದಿದ್ದೇ ಧೂಳಲ್ಲಲ್ವೇ ಅವನು ಗೋಕುಲದ ಧೂಳಿಯಲ್ಲಿ ಬೆಳೆದವನು ಆದ್ರಿಂದ ಧೂಳಂ ಸಮರ್ಪಯಾಮಿ ಅದನ್ನು ಕೊಡಬೇಕು ಕೃಷ್ಣನಿಗೆ ತುಂಬಾ ಇಷ್ಟ ಅದು ಭಕ್ತರ ಪಾದ ಧೂಳಿ ಬೇರೆ ಆನೆಗಳ ಕಾಲು ಧೂಳಿ ಹೊಕ್ಕನ ಸುರಾರಾತಿ ಕೆಲಜಿ ಬರೆ ನಗರ ಬೀರಿಯ ಬೀರಿಯದೋಡು ಕವಿದುದು ಮುಂದೆ ಸಂದಣಿಸಿ ಹೊಕ್ಕು ಹೊಗಳುವ ಸ್ತುತಿಗಳಿಗೆ ಕೈ ಮಿಕ್ಕಿ ಮಿಕ್ಕ ಕಳ್ಳನು ಹೊಗಳುವ ಸ್ತುತಿಗಳಿಗೆ ಕೈ ಮಿಕ್ಕ ಕಳ್ಳನು ಕಳ್ಳಂದ ಸ್ತುತಿಗಳಿಗೆ ಕೈ ಇಟ್ಟಕದೇ ಇರುವಂತ ಕೃಷ್ಣ ಪಾಂಡು ಸುತರಿಗೆ ಸಿಕ್ಕಿದನು ಶಿವ ಎನ್ನುತ್ತ ಇರ್ದುದು ಸೂರಿ ಸಂದೋಹ ದೇವತೆಗಳೆಲ್ಲ ಬಂದು ಏನು ಪಾಂಡವರಿಗೆ ದೂತ ಆಗಿಬಿಟ್ನಲ್ಲ ಇವನು ಬೇರೆಯವರು ಸಿಕ್ಕಲಿಲ್ವಲ್ಲ ಈ ಪಾಂಡವ ದೂತರಂತ ಒಂದು ಸನ್ನಿಧಿ ನಮ್ಮ ಭಾರತ ದೇಶದಲ್ಲಿ ಒಂದೇ ಒಂದು ಕಡೆ ಮಾತ್ರ ಕಾಂಚೀಪುರದಲ್ಲಿ ಪಾಂಡವ ದೂತ ಎಷ್ಟು ಎತ್ತರದಲ್ಲಿ ಕೂತಿದ್ದಾರೆ ಸ್ವಾಮಿ ಅದು ಶಿವಕಂಚಿಯಲ್ಲಿ ಪಾಂಡವ ದೂತರ್ ಪಚ್ಚವಣ್ಣರ್ ಪವಳವಣ್ಣರ್ ಹದಿನೆಂಟು ದಿವ್ಯ ಸ್ಥಳಗಳು ಆಳ್ವಾರ ಕೊಂಡಾಡಿದ ಜಾಗ ಇದೆ ಆ ಪಾಂಡವದೂತು ಸಂದರ್ಶನ ಮಾಡಬೇಕು ಮೇಲೆ ಬೀಳುವ ಮಂದಿಯನ್ನು ಕೈಗೋದಿನವರ ಪಳಿಸೆ ಇದು ರಾಮಾಯಣದ್ದೇ ಕೈಗೋದಿನವರು ಬೆಳ್ಳಿ ತಡಿ ಬರ್ತಾರೆ ಸ್ವಾಮಿಗಳು ಬಂದ್ರೆ ನೋಡಿದ್ದಾರಲ್ಲ ಸ್ವಾಮಿ ಎಚ್ಚರಿಕೆ ಅವರು ಗಿರ್ಸ್ಕೋತಾರೆ ಜೋರಾಗಿ ಸ್ವಾಮಿಗಳು ಬರ್ತಾರೆ ನಡಿ ನಡಿ ಅಂತ ಆ ಬೆಳ್ಳಿ ಕೋಲು ಈ ಕಡೆ ಆ ಕಡೆ ತಳ್ತಾ ಇದ್ದಾರೆ ಅದು ಕೃಷ್ಣ ತಗೊಂಡ್ಬಂದಿದ್ದಲ್ಲ ಅವನಿಗೆ ಹಾಕಬೇಕು ಬೆಳ್ಳಿ ಕೋಲು ಅದು ವಿರಾಟ್ ನಗರಿ ಇದು ಅದು ಬಂದು ನಡೀರಿ ನಡೀರಿ ಕೃಷ್ಣನ ಜಾಗ ಬಿಡಿ ಅಂತ ಬಿಡಿಸ್ತಾ ಇರುವಾಗ ಮೇಲೆ ಬೀಳುವ ಮಂದಿಯನು ಕೈಗೋಲಿನವರಪ್ಪಳಿಸೆ ಲೋಲನು ಅವಧಿರ ಜರೆದು ಕಾಣಿಸಿಕೊಳ್ಳುತ್ತ ಪುರ ಜನವ ಕಿಮರ್ಥಂ ಕೃಷ್ಯತೆ ಜನ ರಾಮಾಯಣದಲ್ಲಿ ಸೀತಾದೇವಿ ದರ್ಶನಕ್ಕೆ ವಾನರು ಒಬ್ಬರ ಮೇಲೊಬ್ಬರು ಬಿದ್ದು ಬಂದರೆ ಕಿಮರ್ಥಮ್ಮ ದೃತ್ಯ ಕೃಷ್ಯತೆ ಎಂತಯ ಜನ ನನಗೆ ಅವಮಾನ ಮಾಡಿ ವಿಭೀಷಣ ಯಾತಕ್ಕೂ ಅವರಿಗೆಲ್ಲ ಹೊಡಿಸ್ತೀಯೇ ಜನೋಯಂ ಸ್ವಜನೋ ಮಮ ಇವರೆಲ್ಲ ನನ್ನವರು ಒಂದು ಬಿಟ್ಟ ರಾಮಚಂದ್ರ ರಾಮಾಯಣದಲ್ಲಿ ನೀವು ರಾಮಾಯಣ ಅಂದ್ರೆ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ ರಾಮಸ್ ಭಾರತವೂ ಬೇಡ ಭಾಗವತವೂ ಬೇಡ ಅದರ ರುಚಿಯನ್ನು ಹೇಳಿ ಇದರ ರುಚಿಯನ್ನು ಹೇಳಿ ರಾಮಾಯಣದ ಭಾವಗಳೆಲ್ಲ ತಂದಿದ್ದಾನೆ ಕವಿ ಲಕ್ಷ್ಮೀ ಲೋಲ ಜರೆದು ಕಾಣಿಸಿಕೊಳ್ಳುತ್ತ ಪುರಜನವ ಹೊಕ್ಕನು ರಾಜಮಂದಿರವ ಮರಳಿದವು ತುರವಿತ್ತಲು ಅಹಿತರು ಸರಿದರತ್ತಲು ಈ ಕಥೆಯೆಲ್ಲ ಹೇಳಿದ ಅರ್ಜುನ ಅವರು ಕೌರವರು ಹೀಗೋದ್ರು ಹಾಗೋದ್ರು ಹಾಗೋಯ್ತು ಇನ್ನು ಮದುವೆ ಪ್ರಸ್ತಾಪ ಇದೆ ಅದನ್ನಾಕೆ ಕೇಳ್ತೀಯ ಕೃಷ್ಣ ಅದೆಲ್ಲ ಮುಗಿದು ಹೋದ ಕತೆ ಈ ಮದುವೆ ನಿನಗೆ ಸಮ್ಮತವೇ ಅಂತ ಕೇಳಿದ ಅರ್ಜುನ ತನ್ನ ಮಗನ ಮದುವೆ ಅಲ್ಲ ನಿನಗೆ ಆದ್ರೆ ಮದುವೆ ಯಾಕೆ ನೀನು ಒಪ್ಪಿದ್ರಿಂದ್ರೆ ನಿನ್ನ ತಂಗಿ ನಾ ಮದುವೆ ಆಗಿದ್ದೇನೆ ನಿನ್ನ ತಂಗಿ ಸುಭದ್ರಿಗೆ ಹುಟ್ಟಿದ ಮಗು ಇದು ಆದ್ದರಿಂದ ನಿನಗೆ ಜವಾಬ್ದಾರಿ ಹೆಚ್ಚು ನಿನಗೆ ಅಭಿಪ್ರಾಯವಿದ್ರೆ ಅಭಿಮನ್ಯುವಿಗೆ ಈ ಉತ್ತರ ಉತ್ತರೆಯನ್ನು ತಂದುಕೊಳ್ತೇವೆ ಕೊಡೆಗೆ ಸೇರುವರೆ ಮದುವೆಯ ನೊಳಿದು ದೇವರು ಮಾಡುವುದು ಕೊಡೆಗೆ வாங்கிறது கொடுக்கறதுன்னு ஒன்று சொல்றோம் தமிழ்ல இல்லையா ಇದು ಐಂಗಾರ ಕಲ್ಯಾಣದಲ್ಲಿ ಮದುವೆಯಲ್ಲಿ ಕೊಡುವುದು ಕೊಡುವುದು ನೀವೆಷ್ಟಪ್ಪ ಕೊಡ್ತೀರಿ ಆ ಹೆಣ್ಣುಮಗಳ ಮೇಲೆ ಮೇಲೆ ಎಷ್ಟು ಬಂಗಾರ ಹಾಕ್ತೀರಿ ನೀವೇನು ಕೊಡ್ತೀರಿ ವರೋಪಚಾರಕ್ಕೆ ಇದು ಕೊಡುವುದು ಕೊಡುವುದು ಎಂಟುನೂರು ವರ್ಷದಿಂದ ಇದೆ ಇದು ಕೊಡುಗೊಡೆಗೆ ಸೇರುವರೆ ಈ ಕೊಡುವುದು ಕೊಡುವುದು ನಿಮಗೆ ಒಪ್ಪಿಗೆ ಆಗಿದ್ರೆ ಮದುವೆಯನ್ನೊಳಿದು ದೇವರು ಮಾಡುವುದು ದೇವರು ದೇವರು ನೀವು ಕನ್ನಡ ಭಾಷೆಯಲ್ಲಿ ದೇವರು ಬಂದಾಗ ಬಂದರು ಕೃಷ್ಣ ನಿನಗೆ ಒಪ್ಪಿಗೆ ಇದ್ರೆ ಮದುವೆ ಆಗುತ್ತೆ ಮೇಲೆ ಎಳೆಯ ಕಾರ್ಯವ ಬುದ್ಧಿ ಕಲಿಸುವುದು ಧರಿಸಿ ಬಳಿಕ ವಿಜಯಂಗೈವುದು ಇದು ಹದನಲೇ ದಯಾಂಬುಧಿ ಕೇಳನಲು ಮದುವೆ ಪೂರ್ತಿ ನಡೆಸಿಕೊಟ್ಟು ಬೀಗರೌತ್ರ ಆಗೋ ತನಕ ಅದ್ರ ಪೂಜೆ ಗಲಾಟಿ ಇಲ್ಲದೆ ಅದಾದ ಮೇಲೆ ವಿಜಯಂಗೈವುದು ದಯಾಂಬುಧಿ ಹೇಳನಲು ನಿಮ್ಮೂರಿನ ಹೋಗ್ಬೋದು ನೃಪತಿಲಕನು ಉಚಿತದ ಭಿನ್ನ ಒಲಿದು ಹರಿ ನುಡಿದ ಕೊಳುಗಡೆಗೆ ತಪ್ಪೇನು ಕೊಳ್ಳುವುದಕ್ಕೂ ಕೊಡುವುದಕ್ಕೂ ಎರಡೂ ಕಡೆ ಕುಲ ಚೆನ್ನಾಗಿದೆ ಹುಡುಗಿ ಲಕ್ಷಣವಾಗಿದ್ದಾಳೆ ಅಭಿಮನ್ಯುವಿಗೆ ದಾಂಡಿಯಾಗಿದೆ ಕೊಳುಗಡೆಗೆ ತಪ್ಪೇನು ವಸುವಿನ ಕುಲ ವಿರಾಟನು ಇಂದು ವಂಶಾವಳಿಯವರು ನೀವು ಅಭಿಜಾತ್ಯದೊಡಿಲ್ಲ ಹಳೆವುಗಳು ಕುಲದಲ್ಲಿ ಯಾರು ದೋಷ ಹುಡುಕುವಾಗಿಲ್ಲ ಒಡನುಡಿಗಳಲ್ಲಿ ದೈವ ಶಕುನಾವಳಿಗಳಾದೊಳೆ ಜಾತಕ ನೋಡೋದು ಬೇಡ ಏನು ಬೇಡ ಒಳುನುಡಿಗಳಲ್ಲಿ ಮನೋಜವಂತು ಮಾಂಡವ್ಯ ಈ ಜ್ಯೋತಿಷ್ ಶಾಸ್ತ್ರ ಹೇಳ್ತಾರೆ ಜಾತಕ ನೋಡೋದು ಒಂದು ರೀತಿ ಶಕುನ ನೋಡುವುದು ಒಂದು ರೀತಿ ಮನಸ್ಸಿನ ನಿಶ್ಚಯವೇ ಒಂದು ಕೊಡೋದಕ್ಕೂ ಮತ್ತೆ ತಗೊಳ್ಳೋದಕ್ಕೂ ಎರಡು ಕಡೆ ಒಪ್ಪಿದ್ರು ಜಾತಕೂ ಬೇಡ ಏನು ಬೇಡ ಧೈರ್ಯದಿಂದ ಮಾಡಿಬಿಡಿ ಮದುವೆ ಆದ್ಮೇಲೆ ಜ್ಯೋತಿಷರನ್ನು ಕರೆಸಿ ಸ್ವಾಮಿ ಇದು ಎಷ್ಟು ಕೂಟ ಬರುತ್ತೆ ಇದು ವರ್ಷ ಕೂಟವೆ ನಾಡಿ ಕೂಟವೆ ಗಜ್ಜು ಮದುವೆ ಆದ್ಮೇಲೆ ಕೇಳಿ ಏನು ಪ್ರಯೋಜನ ಮನಸ್ಸಿಗೆ ಹಿಡಿಸಿದರ ಹೋಯ್ತು ಮನೋಜವಂತು ಮಾಂಡವ್ಯ ಮಾಂಡವ್ಯ ಹೇಳೋ ಮಾತು ಒಳುನುಡಿಗಳಲ್ಲಿ ದೈವ ಶಕುನಾವಳಿಗಳಾದೊಡೆ ಹರುಷದಲ್ಲಿ ಮಂಗಳ ಮುಹೂರ್ತವ ಮಾಡಿ ಎಂದನು ಕೃಷ್ಣನ ಸುನಗುತ ಆಮೇಲೆ ಬಾವುಟ ಕಟ್ಟಿದ್ರು ಅರಮನೆಗೆಲ್ಲ ಶೃಂಗಾರ ಮಾಡಿದರು ವರ ಚತುರ್ಥಿಯೊಳು ಇರುಳು ಮೆರೆದರು ಮುಂದಿನ ಚತುರ್ಥಿ ದಿವಸ ಅದು ಮದುವೆ ನಡೀತಾ ಇದೆ ಆ ಮದುವೆ ಎಷ್ಟು ಚೆನ್ನಾಗಾಯಿತು ಒಂದು ಪದ್ಯವನ್ನು ಓದಿಸಿ ಈ ಮುಹೂರ್ತಕ್ಕೆ ಮಂಗಳವನ್ನು ಮಾಡ್ತಾ ಇದ್ದೇವೆ ಇದೇ ಬಹಳ ಹೊತ್ತಾಯಿತು ಆ ಅದು ಅಭಿಮನ್ಯುವಿನ ಮದುವೆ ಏನು ಕೇಳಬೇಕೆ ನಡುವೆ ವೈಭವ ಹೇಳಲಿಲ್ವಲ್ಲ ಕನ್ಯಾದಾನ ಮಾಡಿದ್ದು ಹೇಳಲಿಲ್ವಲ್ಲ ಸಪ್ತಪದಿ ಹೇಳಿಲ್ವಲ್ಲ ಅದನ್ನು ಹೇಳೋದೇನು ಬಂತು ರುಕ್ಮಿಣಿ ಮದುವೆಯಲ್ಲಿ ಹೇಳಿದ್ದೇನೆ ಅಲ್ಲೇ ಕೇಳ್ಕೊಂಬಿಡಿ ಮದುವೆ ಸುಮ್ಮನೆ ನಾನು ಕೃಷ್ಣನೇ ಬಂದು ನಿಂತಿದ್ದಾನೆ ಇನ್ನೇನು ಹೇಳಿ ನಾ ಮದುವೆಗೆ ಕೃಷ್ಣ ಬಂದ ಮೇಲೆ ಮೂವತ್ಮೂರು ಕೋಟಿ ದೇವತೆಗಳು ಬಂದಿದ್ದಾರೆ ಅಲ್ಲೇ ಇದ್ದಾನೆ ಹಿಂದೆ ಯಮನೂ ಅಲ್ಲೇ ಇದ್ದಾನೆ ಧರ್ಮರಾಜ ರೂಪದಲ್ಲಿ ಎಲ್ಲ ದೇವತೆಗಳು ಬಂದಿದ್ದಾರೆ ಅಭಿಮನ್ಯುವಿನ ಮದುವೆ ಮಹಾದಯಾಂಬುಜಿ ಕೃಷ್ಣರಾಯನ ಪಾದ ದರ್ಶನವಾಗಲು ಇಮ್ಮಡಿಸಿತು ಮದುವೆಯೇ ಒಂದು ವೈಭವ ಕೃಷ್ಣ ಬಂದಿದ್ದಾನೆ ಎನ್ನುವುದು ಇಮ್ಮಡಿಸಿತು ನಮ್ಮುದಯ ಮೇದಿನಿಯ ನಾವತ್ತ ಇಟ್ಟವು ಇಮ್ಮಡಿಸಿತ್ತು ನಮ್ಮುದೇ ಧರ್ಮರಾಜ ಹೇಳ್ತಾನೆ ಮದುವೆ ಚೆನ್ನಾಗಾಯಿತು ಕೃಷ್ಣ ನೀವು ಬಂದಿದ್ದು ತುಂಬಾ ಶೋಭೆಯಾಯಿತು ಮೇದಿನಿಯ ನಾವತ್ತ ಇಟ್ಟವು ಹನ್ನೆರಡು ವರ್ಷ ಭೂಮಿ ಅವರಿಗೆ ನಾವದನ್ನು ಭೋಗ್ಯ ಹಾಕಿದ್ದು ಕೌರವರಿಗೆ ಬಿಡಿಸಿಕೊಳ್ತಾ ಇದ್ದೇವೆ ಕಾದುಕೊಂಡೆವು ಸತ್ಯವನು ಅಜ್ಞಾತವಾಸವನ್ನು ಮುಗಿಸಿದ್ದೇವೆ ಮೇಲಾದುದಾದನು ನೀ ಕರುಣಿಸು ಎಂದರು ವೀರ ನಾರಾಯಣನ ಸ್ವಾಮಿ ಮುಂದಿನ ಕೆಲಸ ನೀ ನಡೆಸಿಕೊಡುವಂತ ಇವರು ಪಾಂಡವರು ಕೃಷ್ಣನ ಪಾದಕ್ಕೆ ಬೀಳ್ತಾರೆ ಎಂಬಲ್ಲಿಗೆ ವಿರಾಟ ಪರ್ವಕ ಮಂಗಳವಾಗ್ತಾ ಇದೆ ಮೂಲ ಗ್ರಂಥದಲ್ಲಿ ಮಂಗಳವಾಯಿತು ಈಗ ನಾವು ಉದ್ಯೋಗ ಪರ್ವಕ್ಕೆ ಹೋಗ್ತಾ ಇದ್ದೇವೆ ನಿನ್ನೆ ಒಬ್ಬರು ನಮಗೆ ತುಂಬ ಬೇಕಾದ ಮಿತ್ರರು ಇದು ನಾಳೆ ಹೇಳ್ತೇನೆ ನಾಳೆ ಹೇಳ್ತೇನೆ ಅಂತ ಐದಾರು ಕಡೆ ಹೇಳಿದ ಕೇಳಿ ನಾಳೆನೂ ಉದ್ಯೋಗ ಪರ್ವ ಶುರುವಾಗುತ್ತೋ ಇಲ್ಲವೋ ಅಂತ ಬೇಜಾರು ಪಟ್ಕೊಂಡು ಹೋದರು ಅವ್ರಿಗೆ ಅದನ್ನು ಕೇಳಬೇಕು ಅಂತ ಆಸೆ ಅವರು ಪ್ರತಿನಿತ್ಯವೂ ಬರೋವರಲ್ಲ ಏನೇನೋ ಇಪ್ಪತ್ತೆಂಟು ತಾಪತ್ರಯಗಳು ಇಷ್ಟೆಲ್ಲ ಕಡಿಬಿಡಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ರವಚನ ಮಾಡಬೇಕು ಅವರು ಬಂದರೆ ಇವರು ಬಂದರೆ ಅವರು ಬರಲಿಲ್ಲ ಇವರು ಬರಲಿಲ್ವೇ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಬ್ರಾಹ್ಮಣರಿಗೆ ಲಕ್ಷಗಟ್ಟಲೆ ಗೋವುಗಳನ್ನು ದಾನ ಮಾಡಿದ್ದಾನೆ ವಿರಾಟನು ಏನು ಭಿಕಾರಿಯಲ್ಲ ಬ್ರಾಹ್ಮಣೇಭ್ಯೋ ದದೌವಿತ್ತಂ ಯದುಪಾಹಾರದಚ್ಯುತಃ ಅವನು ಕೃಷ್ಣನೇ ತಗೊಂಬಂದಿದ್ದ ಗೋ ಸಹಸ್ರಗಳನ್ನು ಅಳಿ ಸೋದರಳಿನ ಮದುವೆಗೆ ಅಂತ ಅದನ್ನ ದಾನ ಮಾಡಿದ್ದಾರೆ ಗೋ ಸಹಸ್ರಾಣಿ ರತ್ನಾನಿ ವಸ್ತ್ರಾಣಿ ವಿವಿಧಾನಿ ಚ ಭೂಷಣಾನಿ ಚ ಮುಖ್ಯಾನಿ ಜಾನಾನಿ ಚ ಭೋಜನಾನಿ ಚ ಹೃದಯಾನಿ ಪಾನಾನಿ ವಿವಿಧಾನಿ ಚ ತನ್ಮಹೋತ್ಸವ ಸಂಕಾಶಂ ಪುಷ್ಟ ಜನಾಯುತಂ ನಗರಂ ಮತ್ಸರಾಜಸ್ಯ ಶುಶುಭೆ ಭರತಋಷಭ ಶುಶುಭೆ ಶೋಭನದಲ್ಲಿ ಮುಗಿಯಿತು ವಿರಾಟ ಪರ್ವ ಭಕ್ತಿಯಿಂದ ಕೇಳಿದ್ದೀರಿ ವಿರಾಟ ಪವನವನ್ನ ಕೇಳಿದ ಜಾಗದಲ್ಲಿ ಹೇಳಿದ ಜಾಗದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಕಷ್ಟಗಳಿದ್ದರೆ ಬಿಡುಗಡೆ ಆಗ್ತದೆ ವನವಾಸದ ಕಷ್ಟ ಒಂದು ರೀತಿ ಅಜ್ಞಾತವಾಸದಲ್ಲಿರ್ತಾರೆ ಎಷ್ಟೋ ಜನ ಪಾಪ ಹೇಳಿಕೊಳ್ಳಾರದೆ ಒಂದೇ ವಸ್ತ್ರದಲ್ಲಿರ್ತಾರೆ ಆಸ್ತಿ ಪಾಸ್ತಿ ಕಳ್ಕೊಂಡಿರ್ತಾರೆ ಒಳ್ಳೆ ಕಾಲ ಬರುತ್ತೆ ಅಂತ ಧೈರ್ಯ ಹಿಡ್ಕೊಂಡಿರ್ತಾರೆ ಅವರಿಗೆಲ್ಲ ಭಗವಂತನ ಅನುಗ್ರಹ ಚೆನ್ನಾಗಾಗತ್ತೆ ಅಂತ ಹೇಳಿ ವಾಚಕನಿಗೆ ಶ್ರೋತ್ರಗಳಿಗೆ ಏರ್ಪಡಿಸಿದವರಿಗೆ ತಮಗೆಲ್ಲರಿಗೆ ಭಗವಂತ ಒಲೀಲಿ ಎಂಬುದಾಗಿ ಅವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಇದೋ ಈಗ ನಾವು ಉದ್ಯೋಗ ಪರ್ವ ಪ್ರಾರಂಭ ಮಾಡುತ್ತಿದ್ದೇವೆ ಇಷ್ಟು ದಿವಸ ಉದ್ಯೋಗ ಮಾಡಲಿಲ್ಲವೆ ಅಂತ ಕೇಳಬೇಡಿ ನಮ್ಮ ಉದ್ಯೋಗ ಅಲ್ಲ ಅದು ಉತ್ ಅನ್ನುವ ಶಬ್ದಕ್ಕೆ ವೇದದ ಪರಿಭಾಷೆಯಲ್ಲಿ ಭಗವಂತ ಅಂತ ಹೆಸರು ಇದು ಉತ್ ಉತ್ತರ ಉತ್ತಮ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೆಟಿವ್ ಮೂರು ಡಿಗ್ರಿಯಲ್ಲಿ ಬರುತ್ತೆ ಶಬ್ದ ಇದು ಉತ್ ಅಂದ್ರೆ ಎಲ್ಲಕ್ಕಿಂತ ತಸ್ಮಾತ್ ಉದಿತಿ ನಾಮ ಸರ್ವೇಭ್ಯ ಪಾಪ್ಮಭ್ಯ ಉದಿತ ಉಪನಿಷತ್ತಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪಾಪವನ್ನು ಮಾಡಿದೆವು ದೋಷ ಇರತಕ್ಕವರು ಕೆಲವರು ದೋಷವೇ ಹೆಚ್ಚಿರ್ತದೆ ಕೆಲವರು ಸ್ವಲ್ಪ ದೋಷ ಇರ್ತದೆ ಯಾರು ಪರಿಪೂರ್ಣರಲ್ಲ ಜೀವಾತರಲ್ಲಿ ಪ್ರತಿಯೊಬ್ಬರಲ್ಲಿ ದೋಷ ಉಂಟು ಏನಾದರೂ ಒಂದು ಅದೆಲ್ಲಕ್ಕಿಂತ ಮೇಲೆ ದೂರದಲ್ಲಿರುವ ಸಕಲ ಪಾಪ ದೂರನು ಸಕಲ ಕಲ್ಯಾಣ ಗುಣ ಪರಿಪೂರ್ಣನೂ ಆದ ಭಗವಂತ ಅವನಿಗೆ ತಸ್ಯ ಉದಿತಿ ನಾಮ ಉಪನಿಷತ್ ಹೇಳಿಬಿಡ್ತು ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಉತ್ತರೋಗೋಪ ತಿರ್ಗೋಪ್ತ ಗಮ್ಯ ಪುರಾತನ ಉತ್ತರ ಶಬ್ದವು ಭಗವದ್ವಾಚಕ ನೆನ್ನೆಲ್ಲ ನೆಕ್ಕಿದ್ದೀರಿ ಉತ್ತರನನ್ನು ನೋಡಿ ಅದು ಭಗವಂತನ ಹೆಸರು ಭೂಮಿಂಜಯ ಉತ್ತರ ಅನ್ನೋದು ಭಗವಂತನ ಹೆಸರು ಉತ್ತಮ ಪುರುಷ ಪರಮಾತ್ಮೆ ತ್ಯುದಾರ್ಥ ಯೋ ಲೋಕತ್ರಯಮಾವೇಶ್ಯ ವಿಭರ್ತಿ ಅವ್ಯಯೇಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಿಪಿಚೋತ್ತಮ ಅಥೋಸ್ಮಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತಮ ಉತ್ತಮ ಅನ್ನೋದು ಭಗವದ್ವಾಚಕ ಭಗವಂತ ಪಾಂಡವರನ್ನು ಕೈ ಹಿಡಿದ ಈಗ ಯಾತಿಕೆ ಅವರು ಶರಣಾಗತಿ ಮಾಡಿದ್ರು ತಪ್ಪಾಯಿತು ನಿನ್ನನ್ನು ನೆನೆಸದೆ ಕಷ್ಟ ಅಂತ ಏನು ಹೇಳಿಕೊಂಡ್ರು ಅವರೆಲ್ಲ ಪರೀಕ್ಷೆ ಮುಗಿಯಿತು ಎಲ್ಲ ದೇವತೆಗಳು ಧಾರ್ಮಿಕತ್ವವನ್ನು ಸ್ಥಾಪನೆ ಮಾಡಿದರು ಆದ್ದರಿಂದ ಈಗ ಇವರನ್ನು ನಾನೇ ಎತ್ತಬೇಕು ಮೇಲಕ್ಕೆ ಎಂಬುದಾಗಿ ಮನುಷ್ಯ ಪ್ರಯತ್ನ ಮುಗಿದು ಎರಡೂ ಕೈಗಳನ್ನೆತ್ತಿ ಗೋವಿಂದ ಕಾಪಾಡು ಅಂದಾಗ ನಾನಿದ್ದೇನೆ ಅಂತ ಭಗವಂತ ಆ ನಾನಿದ್ದೇನೆ ಅಂತ ತೋರಿಸ್ಕೊಡು ಉದ್ಯೋಗ ಬರುವ ನಮ್ಮ ಪ್ರಯತ್ನ ಇರೋ ತನಕ ನಾವು ಮಾಡಬೇಕಲ್ಲ ಅಂದರೆ ಮಾಡಿ ಮಾಡಿ ಸುಸ್ತಾಗಿ ಕೈಯಿಂದ ಕಲ್ಲನ್ನು ಗುಜ್ಜಿ ಗುಜ್ಜಿ ಕೈಯೆಲ್ಲ ಚೂರಾಗೋ ತನಕ ಗುಜ್ಜಿ ಯಾರು ಬೇಡ ಅಂತಾರೆ ಅಷ್ಟು ಮಾಡಿಯೂ ಬುದ್ಧಿ ಬರೋದಿಲ್ಲ ಕೈ ಚೆನ್ನಾಗಿಲ್ಲ ಮುಂದಿನ ಜನ್ಮದಲ್ಲಿ ಕೈ ಕಟ್ಟಿಯಾಗಲಿ ಸಪ ಮಾಡಿ ತಿರುಗಿ ಕೈಯಿಂದ ಗದ್ಕೋದು ಗುದ್ದುವುದು ಜನ್ಮ ಎತ್ತಿ ಎತ್ತಿ ಎತ್ತಿ ಸಾಯುವುದು ಇದು ಮನುಷ್ಯನ ಹಣೆ ಬರಹ ಬುದ್ಧಿವಂತ ಸುಲಭೋಪಾಯ ಮಾಡ್ತಾನೆ ಎರಡೂ ಕೈಗಳನ್ನೆಚ್ಚಿ ಭಗವಂತ ನೀನು ಕಾಪಾಡು ಅಂತ ಕೇಳ್ತಾನೆ ಇದು ಅಪಾಯವಿಲ್ಲದ ಉಪಾಯ ನಿರಪಾಯ ಉಪಾಯ ಅಕಿಂಚನರಿಗೆ ಭಗವಂತ ಖಂಡಿತ ಒಲಿತಾನೆ ಸಕಿಂಚನರಿಗೆ ಒಲಿಯೋದಿಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ತೀರಿ ನಾಳೆ ಮಗಳು ಮದುವೆ ಅಲ್ಲ ಮಾತು ಹೇಳಿದೆ ನಿಮ್ಮಲ್ಲಿಲ್ಲ ಅಂದ್ರೆ ಇನ್ನೊಂದು ಮನೆಯವರು ಕೊಡ್ತಾರೆ ಬಿಡಿ ಅಂತಂದ್ರೆ ಯಾರೂ ಕೊಡೋದಿಲ್ಲ ಒಂದು ಪೈಸಾ ಕೊಡೋದಿಲ್ಲ ನಿಮ್ಮ ನಿಮ್ಮಪ್ಪ ಇದ್ದಾನೆ ಎನ್ನುವ ಧೈರ್ಯ ಮನಸ್ಸಲ್ಲಿಟ್ಕೊಂಡು ಅಹಂಕಾರದಿಂದ ಹೇಳಿದ್ರೆ ಖಂಡಿತ ದೇವರು ಒಳಿಯೋದಿಲ್ಲ ನೀನೇ ಗತಿ ನಮಗೆ ಬೇರೆಯವರಿಲ್ಲ ಅಂತ ಬಾಯಿ ಬಿಟ್ಟು ಹೇಳಬೇಕು ಕಾರ್ಪಣ್ಯ ಗೌತೃತ್ವ ವರ್ಣ ಇದು ಶರಣಾಗತಿ ಅದೇನು ಮಾಡಿದ್ದಾರೆ ಪಾಂಡವರು ಈಗ ಮುಂದಿನ ಕಥೆ ಅವನೇ ಕೃಷ್ಣ ಹೇಗೆ ಕೈ ಹಿಡಿದು ಇಡೀ ಮಹಾಭಾರತ ಯುದ್ಧದ ಸೂತ್ರಧಾರನಾಗಿ ಸಲಹೆ ಕೊಡುವುದು ಮಾತ್ರವಲ್ಲದೆ ಅವರ ದೂತನಾಗಿ ನಾಯಿಯಂತೆ ಹಳೆ ಕಾಲದ ನಾಯಿ ಕೊಡಲು ಚೀಟಿ ಕಟ್ಟಿ ಕಳಿಸುತ್ತಿದ್ದು ಸಮಾಚಾರಕ್ಕೆ ಪಾಂಡವ ದೂತನಾಗಿ ಹೋಗಿ ಕೌರವರ ಸಭೆಯಲ್ಲಿ ಅವಮಾನವನ್ನು ಪಟ್ಟು ಯುದ್ಧದಲ್ಲಿ ಸಾರಥಿಯಾಗಿ ನಿಂತು ಮುಂದಕ್ಕೆ ಹೇಗೆ ನಡೆಸ್ತಾನೆ ಸಿದ್ಧತೆ ಸಮಾಲೋಚನೆ ಅದು ಉದ್ಯೋಗ ಬರುವುದು ಕಥೆ ಮಹಾಭಾರತದಲ್ಲಿ ಸೌಂದರ್ಯ ಇರುವುದು ವಿರಾಟ ಪರ್ವದಲ್ಲಿ ತತ್ವ ಇರುವುದು ಉದ್ಯೋಗ ಪರ್ವದಲ್ಲಿ ಇದರ ರುಚಿಯೇ ಬೇರೆ ಎಂಜಾಯ್ಮೆಂಟಲ್ಲಿ ಆಗೋಯ್ತು ಹತ್ತಿದ್ದೀರಿ ಕರೆದಿದ್ದೀರಿ ಓಡಾಡಿದ್ದೀರಿ ಸಂತೋಷಪಟ್ಟಿದ್ದೀರಿ ನಕ್ಕಿದ್ದೀರಿ ಅದೆಲ್ಲ ಒತ್ತಟ್ಟಿಗಿಟ್ಬಿಡಿ ಈಗ ಶುದ್ಧ ಭಾವಂಗತೋ ಭಕ್ತ ಶಾಸ್ತ್ರಾದ್ವೇದ್ವಿ ಜನಾರ್ದನಂ ಪರಿಪೂರ್ಣ ಭಕ್ತಿಯಲ್ಲಿ ಬರಬೇಕು ಈಗ ಪಾಂಡವರು ಆ ಗಿದುವೆ ಎಲ್ಲ ಮುಗಿದು ಬಂದವರೆಲ್ಲ ಅತಿಥಿಗಳು ದೂರ ದೂರಕ್ಕೆ ಹೋದ ಮೇಲೆ ವಿರಾಟ್ ರಾಜನ ರಾಜಧಾನಿಗೆ ಸಮೀಪದಲ್ಲಿ ಒಂದು ಹಳ್ಳಿ ಉಪಪ್ಲವ್ಯ ಅಂತ ಒಂದು ಹಳ್ಳಿ ಉಪಪ್ಲವ್ಯ ಉಪಪ್ಲಾವ್ಯ ಅಂತ ಕರೀತಾರೆ ಕೆಲವರು ಅದನ್ನು ಇರಲಿ ಆ ಹಳ್ಳಿಯಲ್ಲಿ ಐವರು ಕೂತಿದ್ದಾರೆ ಸಮಾಲೋಚನೆಗೆ ಮುಂದೇನು ಮಾಡಬೇಕು ವನವಾಸ ಮುಗಿಯಿತು ಅಜ್ಞಾತವಾಸ ಮುಗಿಬೇಕು ಸಲಹೆ ಕೊಡೋದಕ್ಕೆ ಬೇಕಲ್ಲ ಕೃಷ್ಣ ಇದ್ದಾನೆ ಬಲರಾಮ ಇದ್ದಾನೆ ಸಾತ್ವಿಕಿ ಇದ್ದಾನೆ ಕೃಷ್ಣನ ಮಕ್ಕಳೆಲ್ಲ ಇದ್ದಾರೆ ದೃಪದ ಇದ್ದಾನೆ ಧ್ರುಪದನ ಪುರೋಹಿತ ಇದ್ದಾರೆ ವಿರಾಟನ ಪುರೋಹಿತ ಇದ್ದಾರೆ ಎಲ್ಲರೂ ಬಹಳ ಜನ ಬಂದು ಸೇರಿಕೊಂಡಿದ್ದಾರೆ ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡೋದಲ್ಲ ಆಯ್ತು ಅವರೆಲ್ಲ ಹೇಳ್ಕೊಂಡು ಮಾತು ಕೇಳಿದ್ರು ಏಕಾಂತದಲ್ಲಿ ಕೂತು ಐವರು ಪಾಂಡವರು ಕೃಷ್ಣ ಸಾತ್ಯಕಿ ಕೃತವರ್ಮ ಅವನಿನ್ನೂ ಕೌರವರ ಕಡೆ ಸೇರಿಲ್ಲ ಅವರ ಜೊತೆಯಲ್ಲಿ ಏನು ಮಾಡಬೇಕು ಅಂತ ಕೇಳಲಾಗಿ ಬಲರಾಮ ಒಂದು ಮಾತನ್ನಾಡಿದ ಇದೆಲ್ಲ ಹೆಚ್ಚು ಕಥೆ ಹೇಳಕ್ಕೆ ಹೋಗೋದಿಲ್ಲ ಇದು ಇಂಡೋನೇಷ್ಯನ್ ಮಹಾಭಾರತದಲ್ಲಿ ಈ ಭಾಗ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ಓದೋಕೆ ನಮಗೆ ವೇಳೆ ಇಲ್ಲ ಮೂರು ಭಾರತಕ್ಕಿಂತ ಅದು ಇನ್ನೊಂದು ಯಾವ ವರ್ಷ ಹೋಯ್ತೋ ಗೊತ್ತಿಲ್ಲ ಬಲರಾಮ ಹೇಳ ಅವನಿಗೆ ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ ಧರ್ಮರಾಜನ್ ಹೇಳಿದ ಅಲ್ಲ ಕಾಣೋ ರಾಜ್ಯವನ್ನೆಲ್ಲ ಜೋಜಿಟ್ಟು ಸೋತು ಅಜ್ಞಾತವಾಸ ಮಾಡಿದ ಮೇಲೆ ಈಗ ಮತ್ತೆ ರಾಜ್ಯವನ್ನು ಯಾವ ಶಕ್ತಿಯಿಂದ ಕೇಳ್ತೀಯೇ ಅಂತ ಅಲ್ಲ ಅಲ್ಲಿದ್ದೇನು ಗುರುತು ಮತ್ತೆ ಅಜ್ಞಾತವಾಸ ವನವಾಸ ಮಾಡಬೇಕಾದ್ರೆ ಪತ್ತೆ ಮಾಡಬೇಕು ಅಜ್ಞಾತವಾಸದಲ್ಲಿ ಪತ್ತೆ ಮಾಡಲಿಲ್ಲ ಅಂದ್ರೆ ಅವರ ಭಾಗ್ಯ ರಾಜ್ಯವನ್ನು ಅವರು ಕೇಳುವುದೇ ಕೊಡುವುದೇ ಅಂತ ಒಡಂಬಡಿಕೆ ಆಗಿತ್ತು ಸ್ಪಷ್ಟವಾದ ಮಾತುಗಳಲ್ಲಿ ಹಿಂದೆ ಹೇಳಿದ್ದಾರೆ ಇದು ಗೊತ್ತಿಲ್ಲ ಅವನಿಗೆ ಅವನಿಗೆ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಕೃಷ್ಣ ಎಲ್ಲಿದ್ರೆ ಅಲ್ಲಿರೋದು ಅಲ್ಲಿ ಇಲ್ಲಿ ತಿರುಗೋದು ಸುಖವಾಗಿರುವುದು ಯಾರೇನು ಕೊಟ್ರೆ ರೊಟ್ಟಿ ಗಿಟ್ಟಿ ಬೆಣ್ಣೆ ದೋಸೆ ತಿಂತಾ ಇರೋದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೃಷ್ಣ ಕಡಿಸಿದ್ರೆ ಹೇಳಿದ ಕೆಲಸ ಮಾಡುವುದು ಕೊಲ್ಲಂದ್ರೆ ಕೊಲ್ಲುವುದು ಮದುವೆ ಆಗುವುದು ಲಕ್ಷ್ಮಣ ಕೇಳಿದಂತೆ ರಾಮನನ್ನ ಏನಪ್ಪ ಈ ಅವತಾರದಲ್ಲಿ ಹೆಂಡತಿಯನ್ನು ಬಿಟ್ಟು ನಿನ್ನ ಜೊತೆಗೆ ಬಂದು ಅಲ್ಲಿದ್ದು ಇಲ್ಲಿದ್ದು ನಿದ್ದೆಗೆಟ್ಟು ಬಹಳಷ್ಟು ಕಷ್ಟ ಅನುಭವಿಸಿದೆ ಕಷ್ಟದ ಸೇವೆಗಳನ್ನೇ ಕೊಟ್ಟೆ ಸೀತಾದೇವಿ ಚಿತೆ ಸಿದ್ಧ ಮಾಡು ಅಂತ ಹೇಳಿದೆ ಅವಳನ್ನು ತಗೊಂಡು ಹೋಗಿ ಬಿಟ್ಟು ಬಾ ಅಂತ ಹೇಳಿದೆ ಮುಂದಿನ ಅವತಾರದಲ್ಲಿ ಹೀಗೆಲ್ಲ ಏನು ಮಾಡೋದಿಲ್ಲ ತಾನೆ ಆಗ ಭಗವಂತ ಹೇಳಿದಂತೆ ರಾಮಾವತಾರದಲ್ಲಿ ತಮ್ಮನಾಗಿ ಕಷ್ಟಪಟ್ಟೆ ಮುಂದಿನ ಅವತಾರದಲ್ಲಿ ಅಣ್ಣನಾಗಿ ಕಷ್ಟಪಡು ಅಂತ ಹೇಳಿದ್ರಿಂದ ಹಿಂದೂ ಗೊತ್ತಿಲ್ಲ ತುಂಬ ಮುಗ್ಧ ಬಲರಾಮ ಅವತಾರ ವಂಶಾವತಾರ ತುಂಬ ಮುಗ್ಧವಾದ ಅವತಾರ ಅಣ್ಣನಾಗಿದ್ರು ತಮ್ಮನಿಗಿಂತ ತಮ್ಮನಾಗಿ ನಡ್ಕೊಳ್ತಾನೆ ಬಲಭದ್ರ ಬಲಭದ್ರ ಬಲದೇವ ಹೆಸರು ಹೇಳಿದ್ರೆ ಬಾಯಿ ತೃಪ್ತಿ ತೃಪ್ತಿಯಾಗುತ್ತೆ ಮಾತಿನಲ್ಲಿ ಅವನೆದ್ದು ನಿಂತ ಇದು ಕೊಡ್ತಕ್ಕದ್ದಲ್ಲ ಅವನು ರಾಜ್ಯ ಅಲ್ಲ ನೀನೇ ಬಿಟ್ಟು ಸೋತಾಗಿದ್ಯೆ ಇನ್ನೆಲ್ಲರೂ ಒಂದು ಕಡೆ ದೂರದಲ್ಲಿ ಪಟ್ಟೋ ಇದು ಮಾಡ್ಕೊಂಡಿರೋದು ಬಿಟ್ಟು ಭಿಕ್ಷೆ ಎತ್ತೋದು ಕಾಡಿಗೆ ಹೋಗೋದು ಬಿಟ್ಟು ತಿರುಗಿ ಅವ್ರ ರಾಜ್ಯ ಕೇಳೋದು ನ್ಯಾಯವಲ್ಲ ಕೃಷ್ಣನ ವಿರೇಗಿ ಹೋಯಿತು ಅಣ್ಣ ತಿಳಿದೆ ದೌರ್ಭಾಯ ಹಾಕಬಾರ್ದು ಸುಮ್ಮನೆ ಕೂತ್ಕೋ ನಾನು ಅತಿಯೇ ಸೊನ್ನೆ ಅಂತ ನಾನು ಅದನ್ನೇ ಹೇಳೋ ಹೊರಟೆ ಏನೋ ಬಾಯಿ ತಪ್ಪು ಬಂದ್ಬಿಡ್ತು ಮಾತು ಸುಮ್ಮ ಅವಕಾಶ ಪೇಶವಾಣ್ಣ ಏ ಧರ್ಮರಾಜ ಈಗ ಮಾಡೋದು ಕೆಲಸ ಫಸ್ಟ್ ಸ್ಟೆಪ್ ಏನು ಸಮರ್ಥನಾದ ಒಬ್ಬ ಬ್ರಾಹ್ಮಣೋತ್ತಮನನ್ನ ಅದೆಲ್ಲ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ರಾಯಭಾರಿ ಹೇಗಿರಬೇಕು ಮಂತ್ರಿ ಹೇಗಿರಬೇಕು ಮತ್ತೊಂದು ಕಡೆ ಪ್ರವಚನ ಮಾಡುವಾಗ ಅದೆಲ್ಲ ಕೌಟಿಲ್ಯ ಅರ್ಥಶಾಸ್ತ್ರ ನೋಟ್ಸ್ ಎಲ್ಲ ಇಟ್ಟು ತಂದಿದ್ದೇನೆ ಅದು ಹೇಳಿದ್ದಾರೆ ಅಂತ ಅಷ್ಟು ಹೇಳಿ ಬಿಟ್ಟುಬಿಡ್ತೇನೆ ಏನು ಓದೋದಿಲ್ಲ ಕಂತೆ ಒಂದು ತಿಂಗಳು ಬರೀ ಉದ್ಯೋಗ ಪರ್ವ ಹೇಳಬೇಕು ಆವಾಗ ನೀವು ಉದ್ಯೋಗದಲ್ಲಿರಬಾರದು ನಾ ಮಾತ್ರ ಉದ್ಯೋಗ ಎಷ್ಟೊಂದು ರಾಜನೀತಿಗಳು ಎಷ್ಟು ಶಾಸ್ತ್ರಗಳು ಒಂದು ಉದ್ಯೋಗ ಪರ್ವದಲ್ಲಿ ಅಂಥದ್ದೊಬ್ಬ ಪುರೋಹಿತನನ್ನು ಪುರೋಹಿತ ಅಂದ್ರೆ ಪ್ರೀಸ್ಟ್ ತಿಥಿ ಮಾಡಿಸೋನು ಅಂತ ತಿಳ್ಕೋಬೇಡಿ ಪುರೋಹಿತ ಅನ್ನೋ ಶಬ್ದಕ್ಕೆ ಇವತ್ತು ರೂಢಿಯಲ್ಲಿ ತುಂಬಾ ಕೆಟ್ಟ ಅರ್ಥ ಬಂದುಬಿಟ್ಟಿದೆ ಅದಲ್ಲ ಪುರೋಹಿತ ಒಂದು ವಂಶಕ್ಕೆ ಮುಂದೆ ಏನು ಹಿತವೋ ಅದನ್ನು ಆಚರಣೆ ಮಾಡುವವನು ಕೌನ್ಸಿಲ್ ಉಪದೇಶ ಕೊಡುವವನು ಮಾರ್ಗದರ್ಶಕ ಮಂತ್ರಿ ಅಂಥವನನ್ನ ನಾವೀಗ ಕಳಿಸೋಣ ಏನು ಹೇಳಬೇಕು ಕೌರವರಿಗೆ ಹೇಳಬೇಕು ಸಭೆಯಲ್ಲಿ ಹೋಗಿ ಜೂಜಿನಲ್ಲಿ ಒಪ್ಪಂದ ಆಗಿದ್ದಂತೆ ಪಾಂಡವರು ಎಲ್ಲ ಮುಗಿಸಿದ್ದಾರೆ ಅದು ಮುಂದೆ ಒಂದು ಕಡೆ ಅವನು ಹೇಳಿದ್ದೆಲ್ಲ ಆ ವಾಕ್ಯಗಳನ್ನೇ ಒಂದು ಕಡೆ ಪಟ್ಟಿ ಮಾಡಿದ್ದೇನೆ ಅದು ಸಂದರ್ಭ ಬಂದಾಗ ಹೇಳ್ತೇನೆ ಮುಂದೆ ಬರುತ್ತೆ ಸಂಜಯನ ಸಂದೇಶ ಸಂದೇಶ ಅದು ಇದು ಕೂಡಿಸಿ ಹೇಳ್ತೇನೆ ಈಗ ನಾವು ಶಾಂತಿಗೂ ಸಿದ್ಧ ಯುದ್ಧಕ್ಕೂ ಸಿದ್ಧ ಪಾಂಡವರು ಎರಡು ಆಲ್ಟರ್ನೇಟಿವ್ ಇಟ್ಟಿದ್ದಾರೆ ನಾವು ಧರ್ಮದಿಂದ ಒಟ್ಟು ಮಾತ್ರ ತಪ್ಪಬಾರ್ದು ಅಂತ ಕಾಡಿಗೆ ಹೋದವು ಅಜ್ಞಾತವಾಸ ಮಾಡಿದವು ಹದಿಮೂರು ವರ್ಷಕ್ಕೆ ಮೇಲ್ಪಟ್ಟು ಐದು ತಿಂಗಳು ಮುಗಿಯಿತು ನಿಮ್ಮ ಚಾಂದ್ರಮಾನ ಲೆಕ್ಕದಲ್ಲಿ ಈಗ ನಮ್ಮ ರಾಜ್ಯ ನೀವಾಗಿ ನೀವು ನಮಗೆ ಕೊಡಬೇಕು ಭೀಷ್ಮ ದ್ರೋಣರು ಕೃಪಾಚಾರ್ಯರು ಮೂಗುದಾರ ಹಾಕಿ ದುರ್ಯೋಧನೆಗೆ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿ ನಮ್ಗೆ ಕೊಡಬೇಕಾದನ್ನು ಕೊಡಿಸಬೇಕು ಕೊಡದೆ ಇದ್ರೆ ಯುದ್ಧ ಮಾಡ್ತೇವೆ ತಗೊಳ್ತೇವೆ ತಗೊಳ್ಳೋ ರೀತಿ ನಮಗೆ ಗೊತ್ತಿದೆ ನೀವು ಯಾವುದಕ್ಕೆ ಸಿದ್ಧ ಅಂತ ಕೇಳಿ ಬಲರಾಮ ಹೇಳಿದ ಹೌದು ನಂದು ಅದೇ ಅಭಿಪ್ರಾಯ ಮೊದಲೇ ಹೇಳಿಲ್ವಲ್ಲ ಅದನ್ನ ಉಳಿದವರು ಇದನ್ನು ಸರಿ ಎಂದರು ಯಾ ಅಂಥ ಬ್ರಾಹ್ಮಣ ಯಾರು ದೃಪದನ ಪುರೋಹಿತನನ್ನು ಕರೆದರು ಅವನಿಗೆ ಉಡುಗೊರೆಯನ್ನು ಕೊಟ್ಟರು ಪುರೋಹಿತ ಅಂದರೆ ಕುದುರೆ ಇರೋದು ಗೊತ್ತಿರಬೇಕು ರಥ ಗೊತ್ತಿರಬೇಕು ಹೇಳೋ ಮಾತನ್ನ ಗಂಭೀರವಾಗಿ ಹೇಳಿದಷ್ಟೇ ಹೇಳಬೇಕು ವಾರ್ತಾಹರದಲ್ಲಿ ಮೂರು ವಿಧ ಮೇಯರ್ ಡೆಲಿವರಿ ಆಫ್ ಮೆಸೇಜ್ ಒಂದು ಇನ್ನೊಂದು ಆ ಕೆಲಸವನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬರೋದು ಮೂರನೇದು ಹೋದ ಜಾಗದಲ್ಲಿ ಶತ್ರುಗಳನ್ನು ಗೂಢಚರ್ಯ ಮಾಡಿ ಗುಟ್ಟುಗಳನ್ನು ತಿಳ್ಕೊಂಬರುವುದು ಎಷ್ಟು ತರಹ ರಾಯಭಾರಿಗಳು ವರ್ಣನೆ ಮಾಡ್ತಾನೆ ಯಾರು ಅಶೇಂಬ್ ರಾಯಭಾರಿಗಳ ಬದಲು ಬರೀ ಭಾರಿ ರಾಯರು ಇಟ್ಕೊಂಡು ಕೂತಿದ್ದೇವೆ ನಮ್ಮ ದೇಶಗಳಲ್ಲಿ ರಾಯಭಾರಿಗಳು ಬೇಕು ನಮಗೆ ಅಂಥ ದೇಶಪ್ರೇಮ ಇರ್ತಕ್ಕಂಥ ರಾಯಭಾರಿ ಇದು ಕಾರಣ ಕೆಡೋದಿಲ್ಲ ಸರಿಯಲ್ಲ ಕಳಿಸಿಕೊಟ್ಟಿದ್ದಾರೆ ಅವನು ಸಭೆಗೆ ಹೋದ ಧೃತರಾಷ್ಟ್ರನ ಆಯಿತು ಕರ್ಣ ಎದ್ದು ಹೇಳಿದ ಎಲ್ಲಿ ಬಂತು ನಾವು ಪತ್ತೆ ಮಾಡಿಬಿಟ್ಟಿದ್ದೇವಲ್ಲ ಉತ್ತರ ಗೋಗ್ರಹಣ ಸಂದರ್ಭದಲ್ಲಿ ಪಾಂಡವರು ಇವರೇ ಅಂತ ಪತ್ತೆ ಆದ್ದರಿಂದ ಅವರು ವಾಪಸ್ ಹೋಗಬೇಕು ಆಗ ಭೀಷ್ಮ ಬಾಯಿ ಮುರಿದ ನೀ ಸೂತು ಪುತ್ರ ನಿನ್ನ ಸಂಬಂಧ ಇಲ್ಲ ಇದು ಈ ಕುಲಕ್ಕೆ ಸಂಬಂಧ ಬಾಯಿ ಬಿಟ್ಕೊಂಡು ಕೂತ್ಕೊ ನೀನು ದ್ರೋಣ ಹೇಳೋ ಲೆಕ್ಕಾಚಾರವನ್ನು ಹದಿಮೂರು ವರ್ಷ ಆಗೋಯಿತು ಆದ್ದರಿಂದ ಖಂಡಿತವಾಗಿ ಅವರ ರಾಜ್ಯವನ್ನು ಕೊಡಬೇಕು ನಮ್ಮ ಅಭಿಪ್ರಾಯ ಧೃತರಾಷ್ಟ್ರ ಶುರು ಮಾಡಿದ ಅವನ ಮಗನ ಮುಖ ಕೇಳಬೇಕು ಇವ್ರ ಮುಖ ಕೇಳಬೇಕು ಏನು ತಿಳಿಲಿಲ್ಲ ನಾಲ್ಕು ದಿವಸ ಇರಲೇ ಇರಲಿ ನಮ್ಮ ರಾಯಭಾರಿಗಳು ನಾವೇನು ಹೇಳಬೇಕು ಹೇಳಿ ಕಳಿಸ್ತೇವೆ ಅಂತ ಅವ್ರನ್ನಲ್ಲೇ ತಂಗಿಸಿದರು ಈ ಕಡೆಯಲ್ಲಿ ಧೃತರಾಷ್ಟ್ರ ಇನ್ನೊಂದು ಯೋಚನೆ ಮಾಡಿದ ಧೃಪದನ ಪುರೋಹಿತನಿಗೆ ಸಮಾಚಾರ ಕಳಿಸೋದಕ್ಕೆ ಮುಂಚೆ ಈ ಕೃಷ್ಣ ಯಾವ ಕಡೆ ಇದ್ದ ನೋಡಬೇಕಲ್ಲ ಕಳ್ಳ ಇವನು ಅದಕ್ಕಾಗಿ ದುರ್ಯೋಧನನ್ನು ಪುಸಲಾಯಿಸಿ ನೀನು ಈಗಿಂದ ಈಗಲೇ ದ್ವಾರಕೆಗೆ ಹೋಗು ತುಂಬ ರಸವಾದ ಘಟ್ಟ ಇದು ಏನಾರು ಮಾಡಿ ಕೃಷ್ಣನನ್ನ ನಮ್ಮ ಕಡೆಗೆ ಬರ್ಕೊಂಡು ಬರೋ ಹಾಗೆ ಏನಾರೊಂದು ಏರ್ಪಾಡು ಮಾಡಪ್ಪ ಅವನು ಆ ಕಡೆ ಇದ್ರೂ ಕಷ್ಟ ನಮ್ಮ ಕಡೆ ಇದ್ರೂ ಕಷ್ಟ ಏನು ಮಾಡ್ತಾನೆ ಒಳಗಡೆಯೇ ಇಟ್ಕೊಳ್ಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಹೋಗು ಅಂತ ಹೇಳಿ ಕಳಿಸಿದ ಅದಕ್ಕೆ ಎರಡು ದಿವಸ ಮುಂಚೆಯೇ ಧರ್ಮರಾಜ ಬಹಳ ಚುರುಕು ಈ ವಿಷಯದಲ್ಲಿ ಅರ್ಜುನನನ್ನು ಕರೆದು ಈ ಮದುವೆ ಆದ್ಮೇಲೆ ಕೃಷ್ಣ ಊರಿಗೆ ಹೋಗ್ಬಿಟ್ಟಿದ್ನಲ್ಲ ಅದೆಲ್ಲ ವರ್ಣನೆ ಕುಮಾರವ್ಯಾಸ ಭಾರತ ಬಿಟ್ಟುಬಿಟ್ಟೆ ಅವನು ಬಂದಿದ್ದು ಹೋಗಿದ್ದು ವರ್ಣನೆ ಬರೀ ಕಣ್ಣಲ್ಲಿ ನೀರಿಸೋ ಭಕ್ತಿ ರೂಪವಾದ ಪದ್ಯಗಳು ಆ ಕೃಷ್ಣ ಇಲ್ಲೇ ಕೇಳಲಿಲ್ಲ ಇಲ್ಲಿ ಕೇಳೋ ಸಂದರ್ಭ ಅಲ್ಲ ಅದು ಮದುವೆ ಸಂದರ್ಭದಲ್ಲಿ ಮುಂದಿನ ಯುದ್ಧದ ಮಾತನ್ನು ಇಲ್ಲಿ ಆಡಬಾರದು ಅಮಂಗಳದ ಮಾತದು ಅಲ್ಲೇ ಹೋಗಿ ಕರಿಬೇಕು ಹೇಗಿದ್ರು ಬಂದಿದ್ದೀರಿ ನಮ್ಮನೆಗೂ ಬಂದು ಹೋಗಿ ಅಂದ್ರೆ ಆಗಲ್ಲ ಕರಿಬೇಕಾದ ಜಾಗದಲ್ಲಿ ಕರಿಬೇಕು ಹೊರಗಡೆ ಕರೆಯೋದಲ್ಲ ಹೋಗಿ ಆ ಕೃಷ್ಣ ನಮ್ಮ ಕಡೆ ಸೇರ್ಕೊಳ್ಳೋ ಹಾಗೆ ಅವನ ಅನುಗ್ರಹ ನಮಗೆ ಬೇಕಪ್ಪ ಹೋಗಿ ನೋಡು ಅಂತ ಹೇಳಿದ್ದಾರೆ ಇವನು ಕುದುರೆ ಏರಿ ಬರ್ತಾ ಇದ್ದಾನೆ ಅವನು ಬಂದಿದ್ದಾನೆ ಇಬ್ಬರು ಒಂದೇ ದಿವಸ ಬಂದು ಸೇರಿದ್ದಾರೆ ಬಂದು ಸೇರಿದರೆ ಮೊದಲು ಬಂದವನು ದುರ್ಯೋಧನ ಎಷ್ಟಾದರೂ ರಾಜಪುತ್ರ ಅನ್ನುವ ಬೀಗು ಹೆಮ್ಮೆ ಅವತ್ತು ಹೇಳಿದ್ದೇನೆ ಸ್ವಲ್ಪ ಮಟ್ಟಿಗೆ ಬಂದವನೇ ಕೃಷ್ಣ ಮಲಗಿದ್ದಾನೆ ಇವನು ಯೋಗ ನಿದ್ರೆಯಲ್ಲಿದ್ದಾನೆ ಅನಿರುದ್ಧ ಮೂರ್ತಿ ಕಪಟ ನಾಟಕ ಮಾಡ್ತಿದ್ದಾನೆ ಅವನಿಗೆ ಏನು ಯಾರಿಗೆ ಭಕ್ತರಿಗೆ ಏನು ಅನುಗ್ರಹ ಮಾಡಬೇಕು ಇದು ಸರ್ವದಾ ಚಿಂತೆ ಭಗವಂತನಿಗೆ ನಿದ್ದೆಯಲ್ಲ ಆಗಮಶಾಸ್ತ್ರಗಳಲ್ಲಿ ಭಗವಂತನಿಗೆ ಯೋಗನಿದ್ರೆ ಇರುವ ಆ ಸೌಂದರ್ಯದ ರೂಪವನ್ನು ತುಂಬಾ ಕೊಂಡಾಡ್ ಕೊಂಡಾಡ್ತಾರೆ ರಾಮಾಯಣ ಹೇಳಿದ ನೆನಪಿದೆಯೇ ಈ ಈ ಮಲ್ಲೇಶ್ವರ ರಾಮಾಯಣ ಹೇಳಿದ್ದೇನೆ ಪಬ್ಲಿಕ್ ಆಗಿ ಮುಂದೆ ಕೇಳ್ತೀರಿ ಹಿಮಾಂಶು ಸ್ಕೂಲ್ನಲ್ಲಿ ಏಪ್ರಿಲ್ ಒಂದರಿಂದ ಅವ್ರ ಅಪ್ಪನೇ ಕೊಟ್ಟರು ಬಿಟ್ಟರು ಹೇಳಿಬಿಟ್ಟು ಅನೌನ್ಸ್ಮೆಂಟ್ ಇಲ್ಲೇ ಮಾಡಿದ್ದೆ ನಾವು ಚಿತ್ರಾರಾಯರು ಬಂದಿದ್ದಾರೆ ಒಬ್ಬರು ಮನೆಯಲ್ಲಿ ಹೇಳಿದ್ದೆ ಒಂದು ತಿಂಗಳು ರಾಮಾಯಣ ಮಲ್ಲೇಶ್ವರದಲ್ಲಿ ಮಲ್ಲೇಶ್ವರಂ ಗ್ರೌಂಡ್ಸ್ ಮೇಲೆ ಅದಾದ್ಮೇಲೆ ಇಲ್ಲಿ ಚಿತ್ರಾಪುರ ಮಠದಲ್ಲಿ ಒಂದು ಹತ್ತು ದಿವಸ ರಾಮಾಯಣ ಹೇಳಿದ ನೆನಪು ಅದಾದ್ಮೇಲೆ ತಿರುಗಿ ಹೇಳಿದ್ನಲ್ಲೂ ಗೊತ್ತಿಲ್ಲ ರಾಮಾಯಣದ ರಸಘಟ್ಟಗಳ ರೀತಿ ಬೇರೆ ಮಲಗಿರುವ ಪ್ರಭು ಶಯನಕೋಲ ಶಯನ ತಿರುಕೋಲಂ ಆ ಸ್ವಾಮಿಯ ಸೌಂದರ್ಯವೇ ಒಂದು ವಿಚಿತ್ರ ಅದನ್ನು ಅನುಭವಿಸಿ ನೋಡಬೇಕು ಪಕ್ಕದಲ್ಲಿ ನಿಂತು ನೋಡಬೇಕು ಕಾವೇರಿ ಮಧ್ಯದೇಶದಲ್ಲಿ ಮರಗಿದ್ದಾನೆ ಶ್ರೀರಂಗದಲ್ಲಿ ನಮ್ಮ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿ ಕುಂಭಕೋಣದಲ್ಲಿ ಎರಡು ಕಾವೇರಿ ಮಧ್ಯೆ ಇಂದಳೂರು ಕ್ಷೇತ್ರದಲ್ಲಿ ಮತ್ತೆ ಎರಡು ಕಾವೇರಿ ಮಧ್ಯೆ ಅಲ್ಲೇ ಮೂರು ರಂಗ ತೋರಿಸ್ತಾ ಆದಿ ಮಧ್ಯ ಅಂತ್ಯ ಅಲ್ಲಿ ತಮಿಳುನಾಡವರು ಮೂರು ತೋರಿಸ್ತಾರೆ ಕರ್ನಾಟಕ ಸಹವಾಸ ಬೇಡ ಅಂತ ನಾವು ಅವರನ್ನೂ ಸೇರಿಸಿಕೊಂಡು ಮೂರನ್ನು ಹೇಳ್ತೇವೆ ಆ ಕಾವೇರಿ ಮಧ್ಯದಲ್ಲಿ ಮಲಗಿದ್ದಾನೆ ಕಾವೇರಿ ಮಧ್ಯದೇಶ ಮೃದುತರ ಫಣಿರಾಡ್ ಭೋಗ ಪರ್ಯಂಕ ಭಾಗೆ ನಿದ್ರಾಮುದ್ರಾಭಿರಾಮಂ ಕಟಿನಿಕಡಶಿರ ಪಾರ್ಶ್ವವಿನ್ಯಸ್ತಹಸ್ತಂ ಪದ್ಮಾಧತ್ರೀಕರಾಭ್ಯಾಂ ಚರಣಂ ರಂಗರಾಜಂ ಭಜೇಹಂ ಕಸ್ತೂರಿ ಕಲಿತೋದ್ಭಪುಂಡ ತಿಳಕಂ ಕರ್ಣಾಂತರೋಲೇಕ್ಷಣಂ ಪರಾಶರ ಭಟ್ಟರ ವಾಕ್ಯಗಳು ಸಪ್ತಪ್ರಾಕಾರ ಮಧ್ಯೆ ಸರಸಿ ಮುಗುಲೋದ್ಭಾಸಮಾನೇ ಅಭಿಮಾನೆ ಎಲ್ಲ ನಿತ್ಯ ಹೇಳಬೇಕಾ ಶ್ಲೋಕಗಳು ಅದು ಹೇಳಿಬಿಟ್ರೆ ನಿಮಗೆ ಎದುರಿಗೆ ರಂಗನಾಥ ಬಂದು ಮಲಗಿದಾಗಿರುತ್ತೆ ಅದು ಆ ಸ್ವಾಮಿ ಸೌಂದರ್ಯ ಮಲಗಿರುವಾಗ ಎಷ್ಟು ಸೌಂದರ್ಯ ಅಂದ್ರೆ ವ್ಯತ್ಯಾಸ ಹೇಳ್ತಾರೆ ಇದು ವಿಶ್ವಾಮಿತ್ರರು ಒಂದು ಸಲ ಅನುಭವಿಸಿದ ಅದು ರಾಮಾಯಣದಲ್ಲಿ ಎರಡು ಕಡೆ ಮಾತ್ರ ಬರುತ್ತೆ ಪಕ್ಕದಲ್ಲಿ ಮಲಗಿದ್ದಾನೆ ರಾಮ ಜಗಳ ಮಾಡಿ ಕರ್ಕೊಂಡ್ಬಂದಿದ್ದಾರೆ ಪೈನ ಅನಪ ಮಾಡ್ತೇನೆ ನಾ ಹುಡುಗನ ಕಳಿಸೋದಿಲ್ಲ ಅಂತ ಮೊಂಡು ದಶರಥ ನಾ ಮಾಡ್ತೇನೆ ನಾ ಕರ್ಕೊಂಡೆ ಹೋಗ್ತೇನೆ ವಿಶ್ವಾಮಿತ್ರರು ಮೊಂಡು ಆಮೇಲೆ ಕರ್ಕೊಂಬಂದ್ರು ಹುಲ್ಲಿನ ಮೇಲೆ ಮಲ್ಕೊಂಡಿದ್ದಾರೆ ನದಿ ದಡದಲ್ಲಿ ಶೋಣಾ ನದಿ ತೀರದಲ್ಲಿ ಆ ಮಗುವನ್ನ ತಲೆಯೆಲ್ಲ ನೇವರಿಸಿ ಏನೇನೋ ಕತೆ ಹೇಳಿ ತಾಯಿ ಮಗುವಿಗೆ ಮಾಡೋ ಸೇವೆ ಎಲ್ಲ ಮಾಡಿ ರಾಮನ ಮೈ ತಡೆವಿದ್ದಾರೆ ರಾತ್ರಿ ಎಲ್ಲ ಆ ರಾಮಚಂದ್ರ ಆನಂದವಾಗಿ ನಿದ್ರೆ ಮಾಡಿದ್ದಾನೆ ಬೆಳಗ್ಗೆ ಎದ್ದಿದ್ದಾರೆ ಸೂರ್ಯೋದಯ ಆಗ್ತಾ ಇದೆ ರಾಮ ಸೌಂದರ್ಯವನ್ನು ನೋಡಿ ಬೆರಗಾಗಿ ಬಿಟ್ಟು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ವಿಗಂ ಭಗವಂತನಿಗೆ ಇಂಥದ್ದೊಂದು ಒಂದು ಶ್ಲೋಕದ ಸುಪ್ರಭಾತ ಜಗತ್ತಿನಲ್ಲಿಯೇ ಇಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಹೇಳ್ತೇವೆ ಕೌಸಲ್ಯ ಸುಪ್ರಜಾ ರಾಮ ಕೌಸಲ್ಯ ಹಡದ ಮಗ ಕಾಣು ಎಲ್ಲರಿಗೂ ಗೊತ್ತಿದೆ ಇವರೇನು ಹೇಳೋದು ಸ್ಪೆಷಲ್ ಆಗಿ ಅಂದರೆ ಕೌಸಲ್ಯಕ್ಕೆ ಭಾಗ್ಯ ಇದೆ ನನಗೆ ಬರಲಿಲ್ಲವಲ್ಲ ಕೌಸಲ್ಯ ಬದಲು ನಾನೇ ದಶರಥನ ಹೆಂಡತಿಯಾಗಿದ್ದರೆ ಗರ್ಭದಲ್ಲಿಟ್ಟುಕೊಂಡು ಬೆಳೆಸಿ ಹದಿಮೂರು ವರ್ಷ ಮೈ ನೇವಲಿಸೋ ಭಾಗ್ಯ ಬರ್ತಿತ್ತು ಋಷಿಯಾಯಿ ಕೆಟ್ಟೇನೆ ಕೌಸಲ್ಯ ಬರಕಲ್ಲಿಯೇ ಅದು ಗೋಳಂತೆ ಅವರಿಗೆ ನಿದ್ರಾ ಮುದ್ರಾಭಿರಾಮಂ ಮನುಷ್ಯರು ಎಚ್ಚರವಾಗಿದ್ದರೆ ಸ್ವಲ್ಪ ಸುಮಾರಾಗಿರ್ತಾರೆ ಎಂಥ ಸುಂದರ ವ್ಯಕ್ತಿಗಳು ಅಲಂಕಾರ ಮಾಡಿಕೊಂಡು ವೇಷಭೂಷಣ ಇದ್ದರೆ ಚೆನ್ನಾಗಿರ್ತಾರೆ ನಿದ್ರೆಯಲ್ಲಿ ರಾಕ್ಷಸರಂತೆ ಕಾಣ್ತಾರೆ ನಿಮಗ್ಯಾ ಗೊತ್ತು ಅಂತ ಕೇಳಬೇಡಿ ಹನುಮಂತ ನೋಡಿದ್ದ ಅದನ್ನೆಲ್ಲ ಲಂಕೆಯಲ್ಲಿ ಅವ್ರು ಹೇಗಾಗಿ ಮಲಗಿದ್ರು ಅದನ್ನೆಲ್ಲ ನೋಡಿದ್ದ ನೀವೆಲ್ಲಿ ನೋಡಿದ್ರಿ ನಾ ಲಂಕೆಗೆ ಹೋಗಿರ್ಲಿಲ್ವಲ್ಲ ಅಂದ್ರೆ ಮೂವತ್ತು ವರ್ಷ ರೈಲು ಪ್ರಯಾಣ ಮಾಡಿ ಮಾಡಿ ಸ್ಲೀಪರ್ನಲ್ಲಿ ಧಾರವಾಡದಿಂದ ಬೆಂಗಳೂರಿಗೆ ಬರ್ತಾ ನಿದ್ರಾ ಮುದ್ರಾ ಅಭಿರಾಮ್ ನಾವು ನೋಡಿದ್ದೇವೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಒಳ್ಳೆ ರಾಕ್ಷಸರಾಗಿ ಮಲಗಿದ್ದಾರಲ್ಲ ಅಂತ ಅನ್ಸುತ್ತೆ ಅದು ಅನಿರುದ್ಧಮೂರ್ತಿಯ ಶಯನ ತಿರುಕೋಲಂ ಕ್ಷೀರಾಬ್ಜನಾಥನ ಸೌಂದರ್ಯ ಕ್ಷೀರಸಾಗರ ತರಂಗ ಶೀಕರ ಸಾರಥ ಹಾರಕಿತ ಚಾರುಮೂರ್ತಯೇ ಕುಲಶೇಖರ ರಾಜ ಮಂಗಳ ಶಾಸನ ಭೋಗಿ ಶಯನೀಯ ಶಾಯಿನೇ ಮಾಧವಾಯ ಮಧುವಿದ್ವಿಷೇ ನಮಃ ಕ್ಷೀರಸಾಗರ ತರಂಗ ಚಾರುತಾರಕಿತ ಚಾರು ಆ ಕ್ಷೀರ ಸಮುದ್ರದ ಅಲೆಗಳು ಬಂದು ಬಂದು ಆದಿಶೇಷನ ತಗಲಿ ತಗಲಿ ಆ ಹಾಲಿನ ಬಿಂದುಗಳು ಎರಚಿ ಎರಚಿ ಭಗವಂತನ ಮೈ ಮೇಲೆ ನಕ್ಷತ್ರಗಳಂತೆ ಕಾಣ್ತಾ ಇದೆಯಂತೆ ಕ್ಷೀರ ಬರೀ ನೀರಲ್ಲ ಕ್ಷೀರ ಸಾಗರ ತರಂಗ ಶೀಘ ತಣ್ಣಗಿರುವುದು ಸಾರ ತಾರಕಿತ ಚಾರು ಮೂರ್ತಯೇ ಭೋಗಿ ಭೋಗ ಶಯನೀಯ ಶಾಯಿನೇ ಮಾಧವಾಯ ಮಧು ವಿದ್ವಿಷೇ ನಮಃ ಮಧುವೆಂಬ ರಾಕ್ಷಸನನ್ನ ಕೊಂದ ಅವತಾರ ಅದು ಮಧುಕೈಟವರನ್ನು ಸಂಹಾರ ಮಾಡಿದ್ದು ಹೈಗ್ರೀವ ಮೂರ್ತಿ ಅಂತ ಸ್ವಾಮಿ ಮಲಗಿದ್ದಾನೆ ಕಥೆಗಿಂತ ಈ ಸನ್ನಿವೇಶ ತುಂಬ ಚೆನ್ನಾಗಿದೆ ಮಲಗಿದ್ದಾನೆ ಗೊತ್ತು ಕಪಟ ನಿದ್ರೆ ದುರ್ಯೋಧನ ಬಂದಿದ್ದಾನೆ ಎನ್ನ ಪಂಡರಾಮ್ ಪಾರ್ಕಲ ಬಂದವನೇ ಗಡಿಬಿಡಿಯಲ್ಲಿ ಬಂದ ಬಾಗಲ್ ಕಾಯೋರು ಹೋಗಿ ಅಂತ ಬಿಟ್ಬಿಟ್ರು ಇವನು ಕೋಪ ನೋಡಿ ಅವರಿಗೆ ಭಯವಾಯಿತು ಉಳ್ಳೆ ಪೋಲ ಮಲಗಿರುವ ಸ್ವಾಮಿ ದರ್ಶನಕ್ಕೆ ಹೊರಗೆ ಕಾಯಬೇಕೆ ಹೊರತು ಬೆಡ್ರೂಮ್ಗೆ ಯಾರು ಬಿಡೋದಿಲ್ಲ ಇವನು ಕೋಪ ಕಂಚಿದ್ರು ಕೋಹಲಾಂ ಬಂದ ನೋಡಿದ ಗೊಲ್ಲ ತಿರಸ್ಕಾರ ಕೋಪ ಇವನಿಗೆ ಮಾಡ ಅವನು ಯಾವ ವಿಧಿ ಇಲ್ಲದೆ ಬಂದಿದ್ದ ಶಕುನಿ ಹೇಳಿದ್ದ ಪೋಲಾಮ ಮಂಡಾಮ ಪೋಯಿಟ್ ವಾಡ ಪೋಯಿಟ್ ಹೊಲೆ ಹೋಗ್ಬಾ ಏನ್ ಒಂದು ಇಲ್ಲಿ ಹೊರಗಿದ್ರು ಕಟ್ಟ ಕೊಡ್ತಾನ ಅವನು ಅಂತ ಹೇಳಿದಾಗ ಅವನು ಕಾಟಕ್ಕಾಗಿ ಬಂದು ಅವನು ನೋಡಿದ ಇವನು ಕಾಲತನ ಕೂಡುವುದೇ ಅಲ್ಲಿ ಕುರುಡನ ಮಗ ಇವನು ಇವನಾದ್ರೆ ಕುರುಡನ ಮಗ ವಸುದೇವನ ಕುರುಡಗಳಿಲ್ವಲ್ಲ ಅದನ್ನು ನೋಡಲಿಲ್ಲ ಅವನು ಕಾಲ ಹತ್ರ ಕೂತ್ಕೊಳ್ಳೋದು ಮರ್ಯಾದೆ ಕಡಿಮೆ ಅಂತ ಅಲ್ಲೊಂದು ಸ್ಟೂಲು ಕುರ್ಚಿ ಹಾಕಿದ್ರು ತಲೆ ಹತ್ರ ಕಾಲು ಮೇಲೆ ಕಾಲು ಹಾಕೊಂಡು ಮೀಸೆ ತಿರುತ್ತಾ ಕೂತಿದ್ದಾನೆ ಅವನಾಗಿ ಹೇಳಿದೆ ಅಂತ ಅರ್ಜುನ ಬಂದ ಗಡಿಬಿಡಿಯಲ್ಲಿ ಕೊಂಚ ಲೇಟ್ ಆಯಿತು ಎರಡು ನಿಮಿಷ ಇನ್ನೊಂದು ಕುರ್ಚಿ ಹಾಕಿದ್ರು ಬಾಗಲತ್ರ ಕೃಷ್ಣನೇ ಹಾಕಿಸಿದ್ದಾನೆ ಇಬ್ರು ಬರ್ತಾರೆ ಅಂತ ಗೊತ್ತು ಬಂದವನು ಅಲ್ಲಿ ನೋಡಿದ ಸದ್ಯ ಪಾದ ಜಾಗ ಬಿಟ್ಟಿದ್ದಾನೆ ಮಹಾರಾಯ ಅವನ ಕರ್ಮ ಅದು ಅಂತ ಪಾದದ ಬಳಿಯಲ್ಲಿ ಕೂತಿದ್ದಾನೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅದು ಬಂದು ಕೂತರೆ ಕೃಷ್ಣ ಏನು ನಡೆದ ಇವರಿಬ್ಬರು ಬಂದು ಕೂತ ಮೇಲೆ ಸಮಾಹಿತ ಮನಸ್ಸಸ್ಮಃ ಮನಸ್ಸು ಚೆನ್ನಾಗಿದೆಯಲ್ವೇ ಅಂತ ನೋಡಿ ಆ ಪ್ರಥಮ ಕಟಾಕ್ಷ ಕಣ್ಣನ್ನು ತೆರೆದು ಆ ಮೊತ್ತ ಮೊದಲನೇ ಕಣ್ಣಿನ ದರ್ಶನವನ್ನ ಅರ್ಜುನನ ಮೇಲೆ ಹಾಕಿದ ವಿಜಯಶ್ರೀ ಪ್ರಾಪ್ತವಾಯಿತು ಉಂಗಲ್ புழக்கடை தோட்டத்துவாவையுள் செங்கழுநீர் ಹೇಳಿದ ಅಂಬಲ್ವಾಯಿ ಕೊಂಬಿನಹಾನ್ ಈ ಪದ್ಯ ತಿರುಪಾವಿಲಿ ಹದಿನಾಲ್ಕನೇ ಪದ್ಯ ಅದರ ಸ್ವಾರಸ್ಯ ಎಲ್ಲ ಹೇಳಬೇಕಿಲ್ಲಿ അങ്ങൾ ഇരണ്ടങ്കൾ എങ്കൾ മേൽ നോക്കുതിയേൽ എങ്കൾ മേൽ ശാപമെഴുന്തേലോരെമ്പാവായി ತಿಂಗಳು ಆದಿತ್ಯ ಆರ್ಪೋರ್ ಒಂದು ಕಣ್ಣಲ್ಲಿ ಸೂರ್ಯ ಒಂದು ಕಣ್ಣಲ್ಲಿ ಚಂದ್ರ ಇದು ಪುಂಡರೀಕಾಕ್ಷ ಸ್ವಾಮಿ ಅವನ ಕಟಾಕ್ಷ ಮೇಲೆ ಬಿಡಬೇಕು ಲಕ್ಷ ಕೋಟಿ ರೂಪಾಯಿನ ನೀವು ಕೊಟ್ಟು ತಿರುಪತಿಯಲ್ಲಿ ಸೇವೆ ಮಾಡಿಸಿದರೂ ಆ ಸುಪ್ರಭಾತ ಸೇವೆಯ ಮಹಿಮೆ ಇನ್ನೊಂದು ಉತ್ಸವಕ್ಕೆ ಬರೋದಿಲ್ಲ ಶೇಷವಾಹನ ಮಾಡಿಸಿ ಕಲ್ಯಾಣೋತ್ಸವ ಮಾಡಿಸಿ ಯಾವುದೇ ಮಾಡಿಸಿ ಆ ಸುಪ್ರಭಾತ ಸೇವೆ ಟಿಕೆಟ್ ತಗೊಂಡು ಕೊನೆಯಲ್ಲಿ ನಿಂತರೆ ಏನು ಪ್ರಯೋಜನವಿಲ್ಲ ಭಾಗ್ಯವಂತರಾಗಿದ್ದರೆ ಮೊದಲಲ್ಲಿಯೇ ನಿಂತುಕೊಳ್ಳಬೇಕು ತೆರೆ ತೆಗೆದು ಅರ್ಚಕರು ಸ್ವಾಮಿಯ ತಿರುಮುಖ ಮಂಡಲಕ್ಕೆ ಆರತಿಯನ್ನು ಮೊದಲು ಹಿಡಿದು ತೆರೆ ತೆಗೀತಾರೆ ಆ ಸ್ವಾಮಿ ಕಣ್ಣು ಬಿಟ್ಟು ನಿಮ್ಮನ್ನು ನೋಡುತ್ತಾನೆ ನೀವು ಅವನನ್ನು ನೋಡೋದು ದೊಡ್ಡದಲ್ಲ ಅವನು ನಿಮ್ಮನ್ನು ನೋಡೋ ದೊಡ್ಡದು ತಿರುಪಾವೆ ಪೂರ್ತಿ ಮೂವತ್ತು ಪದ್ಯಗಳಲ್ಲಿ ಆ ಕಟಾಕ್ಷಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಸಿರಿಚಿರಿದೆ ಎಮ್ಮೆಯಲ್ಲಿ ವಿಳಿಯಾವ ಸ್ವಲ್ಪ ಸ್ವಲ್ಪವಾಗಿ ಬೀಳಬೇಕು ಕಟಾಕ್ಷ ಕೋಪದಿಂದ ಹೀಗೆ ನೋಡುವುದಲ್ಲ ಸೀರಿಯರುಳಾದೆ ಆ ಕೃಷ್ಣನ ಕಟಾಕ್ಷಕ್ಕೆ ಎಷ್ಟು ಬೆಲೆ ಅದು ಬೆಲೆ ತಿಳಿದವರಿಗೆ ಗೊತ್ತು ದೇವರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡುವಾಗ ನಾವು ಭಗವಂತನನ್ನ ಶುಚ ಸುಖವಾದ ಮನೋಹರವಾದ ಪದ್ಯಗಳೆಂದರೆ ತಿರುಪಳ್ಳಿ ಹೇಳ್ತಿ ತಿರುಪ್ಪಾವೆ ಇವೆಲ್ಲವನ್ನು ಹೇಳಿ ತಿರುಪಲ್ಲಾಂಡ್ ಹೇಳಿ ದಿವ್ಯ ಪ್ರಬಂಧಗಳನ್ನು ಮೆಲ್ಲಗೆ ಸಂಪುಟದ ಶಬ್ದವನ್ನು ಮಾಡಿ ಆಸುರಿ ಶಕ್ತಿಗಳು ಹೋಗಲಿ ಅಂತ ಹಿತವಾಗಿ ಘಂಟಾನಾದವನ್ನು ಮಾಡಿ ಕೌಸಲ್ಯ ಸುಪ್ರಜಾರಾಮ ವಿಶ್ವಾಮಿತ್ರನ ಮುಂದೆ ಇಟ್ಟು ಅವರಿಗೆ ಹೊಲಿದ ಪ್ರಭುವೇ ಕಣ್ಣು ತೆರೆದು ನೋಡು ಅಂತ ಹೇಳಿ ಸಂಪುಟ ಸಾಲಿಗ್ರಾಮ ತೆಗೆದರೆ ಆ ಸ್ವಾಮಿ ಖಂಡಿತ ನಿಮ್ಮನ್ನು ಅನುಗ್ರಹ ಮಾಡ್ತಾನೆ ಈಗ ಮೂರು ದಿವಸಗಳ ಹಿಂದೆ ಏನು ಸುಕೃತವೋ ಭಗವಂತನ ಕರ್ವಾಕಟಾಕ್ಷ ಅತ್ಯದ್ಭುತವಾದ ಒಂದು ಮತ್ಸ್ಯ ಸಾಲಿಗ್ರಾಮ ಗೋಕರ್ಣದಿಂದ ಬಂತು ಇಷ್ಟುದ್ದ ಇದೆ ಸಾಲಿಗ್ರಾಮ ಅದನ್ನ ನೋಡಿದ್ದೆ ಅದು ನಮಗೆ ಬೇಕಾದವರೊಬ್ಬರು ಆ ಸಾಲಿಗ್ರಾಮ ಅವರಿಗೆ ಅದನ್ನು ಕೊಡುವವರು ಅಲ್ಲಿ ಕಾಠ್ಮಂಡೂರಿನವರು ಅವರು ಕೇಳಿದಷ್ಟು ಬೆಳೆಯನ್ನು ಕೊಟ್ಟು ಜೋಪಾನವನ್ನು ಕಳಿಸಿದ್ದಾರೆ ತುಳಸಿಯಲ್ಲಿ ಪ್ಯಾಕ್ ಮಾಡಿ ದೊಡ್ಡದಾಗಿ ಬಾಯಿ ತಗೊಂಡಿದೆ ಆ ಮತ್ಸ್ಯ ಕೆಳಗೆ ಒಂದು ಮೇಲೊಂದು ಚಕ್ರ ಆ ಸ್ವಾಮಿಯನ್ನು ಕೈಯಲ್ಲಿ ಹಿಡಿದರೆ ನೋಡಿ ಈ ಮಹಾಭಾರತ ಪ್ರವಚನ ಸಂದರ್ಭದಲ್ಲಿ ನನಗೆ ಮತ್ಸ್ಯ ಪ್ರಾಪ್ತಿಯಾಯಿತು ಅರ್ಥ ಮಾಡಬೇಡಿ ಮತ್ಸ್ಯಪ್ರಾಪ್ತಿ ಪ್ರಾಪ್ತಿ ಅಂದರೆ ಯಾತಕ್ಕೆ ಹೇಳ್ತೇವೆ ಅಂದರೆ ಅದು ಆ ಇಡೋಕೆ ಮನಸ್ಸು ಬರೋದಿಲ್ಲ ನನಗೆ ಸಾಲಿಗ್ರಾಮಗಳು ಹುಚ್ಚು ಗ್ರಂಥಗಳು ಹುಚ್ಚು ನನ್ನ ದಶಾವತಾರ ಸಾಲಿಗ್ರಾಮ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಎಷ್ಟು ವೆರೈಟಿ ಕೃಷ್ಣನಲ್ಲಿ ಎಷ್ಟು ವೆರೈಟಿಯೋ ಎಲ್ಲ ಸಾಲಿಗ್ರಾಮಗಳು ಉಂಟು ಆ ಸಾಲಿಗ್ರಾಮ ದರ್ಶನ ನಾವು ಮಾಡೋದು ಅವನು ನಮ್ಮನ್ನು ನೋಡಿ ಅನುಗ್ರಹ ಮಾಡಬೇಕು ಮತ್ಸ್ಯಾವತಾರ ಅದು ಮತ್ಸ್ಯ ಹೇಳಿದ ಕೂಡಲೇ ಅಲ್ಲೆಲ್ಲೋ ಹೋಗುತ್ತೆ ಅದು ಗುರು ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿರುದಾರಧಿ ಅಗ್ರಣೀರ್ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೀತ ಇದೆಲ್ಲ ಮತ್ಸ್ಯಾವತಾರದ ಶ್ರೀನಾಮಗಳು ಪರಾಶರ ವ್ಯಾಖ್ಯಾನ ವಿಶೇಷ ಅಂದ್ರೆ ಈ ಗುರು ಗುರುತಮಃ ಧಾಮಃ ಅಗ್ರಣೀ ವಾಚಸ್ಪತಿ ಈ ಶಬ್ದಗಳೆಲ್ಲವೂ ವೈವಸ್ವತಮನು ಮತ್ಸ್ಯಮೂರ್ತಿ ಭಗವಂತನಿಗೆ ಮಾಡುವ ಶ್ರೀಮದ್ ಭಾಗವತ ಸ್ತೋತ್ರದಲ್ಲಿ ಇರುವ ಶಬ್ದಗಳು ಅದನ್ನೇ ತೆಗೆದು ಭೀಷ್ಮ ಹೇಳಿದನು ಆ ಶಬ್ದಗಳನ್ನೆಲ್ಲ ಅಳವಡಿಸಿದರೋ ಇದು ಪ್ರಾಚೀನ ಪರಂಪರೆ ನಮ್ಗೆ ಗೊತ್ತಾಗೋದಿಲ್ಲ ಆದರೆ ಅವನ ಕಟಾಕ್ಷ ಹೇಗೆ ಬೀಳಿಸದೆ ನಿಮ್ಮ ಮೇಲೆ ಅದನ್ನು ನೀವು ಪತ್ತೆ ಮಾಡಲಾರ್ರಿ ಗಡಿಯಾರ ಟೈಮು ಅಲಾರ್ಮು ಗೊತ್ತಾಗೋದಿಲ್ಲ ಆ ಕಟಾಕ್ಷ ಬಿತ್ತು ಎನ್ ಮೇಲೆ ಶಾಪ ಮಿಳಿಂದಿ ಜನ್ಮ ಜನ್ಮಾಂತರದ ಪಾಪಗಳು ಶಾಪಗಳು ತೊಲಗಿ ಆ ಭಗವತ್ ಕಟಾಕ್ಷ ಬಿದ್ದು ಕೂಡಲೇ ಸರ್ವ ವಿಧದಲ್ಲಿ ಕ್ಷೇಮವನ್ನು ನಮಗೆ ಅವನ ಅನುಗ್ರಹ ಮಾಡ್ತಾನೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಭಕ್ತಿ ಮೊದಲಾದವನ್ನ ಆದ್ರಿಂದ ಕೃಷ್ಣನಿಗೆ ಎದ್ದು ಕೂಡಲೇ ಅರ್ಜುನ ಮೊದಲು ಕಣ್ಣಿಗೆ ಬಿದ್ದ ದೃಷ್ಟಿಪಾತವಾಯಿತು ಅವನನ್ನು ನೋಡಿದ ಏ ಅರ್ಜುನ ಎಪ್ಪಡ ಒಂದೇ ಅವನು ಹತ್ತು ನಿಮಿಷ ಯೋಕ್ಷೇಮ ಇವನು ನೋಡ್ತಿದ್ದಾನೆ ಉರ್ಗೊಂಡು ನಾ ಬಂದಿದ್ದೇನೆ ಚಕ್ರವರ್ತಿ ನನ್ನ ಮಾತನಾಡಿಸಲಿಲ್ಲ ಅಂತ ಗೊಲ್ಲ ಅಲ್ವೇ ಬುದ್ಧಿ ಎಲ್ಲಿ ಹೋಗುತ್ತೆ ಮಾತಾಡಿಸ್ಲಿ ಅವನೇ ನೋಡ್ಲಿ ಈ ಕಡೆ ನಾವು ಮೊದಲು ಬಂದಿದ್ದೇನೆ ನನ್ನ ನೋಡು ಕೃಷ್ಣ ಹತ್ರ ಹೋಗಿ ಮುಖ ತಿರುಗಿಸಿ ಮಕ್ಕಳು ಸ್ಪರ್ಧೆ ಮಾಡ್ತಾರಪ್ಪ ಎರಡು ಮಕ್ಕಳು ತೊಡೆಯಲ್ಲಿ ಕೂತಿದ್ರೆ ಒಂದು ಮಗು ಜೊತೆ ನೀವು ಮಾತಾಡಿದ ಅಪ್ಪ ಕೊಂಚ ಹಿಂಗ ಅಪ್ಪ ಹೆಂಗ ಪಾರೆ ಮುಗ್ಧವಾಗಿ ಮಗು ಕೇಳುತ್ತೆ ಈ ಪೆದ್ದು ಮುಂಡೆದು ಹೋಗಿ ಕೃಷ್ಣನ ಮುಖ ತಿರುಗಿಸಿ ಕೃಷ್ಣ ಸ್ವಲ್ಪ ಈ ಕಡೆ ನೋಡು ಭಕ್ತಿ ಇಲ್ಲ ಭಕ್ತಿ ಇಲ್ಲದ ಹೃದಯ ಗೊಡ್ಡ ಹೃದಯ ಕಪ್ಪಿನ ಸಿಬ್ಬೆ ಅದು ಕೃಷ್ಣ ಈ ಕಡೆ ನೋಡು ಅದಲ್ಲ ಅವನ ಬೆಲೆ ಗೊತ್ತಿಲ್ಲ ಅವನಿಗೆ ಅರ್ಜುನ ಅವನ ಮೈಯೆಲ್ಲ ನಡುಗಿ ಹೋಯಿತು ಭಕ್ತಿಭಾವದಲ್ಲಿ ಸ್ವಾಮಿ ನನ್ನ ನೋಡಿಬಿಟ್ಟ ಕೃಪಾ ಕಲಾಕ್ಷದಿಂದ ಅಂತ ಆಮೇಲೆ ನೆರಳಾಡಿತು ಕೆಮ್ಮಿದ ಅವನು ಓ ನೀನು ಬಂದಿದ್ದೀಯೇನೋ ನೀ ಒಂದ್ಯಾಡ ಒಂದು ತೊಲಂಜಿಯ ಸರಿ ಒಂದು ಕನ್ನಡ ತಮಿಳಲ್ಲಿ ಎಷ್ಟು ಗಂಭೀರ ಒಂದ್ಯಾ ಬಂದ್ಯಾ ಒಂದು ತೊಲಂಜಿಯಾ ಬಂದು ತೊಲಗಿದೆಯಾ ತಮಿಳಲ್ಲಿ ಸಿಲುಕರು ಬಹಳ ಜನ ಬಸ್ ಮೇಲೆ ಒಂದು ಸಾಮಾನು ಹಾಕಿದ್ದು ಎಪ್ಪತ್ತನೇ ಸೀಟ್ ಟೂರ್ ಹೋಗಿದ್ದು ಸೌತ್ ಇಂಡಿಯಾ ಆ ಸಾಮ ಎಲ್ಲೋ ಒಂದು ಕಡೆ ಇಳಿದಿದ್ದೇವೆ ಯಾವುದು ಮಧುರಾಂತಕೋ ಯಾವುದೋ ಕ್ಷೇತ್ರ ಅವನಿಗೋ ಸ್ಪೀಡ್ ಆ ಕಂಡಕ್ಟರ್ಗೆ ಡ್ರೈವರು ಕಂಡಕ್ಟರ್ ಏ ಕಂಟ್ರಾವಿ ಅಂತ ಕರೀತಾನೆ ಕಂಡಕ್ಟರ್ ಅಲ್ಲ ಅವನು ಕಂಟ್ರಾವಿ ಅಂತ ಕರೀತಾನೆ ಅವನ್ನ ಕಂಟ್ರಾವಿ ಅಂತ ತಮಿಳಲ್ಲಿ ಬೇರೆ ಅರ್ಥ ಅದು ಮೂದೇವಿ ಅಂತ ಬೈದಾಗಿದೆ ಕಂಟ್ರಾವಿ ಸಾಮಾನು ಅಡಿತ ತೊಲೆಡ ನನ್ನ ಸಾಮಾನು ಎತ್ತುವ ಇಷ್ಟು ತಿರಸ್ಕಾರದಿಂದ ಮಾತ್ರ ಆ ತೊಲೆನೋ ಶಬ್ದ ಅದು ನೀವೊಂದು ತೊಲಂಜಿಯಾ ನೀನು ಬಂದಿಯೇನೋ ಏನ್ ಬೇಕು ಆವಾಗ ದುರ್ಯೋಧನ ಹೇಳಿದ ಏನಿಲ್ಲ ಯುದ್ಧ ಬರ್ತಾ ಇದೆ ಕೌರವರಿಗೆ ಪಾಂಡವರಿಗೆ ಯುದ್ಧವಾಯಿತು ಆ ಯುದ್ಧದಲ್ಲಿ ನಮ್ಮ ಕಡೆ ಸಹಾಯ ಮಾಡಬೇಕು ಅದಕ್ಕಾಗಿ ಬಂದಿದ್ದೇವೆ ಈಗ ಮತ್ತೆ ಕುಮಾರವ್ಯಾಸನ ಎತ್ಕೊಳ್ಳೋಣ ಈ ಮೂಲಕ್ಕಿಂತ ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಈ ಜಾಗದಲ್ಲಿ ಅದನ್ನು ಹೇಳಬೇಕು ಆ ದ್ವಾರಕೆ ಅಂತ ಬಂತಲ್ಲ ಅಯ್ಯೋ ದಿವ್ಯ ಕ್ಷೇತ್ರ ಆ ಕ್ಷೇತ್ರ ಬಂದು ಕೂಡಲೇ ಹುಚ್ಚಾಗ್ತಾನೆ ವಡತಡಮಂ ವೈಹುಂದಮಂ மதுரில் துவராபதியும் ತಮಿಳಲ್ಲಿ ದ್ವಾರಕಾವತಿಗೆ ದ್ವಾಪ ದ್ವಾಪರ ದುವರಾಪತಿ ಅಂತ ಮಾಡಿದ್ದಾರೆ ಆ ಈ ದಿವ್ಯ ಕ್ಷೇತ್ರ ಅವನಿಗೆ ದಿವ್ಯ ವಾಸಸ್ಥಾನ ಅಂತ ಹೇಳುತ್ತೆ ನೂರೆಂಟು ತಿರುಪತಿಗಳಲ್ಲಿ ಆ ದ್ವಾರಕೆಗೂ ಉಂಟು ತುಂಬ ದ್ವಾರಾವತಿ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮುಕ್ತಿದಾಯಿನ ಯಾವುದು ಅಯೋಧ್ಯ ಮಧುರ ಮಾಯ ಕಾಂಚಿ ಅವಂತೆ ಕಾಶಿ ಕಾಂಚಿ ಶವಂತಿಕಾ ಪುರಿ ದ್ವಾರವತಿ ಚೈವ ದ್ವಾರವತಿ ಅಂದರೆ ದ್ವಾರವುಳ್ಳ ಸಾಲಿಗ್ರಾಮ ಅಂತ ಕೆಲವರು ಅರ್ಥ ಮಾಡ್ತಾರೆ ದ್ವಾರಿಕೆ ಅಂತ ಒಂದು ಒಂದು ಸಲ ಹೋಗಿದ್ದೇನೆ ದ್ವಾರಕೆಗೆ ಇವತ್ತು ಉಮೇಶ್ ಭಟ್ರಲ್ಲಿ ಬಂದಿದ್ದಾರೆಯೋ ಅಲ್ಲಿ ಕೂತಿದ್ದಾರೆಯೋ ಗೊತ್ತಿಲ್ಲ ಅವ್ರ ಜೊತೆಯಲ್ಲಿ ಬದರಿಕಾಶ್ರಮಕ್ಕೆ ಮೂರನೇ ಸಲ ಹೋಗಿ ಅನುಭವ ಪಟ್ಕೊಂಡು ಬಂದವು ಈಗ ಮತ್ತೆ ಹೋಗೋಣ ಅಂತ ಇವರು ನಾರಾಯಣವರು ಕೂತಿದ್ದಾರೆ ಇಲ್ಲಿ ಅವರು ನಮ್ಮ ಜೊತೆಗೆ ಬದರಿಕಾಶ್ರಮಕ್ಕೆ ಬಂದಿದ್ದವರು ಎಲ್ಲಿ ಗಂಗೋತ್ರಿ ತನಕ ಹೋಗಿದ್ದೇವೆ ಅಲ್ಲೊಂದು ಭಾಗವ ಸಪ್ತಾಹ ಆಗಬೇಕು ಅಲ್ಲೆಂಥ ಮಂದಿರ ಕಟ್ಟಿದ್ದಾರೆ ಇವರು ನಾವು ಮಾತನಾಡಿಕೊಂಡಿದ್ದು ಸಾಧ್ಯ ಆದರೆ ಆಗಸ್ಟ್ ತಿಂಗಳಲ್ಲಿ ಎಲ್ಲಿ ಹೋಗಬೇಕು ಅಂತ ಬೃಂದಾವನ ಗೋಕುಲ ಗೋವರ್ಧನ ಅದರಲ್ಲಿ ಬೃಂದಾವನ ಮುಖ್ಯವಾಗಿ ಇಟ್ಕೊಂಡು ಅಲ್ಲಿ ಭಾಗವತ್ ಸಪ್ತಾಹ ಮಾಡಬೇಕು ಇದು ಒಂದು ಆಲ್ಟರ್ನೇಟಿವ್ ಇವತ್ತಿಗೆಲ್ಲ ಮನಸ್ಸು ಬರ್ತಾ ಇದೆ ದ್ವಾರಕೆಗೆ ಹೋಗಬೇಕು ಕೃಷ್ಣಾವತಾರ ಮುಗಿದ ಜಾಗ ಎಲ್ಲದೆಯೋ ಅಲ್ಲಿ ಹೋಗಿ ಹೊರಲಾಡಿ ಭೂಮಿಯಲ್ಲಿ ಅಳಬೇಕು ಭಾಗವತದ ಕಥೆಯೆಲ್ಲ ಹೇಳಬೇಕು ಹನ್ನೊಂದನೇ ಸ್ಕಂದ ಹೇಳಬೇಕು ಆ ಕ್ಷೇತ್ರವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಟ್ಟಿ ಬಳಲಿದ ಶ್ರುತಿಗೆ ಹರಿಮೈಗೊಟ್ಟಟಾವಿದು ಟಾವಿದು ಹುಚ್ಚಾಗ್ತಾರೆ ಕುಮಾರವ್ಯಾಸ ಅಟ್ಟಿ ಬಳಲಿದ ಶ್ರುತಿಗೆ ಅಟ್ಟಿಸ್ಕೊಂಡು ಬಂತಂತೆ ಶ್ರುತಿಗಳೆಲ್ಲ ಕೃಷ್ಣ ಕೃಷ್ಣ ಹೋಗಬೇಡ ಹೋಗಬೇಡ ನಿನ್ನ ಮುಟ್ಟಬೇಕು ಮಾತನಾಡಿಸಬೇಕು ಎಲ್ಲ ಮುತ್ತುಕೊಂಡು ಬಂದ್ರೆ ಇಲ್ಲಿ ನಿಂತ ದ್ವಾರಕಾವತಿಯಲ್ಲಿ ಅವನಿಗೂ ಸುಸ್ತಾಯಿತು ಈಗ ಹೊಗಳಿ ಅಂತ ಹೇಳಿದಂತೆ ಶ್ರುತಿಗಳಿಗೆ ಅಟ್ಟಿ ಬಳಲಿದ ಶ್ರುತಿಗೆ ಹರಿ ಮೈಗೊಟ್ಟಠಾವಿದು ತಾಪಸರು ಜಪಗೊಟ್ಟಿ ಜಿನುಗಿದವರು ಅವರನ್ನು ಉಜ್ಜೀವಿಸಿದ ಠಾವಿದಲ ತಾಪಸರು ಜಿನುಗಿದವರು ಎಲ್ಲರಿಗೆ ತೊಂದರೆ ಪಟ್ಟವರಿಗೆ ಉಜ್ಜೀವನ ಮಾಡಿ ದ್ವಾರಕಾವತಿ ಕೃಷ್ಣನೂರು ಹುಟ್ಟು ಸಾವಿನ ವಿಲಗ ಜೀವನ ಬಿಟ್ಟ ಠಾವಿದು ಹುಟ್ಟು ಸಾವು ಎಂಬ ಬಂಧನ ಜೀವವರ್ಗವನ್ನು ಬಿಟ್ಟಂತಹ ಜಾಗ ಇದು ಕಾಲಕರ್ಮದ ತಟ್ಟು ಮುರಿ ಒಡೆದೋಡಿದ ಎಡೆಯಿದು ಶಿವ ಶಿವ ಎಂದ ಪರಮನಾರಾಯಣ ಪರಾಯಣ ದರವೆ ಪರತರವೆಂದು ಮುರಹರ ಬರೆದ ಠಾವಿದು ನಾರಾಯಣ ಪರರು ಸರ್ವದಾ ವಾಸ ಮಾಡಬಹುದಾದ ಯೋಗ್ಯವಾದ ಕ್ಷೇತ್ರ ಅಂದ್ರೆ ದ್ವಾರಕೆ ಅಂತ ಕೃಷ್ಣನೇ ಸರ್ಟಿಫಿಕೇಟ್ ಕೊಟ್ಟ ಜಾಗವಂತೆ ಇದು ಪರಮನಾರಾಯಣ ಪರಾಯಣ ನೆರವೇ ಪರತರವೆಂದು ಮುರಹರ ಬರದ ಠಾವಿದು ಮೂಕುತಿ ಇದರಳು ಕರತಳ ಮಲಕ ಅಲ್ಲಿದ್ದರು ಮುಖಿ ಕೈಯಲ್ಲಿ ನಲ್ಲಿಕಾಯಂತೆ ತಬಮ್ಮದ ಸುತ್ತುಗಳವನು ಸರಿದ ಬರಿದ ಬೊಮ್ಮ ಬೊಮ್ಮ ಅಂದ್ರೆ ಬ್ರಹ್ಮ ಅಂದ್ರೆ ವೇದ ವೇದ ಸುತ್ತಿ ಬಳಸಿ ಬಳಸಿ ಎಲ್ಲಿದ್ದಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಬೃಷ್ಟೇ ಮಹತೋ ಮಹಿಯ ಎನ್ನ ಚರಂಜಿದೊಂಗಳಿಗೆ ಅಂಬಸ್ಯ ಅಪಾರೆ ಸಮುದ್ರ ಮಧ್ಯದಲ್ಲಿ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯ ಸೂರ್ಯನ ಮಧ್ಯದಲ್ಲಿ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯ ನಾಕಸ್ಯ ಪೃಷ್ಠೆ ವೈಕುಂಠದಲ್ಲಿ ಆ ಭಗವಂತ ನಮಗೆ ಅಟಕ್ತಾನೆ ಸೂರ್ಯಮಂಡಲದಲ್ಲಿದ್ದಾನೆ ಕ್ಷೀರ ಸಮುದ್ರದಲ್ಲಿದ್ದಾನೆ ಏನಟುಕತ್ತೆ ನಮಗೆ ಅಂಥ ಎಟಕದೇ ಇರೋವರಿಗೆ ಭರಿತ ಬೊಮ್ಮದ ಸುತ್ತುಗೊಳಸನು ಸರಿದ ಠಾವು ಈ ತರ್ಕ ತಂತ್ರದ ತರದ ಯುಕುತಿಗೆ ತೊಳಸುಗೊಳ್ಳದ ಠಾವಲ ಎಂದ ತರ್ಕಕ್ಕೆ ವ್ಯಾಕರಣ ಕೆಟ್ಟುಕೋದಿಲ್ಲ ಭಕ್ತಿ ಇದ್ದವರಿಗೆ ಎಟಕ್ತಕ್ಕಂಥದ್ದಾಗ ಅಲ್ಲಿ ಬಂದಿದ್ದಾನೆ ಅರ್ಜುನ ನೋಡಿದ ಸೊಗಸು ಲೋಚನ ಯುಗಳ ಸಮತಡಿಸಿದ ಸುಶಕ್ತಿಯ ಬಿಗುವಿನಲ್ಲಿ ಪರಮಾತ್ಮನ ಭ್ರಾಂತಿ ಭ್ರಾಂತಿಯೋಗದಲ್ಲಿ ನಿದ್ರೆಯಲ್ಲಿಲ್ಲ ಭ್ರಾಂತಿಯೋಗದಲ್ಲಿ ನಮ್ಮನ್ನು ಭ್ರಾಂತಿಗೊಳಿಸುವಂತ ಮಲಗಿದ್ದಾನೆ ಹೋಗಿ ಅವನಲ್ಲಿ ಪಾದದಲ್ಲಿ ಕೂತ್ಕೊಂಡ ಇವನು ದುರ್ಯೋಧನರು ಬಂದು ನಿಂತುಕೊಂಡ ದುರ್ಯೋಧನ ಏನು ಬೇಕು ಅಂತ ಕೇಳಿದ ಏನಿಬ್ರು ಒಟ್ಟಿಗೆ ಬಂದಿದ್ದೀರಲ್ಲ ಪರಸ್ಪರ ವೈರಿಗಳು ಅಂಗಣ್ಮಾನ್ಯಾನ ಸರ್ ಅಭಿಮಾನ ಭಂಗಮಾಯಿ ಒಂದು ನಿನ್ ಪಳ್ಳಿ ಕಟ್ಟೆ ಕೀಳೆ ನೋಡಿ ಚೆನ್ನಾಗಿದೆ ಸಂದರ್ಭ ಎಷ್ಟು ಓದಿದ್ದಾಳೆ ಗೋದಾದೇವಿ ಏನು ಭಕ್ತಿಯಿಂದ ಬರೆದಿದ್ದಾಳೆ ಅಂಗಣ್ಮಾನ್ಯಾಲ ತರಸರ್ ಜ್ಞಾನಂ ತಮಿಳಲ್ಲಿ ಜ್ಞಾನಂ ಅಂದ್ರೆ ಭೂಮಿ ಅಂಗಣ್ಮ ಸುಂದರವು ವಿಸ್ತಾರವಾಗಿರತಕ್ಕ ಭೂಮಿಯಲ್ಲಿ ನನ್ನ ಬಿಟ್ಟಿಲ್ಲ ಅಂತ ಹೇಳುವ ದುರಹಂಕಾರಿಗಳು ಅಭಿಮಾನ ಭಂಗಮಾಯಿ ಬಂದು ಪಳ್ಳಿ பள்ளிக்கட்டு ಕೀಳೆ சங்கமிருப்பார் போல் வந்து ಬಂದು ಅರ್ಜುನನಿಗೆ ದುರ್ಯೋಧನನಿಗೆ ಇರಬೇಕು ಹತ್ತಕ್ಕೆ ಹನ್ನೆರಡು ವರ್ಷ ಓಡಾಡಿಸಿದ್ದಾರೆ ಕಾಲಲ್ಲಿ ಅಜ್ಞಾತವಾಸ ಕಂಡಲ್ಲಿ ಕೊಲ್ಲಬೇಕಾದವರು ಇಬ್ರು ಬಂದು ಭಗವಂತನ ಪಾದದಲ್ಲಿ ಸೇರುವ ಹಾಗೆ ನಾವು ವೈರ ಬುದ್ಧಿಯನ್ನು ಬಿಟ್ಟು ಜನ್ಮ ಜನ್ಮಾಂತರದಲ್ಲಿ ಇನ್ನನ್ನು ಕಾಣದೆ ಒದ್ದಾಡಿದವರು ಸಂಗಮಿರುಪಾರ್ ಬಂದು ತಲೆ ಪೆಯ್ದು ನಮ್ಮನ್ನು ನೋಡು ಎಂಬುದಾಗಿ ಭಗವಂತನ ಕೇಳುವಂತಹ ಜಾಗ ಬಹಳ ಪ್ರಸಿದ್ಧವಾದದ್ದು ಆಗ ಕೃಷ್ಣ ಎದ್ದು ಕೂತ ಮೈ ಮುರಿದ ಆ ಕಳಿಸ್ದ ಕಣ್ಣೊರೆಸ್ಕೊಂಡ ಒಂದು ಮಾತು ಹೇಳ್ತೇನೆ ದುರ್ಯೋಧನ ಬೇಜಾರು ಮಾಡ್ಕೋಬೇಡ ನಾವಂತೂ ಯಾದವರು ನೀವು ಕುರುವಂಶದವರು ಈ ಪರಸ್ಪರವಾಗಿ ನೀವು ಜಗಳ ಮಾಡೋದಕ್ಕಿಂತ ಪರಸ್ಪರ ಅವರು ಕೊಡಬೇಕಾದನ್ನು ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಾ ಇದಕ್ಕೆ ಬಂದೆ ನಾನಿಲ್ಲಿಂದ ಅವನು ಶಾಂತಿ ಸಂಧಾನಕ್ಕೆ ಎಲ್ಲಿಂದ ಸಿಕ್ಕ ಅವಕಾಶ ಕಡೆಗಳೆಲ್ಲ ಕೃಷ್ಣ ಶಾಂತಿಗೆ ಪ್ರಯತ್ನ ಮಾಡಿದ್ದಾನೆ ನಾನು ಅದಕ್ಕೋಸ್ಕರ ಬರಲಿಲ್ಲ ಆದರೆ ಕೃಷ್ಣ ಹೇಳಿದ ನಾಡಿಗೋ ಸುಖ ಸೋದರರು ಹೊಯ್ದಾಡಿ ಹರಿಹಂಚ ಅದರಂಬುದ ನಾಡದುಹುದೇ ಲೋಕ ಅಣ್ಣ ತಮ್ಮಂದ್ರು ಭೂಮಿಗೋಸ್ಕರ ಜಗಳ ಮಾಡಿದ್ರು ಅಂತ ಬೈತಾರೆ ನಿಮ್ಮನ್ನು ನೋಡಿ ಕಮಲಜನ ಉಸಿರ ಕಮಲಜನ ಬರ ಬೇಡ ಕಟ ಬ್ರಹ್ಮಾಯುಷ್ಯ ಇರೋ ತನಕವೂ ನಿಮ್ಮನ್ನು ಬೈತಾರೆ ಜನ ಬ್ರಹ್ಮ ಇರೋ ತನಕ ಪಾಂಡವರು ಕೌರವರು ಹೊಡೆದಾಡಿದ್ರು ಸತ್ರು ಇದು ಬರೆಯೋದು ಬೇಡ ನಿಮ್ಮೊಳಗೆ ನೀವು ಕೈಗೂಡಿ ಬದುಕುವುದೊಳ್ಳಿತು ಆ ನೆರೆ ನೋಡಿ ಸಂತಸ ಬಿಡುವವು ಎಂದನು ರುಕ್ಮಿಣಿ ರಮಣ ಟಗರೆರಡ ಕಥೆಗೊಳಿಸಿ ಎರಡು ಟಗರಿಗೆ ಹಳ್ಳಿ ಜನ ಏನು ಮಾಡ್ತಾರೆ ಟಗರು ಕಾಳಗ ಅಂತ ಮಾಡ್ತಾರೆ ಆ ಟಗರು ಇದು ಯಾವೊಂದೋ ಮನೆಯದು ಅದು ಯಾವೊಂದೋ ಇನ್ಯಾವೊಂದೋ ಮನೆ ಟಗರಿಗೆ ಜಗಳ ಇಲ್ಲ ಅದನ್ನು ಎಬ್ಬಿಸಿ ಬಿಡೋರಿದ್ದಾರಲ್ಲ ಶಕುನಿ ಅಂತ ಅವರು ಅದು ಮೇಲ್ಬಿಟ್ಟು ಜಗಳ ಮಾಡಿಸ್ತಾರೆ ಮೊದಲು ಶಕುನಿಯನ್ನು ದೂರ ಇಡು ತಗರೆರಡು ಕಜೆಗೊಳಿಸಿ ಬಲುಗಾಲಗವನು ನೋಡುವರಂತೆ ನಿಮ್ಮನ್ನು ತೆಗೆ ತೆಗೆದು ಕಲಿ ಮಾಡಿ ಬಿಡುವರು ಕುಲ್ಲರಾದವರು ನಗುತ ಹೆರಹಿಂಗುವರು ಪಿಸುಣರು ಚಾಡಿಕೋಕರು ಬಗುಡದವರು ಬಳಿಕ ಕಡೆಯಲ್ಲಿ ಹೋಗುವರೆ ನೀವು ಇಬ್ಬರು ಅಪಕೀರ್ತಿಯ ಹಾದರಕ್ಕೆ ಅಪಕೀರ್ತಿಯ ಹಾದರಕ್ಕೊಳಗಾಗ್ತೀರಿ ನೀವು ನನ್ನ ಮಾತನ್ನು ಕೇಳಿ ಅದು ದುಶಾಸನ ಹೇಳಿದ ನಾನು ವೇದಾಂತ ಶ್ರವಣಕ್ಕೆ ಬರಲಿಲ್ಲ ಅವಧರಿಸು ಮುರವೈರಿ ಧರ್ಮಶ್ರವಣಗೋ ಸುಗಬಾರವಾವು ಧರ್ಮ ನೋಡಿ ಕೃಷ್ಣನಂಥ ಮುತ್ಸದ್ದಿ ಹೇಳ್ತಿದ್ದಾನೆ ಧರ್ಮಶ್ರವಣಕ್ಕೆ ಬರಲಿಲ್ಲ ಮತ್ತೆ ಯಾತಕ್ಕೆ ಬಂದ್ರಿ ಅಂತ ಕೇಳಿದ್ರೆ ನಿಮಗೆ ತಂಡ ಸರಿ ನಾವಿಬ್ಬರು ಒಂದೇ ಸಂಬಂಧವರು ಪಾಂಡವರಿಗೆಯೂ ಕೌರವಿಗೆಯೂ ಮನದೊಲವಿನಲ್ಲಿ ಕೌರ ಬಲವಾಗಬೇಕೆಂದನು ಸುಯೋಧನ ನಮ್ಮಿಬ್ಬರಿಗೂ ಸಮವಾಗಬೇಕು ಸಮವಾಗಬೇಕೋ ಸರಿಯಿಲ್ಲ ಪಕ್ಕದಲ್ಲಿ ಎಲೆ ಅಡಿಕೆ ತಾಂಬೂಲದ ಪೆಟ್ಟಿಗೆ ಐತಲ್ಲ ಅದು ಬಿಡಬಾರ್ದಲ್ಲ ಜನರು ತಂಬೂಲ ಸೂಸೆ ಬಂತು ನೋಡಿ ಇಲ್ಲಿ ಕೃಷ್ಣ ತಗೊಂಡ ಆ ಸುಂಡದ ಡಬ್ಬಿಯನ್ನ ಕೈ ಹಚ್ಕೊಂಡ ಒಂದೆರಡು ಎಲೆ ಎಡ್ಸ ಅದನ್ನು ಬರೆಸಿದ ತೊಡೆ ಮೇಲೆ ನಮ್ಮ ಸೋದರ ಮಾವ ಮಾಡಿದ್ ನೋಡಿದ್ ನಮ್ಗೆ ಎಲೆ ಅಡಿಕೆ ಆಗೋದಿಲ್ಲ ಎಲೆ ಅಡಿಕೆ ಅತ್ಯಂತ ಧ್ವನಿ ಬಿಡುತ್ತೆ <coughs> ಎಲೆಯನ್ನೆಲ್ಲ ಹೋಲಿಸಿದ ಅದನ್ನ ಆ ಕಡೆ ನಾಗವಲ್ಲೇ ಹಿಂದೆ ಮುಂದನು ಕಳೆದು ಎದುರು ನೀತಿ ಹಿಂದೆ ಮುಂದೆ ಕಳೆದು ಹಾವು ಹಲ್ಲಿ ಇಲ್ಲದೆ ಇದ್ದ ಹಾಗೆ ಅದಕ್ಕೆಲ್ಲ ಹಸನವಾಗಿ ಸುಣ್ಣವನ್ನು ಬಳಿತಾ ಬೆಳೀತಾ ಹಾಗೋ ಹಾಗೋ ಅಂತೇಳಿ ಅಡಿಕೆ ಬಾಯಿಗೆ ಹಾಕೊಂಡು ಆ ತಂಬುಲವನ್ನು ಒಂದು ಸ್ಟೇಜ್ಗೆ ತಂದು ನಿಲ್ಲಿಸಿಕೊಂಡು ಈಗ ಮಾತನಾಡ್ತಾನೆ ಕಳ್ಳ ಏನಲು ತಂಬುಲ ಸೂಸನಗುತ ಅರ್ಜುನನ ನೋಡಿದನು ಅಸುರರಿಪೋ ಅರ್ಜುನನ್ ನೋಡಿದ ಏನಯ್ಯ ನಿಂದೇನಪ್ಪ ಚಾಯಿಸು ಎರಡೂ ಕಡೆ ಬಾತ ಅವನು ಕರೀತಿದ್ದ ನೀನು ಕರೀತಿದ್ದಾನೆ ನಿನ್ನನುವ ಹೇಳೈ ಪಾರ್ಥಯನೇ ತಲೆವಾಗಿ ಕೈ ಮುಗಿದು ಎನಗೆ ಮತ ಬೇರೇನು ದುರ್ಯೋಧನನ ಮತವೇ ನನ್ನ ಮತ ಅವ ರಾಜ್ಯ ಕೊಡಲಿಲ್ಲ ಯುದ್ಧವನ್ನೇ ಮಾಡ್ತೇವೆ ನಿಮ್ಮನು ನಯವೇ ನಯ ಎಮ್ಮೊಳಿ ಸ್ವಾತಂತ್ರ್ಯವಿಲ್ಲೆಂದ ಯುದ್ಧ ನಡೆಸಿರೋ ನೀನು ಕೃಷ್ಣ ನಾ ಬರೀ ಗೊಂಬೆ ನಿನ್ನ ಅಭಿಪ್ರಾಯವೇ ನನಗೂ ಒಂದು ಬಿಟ್ಟ ಆಗ ಕೃಷ್ಣ ಅಡಕೆಯನ್ನು ಕಡಿತಾ ಹೇಳಿದೆ ನನ್ನ ಮಾತನ್ನ ಆದರೆ ಆ ಇಹವು ಒಂದು ಕಡೆಯಲ್ಲಿ ಕಾದುವವರು ತಾವಲ್ಲ ಬಲನುಳು ಯಾದವರು ಕೃತವರ್ಮ ನಾರಾಯಣ ಮಹಾಸೇನೆ ನನ್ನ ಸೈನ್ಯ ಹೊಂದಿದೆ ನಾರಾಯಣ ಸೇನೆ ಶಿವಸೇನೆಗಿಂತ ಹಳೆಯದು ಅದು ಅದರಲ್ಲಿ ಕೃತವರ್ಮ ಉಳಿದವರೆಲ್ಲ ಇದ್ದಾರೆ ಬಲವೆಲ್ಲ ಒಂದು ಕಡೆ ದುರ್ಬಲನಾದ ನಾನೊಬ್ಬನೇ ಒಂದು ಕಡೆ ಅರ್ಥವಾಯ್ತಲ್ವ ದುರ್ಯೋಧನ ಕಾಡುವವರು ಇವರು ಒಂದು ದೆಸೆ ಎರಡಾದುದು ಇವರಳು ಮೆಚ್ಚಿದುದ ನೀವು ಆಧರಿಸಿ ವರಿಸು ಎಂದು ಪಾರ್ಥಂಗೆ ಅಸುರ ರಿಪು ನುಡಿದ ನಿಮಗೆ ಸೈನ್ಯ ಬೇಕೋ ನಾ ಬೇಕೋ ಅರ್ಜುನ ನಿಂದೆ ಫಸ್ಟ್ ಸಾಯಿಸು ಏ ನಾ ಮುಂಚೆ ಬಂದಿದ್ದೇನೆ ಎಂದ ದುರ್ಯೋಧನ ಇದು ಕುಮಾರವ್ಯಾಸ ಬಿಟ್ಟ ಮೂರದಲ್ಲಿದೆ ಅದು ನಾ ಮೊದಲು ಬಂದೆ ಆದ್ರೆ ನನಗೆ ಮೊದಲು ಸಾಯಿಸ್ಕೊಡು ಸೈನ್ಯ ತಗೊಂಡ್ಬಿಡ್ತಾನೋ ಅವನು ಅರ್ಜುನ ಅಂತ ಭಯ ಅವನು ಆದರೆ ಕೃಷ್ಣ ಹೇಳಿದ ನೀವು ಮೊದಲು ಬಂದಿರಬಹುದು ನನ್ನ ದೃಷ್ಟಿಗೆ ಮೊದಲು ಇವನು ಅಂದ ಕಳ್ಳ ಈ ಮಾತು ಚೆನ್ನಾಗಿದೆ ನೋಡಿ ಮೂಲದಲ್ಲಿ ಅದನ್ನು ಸೇರಿಸ್ಬಿಟ್ಟಿದ್ದ ಕುಮಾರವ್ಯಾಸ ಚೆನ್ನಾಗಿತ್ತು ಆ ಜಾಕೋ ಬಿಟ್ಟಿದ್ದಾನೆ ಈ ಕೆಲವು ವಕ್ರ ಕೆಲವೆಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾನೆ ಹೊಗಳಿಸ್ಕೊಳ್ತಾನೆ ಚೆನ್ನಾಗಿ ಬೈತೆ ನಾಳೆ ಬೈತೆ ನೋಡಿ ಅವನನ್ನ ಕೃಷ್ಣ ಸಂಧಾನದ ಸಂದರ್ಭದಲ್ಲಿ ನಿಮ್ಮ ಜನ್ಮದಲ್ಲಿ ಕೇಳಿರಬಾರದು ಹಾಗೆ ಬೈತೇನೆ ಕುಮಾರವ್ಯಾಸನಿಗೆ ಹದಗೆಡಿಸಿದ್ದಾನೆ ಆ ಜಾಗದಲ್ಲಿ ಪಂಪನ ಪ್ರಭಾವ ಅವನು ತುಂಬಾ ಐಶ್ವರ್ಯವಂತ ಸೈನ್ಯ ಎಲ್ಲ ಅವನಿಗೆ ಕೊಡು ಅವನೇ ತಗೊಂಡು ಹೋಗ್ಲಿ ಮೂರಮತನ ಚಿತ್ತೈಸು ಸನು ಅತಿ ಸಿರಿವಂತನು ಇದ ಬಹಳ ಯಾದವ ಸೈನ್ಯ ಸಹಕರವ ದರೆಯ ಸಂಪದವಿಲ್ಲದೆ ಅಡವಿಯ ತಿರುಕರು ಆವು ಬರನು ಸಲೆ ಸಂತರಿಸಲಾಪವೇ ಕೃಷ್ಣ ನೀನೇ ಸಾಕು ನಮಗೆಂದ ನೀನೇ ಸಾಕು ನಾವು ಬಡವರು ಬಡವರಿಗೆ ದಿಟ್ಟ ನೀವೇ ಬೆಂಬಲ ಬೆಂಬ ಬಿರುದನು ದೇವ ಕೇಳಿದು ಬೆಲ್ಲವು ಎಂದನು ಪಾರ್ಥ ಕೈ ಮುಗಿದು ದುರ್ಯೋಧನ ನೋಡಿದ ಅಪ್ಪ ಅಂತ ಪಾವಿಕ್ ಇಪ್ಪಡದ ಬುದ್ಧಿ ಬಂದಿದೆ ರೊಂಬ ಸಂತೋಷ ಸೈನ್ಯ ನನಗೆ ಅಂತ ಅವನೇ ಹೇಳ್ಕೊಂಡಾಗಾಯ್ತಲ್ಲ ನೀವು ಸುಖದಲ್ಲಿ ಪಾಂಡವರನ್ನು ಜೀವಿಸುವುದು ಲೇವಡಿ ಮಾಡ್ತಾ ಇದ್ದೀವಿ it's derisive laughter devilish laughter Duryodhana ಹೇಳ್ತಾನೆ ಕೊಂಕುಮಾತ್ನಲ್ಲಿ ಮಾತಿನಲ್ಲಿ ತುಟಿ ಅಂಚಿನಲ್ಲಿ ತಿರಸ್ಕಾರದ ಅಪಹಾಸ್ಯದ ನಗೆಯಿಂದ ಆ ನೀವು ಪಾಂಡವನ ಹಾಗೆ ಉಜ್ಜೀವನ ಮಾಡ್ತೀರೋ ನೀವು ಮಾಡಿಕೊಳ್ಳಿ ನೋಡ್ತೇನೆ ಸೈನ್ಯವೇ ನಮಗೆ ಸಾಕು ಎಂಬುದಾಗಿ ಅಲ್ಲ ಕೃಷ್ಣನ ಕೃಪೆಗೆ ಕೃಷ್ಣ ಕೈಗೊಂಡ ಪಾಂಡವರ ಬಗೆಗೆ ಎಳ್ಳಷ್ಟು ಬೆಲೆ ಕೊಡದೇ ಇದ್ದ ಮೂರ್ಖ ಅಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನ ನೀವು ನೀವು ದೇವರ ಎದುರು ನಿಂತ್ಕೋಬೇಕು ಆ ಕಟಾಕ್ಷವನ್ನು ನೋಡಬೇಕು ಆ ಕಡೆ ಯಾರು ಬಂದಿದ್ದಾರೆ ಈ ಕಡೆ ಯಾರು ಬಂದಿದ್ದಾರೆ ಅರ್ಚಕರು ಯಾರಿಗೆ ತೀರ್ಥ ಮೊದಲು ಕೊಟ್ಟರು ಯಾರಿಗೆ ಹೂವಿನಾರ ಹಾಕಿ ಅರ್ಥಕೊಂಡು ನೀವೇನು ಮಾಡ್ತೀರಿ ಭಗವಂತನ ಕಟಾಕ್ಷ ಬೇಕು ಮಾತಾಡಬಾರ್ದು ಭಗವಂತನ ಸನ್ನಿಧಿಯಲ್ಲಿ ನೀವು ಮಾತನಾಡಬಾರದು ಇನ್ನೊಬ್ಬರಿಗೆ ಮೌನ ಭಂಗವಾಗುತ್ತೆ ಧ್ಯಾನ ಸಮಾಧಿ ಇದು ಸಮಾಧಿ ಇದು ಒಂದು ಯೋಗ ಅರ್ಚಾಮೂರ್ತಿ ದರ್ಶನ ಮಾಡೋ ಒಂದು ಯೋಗ ಯೋಗಕ್ಕೆ ತೊಂದರೆ ಆಗದೆ ಇರುವಂತ ಸೈಲೆಂಟ್ ಆಗಿ ಒಂದು ಕಡೆ ನಿಂತುಕೊಂಡು ಭಗವಂತನನ್ನು ಅನುಭವಿಸ್ತಾ ಇರಬೇಕು ಆಳ್ವಾರದ ಆಚಾರ್ಯರ ಪದ್ಯಗಳನ್ನು ಹೇಳ್ತಾಳ್ತಾ ಇರಬೇಕು ದಾಸರ ವಾಣಿಯನ್ನು ಹೇಳಬೇಕು ಅನುಭೂತಿ ಹೊರತು ಇನ್ನೇನಿರಬಾರದು ನಿಮಗೆ ಅಂತಹ ಭಕ್ತರನ್ನು ನೋಡಿದ್ದೇವೆ ದೂಷಕರನ್ನು ನೋಡಿದ್ದೇವೆ ಆದ್ದರಿಂದ ಇವರಿಗೆ ಅದರ ಬೆಲೆ ಗೊತ್ತಿಲ್ಲ ಭಗವಂತನ ಬೆಲೆ ಗೊತ್ತಿಲ್ಲ ಅವನ ಕಟಾಕ್ಷದ ಬೆಲೆ ಗೊತ್ತಿಲ್ಲ ನೀವರನ್ನ ಉಜ್ಜೀವಿಸಿಕೊಳ್ಳಿ ಯಾರು ಬೇಡ ಅಂತ ಹೇಳ್ತೇವೆ ಯಮಗುಳಿದ ಯದು ಹೂಪಾವಳಿಯ ಕೃಪ ಮಾಡಬೇಕೆಂದನು ಸುಯೋಧನನು ಮರೆಯ ಮಾತುಗಳೇಕೆ ಈಗ ಕೃಷ್ಣನ ಅಪಹಾಸ್ಯ ಮಾಡಿದ್ದಲ್ಲದೆ ಟೀಕೆ ಮಾಡ್ತಾನೆ ಮರಸಿ ಏನು ಹೇಳೋದು ಕೃಷ್ಣ ನಾನು ಓಪನ್ ಆಗಿ ಹೇಳ್ಬಿಡ್ತೇನೆ ಪಾಂಡವರಕ್ಕೆ ನಿಮ್ಮಲ್ಲಿ ಹಿರಿದು ನೀ ಪಾಂಡವ ಪಕ್ಷಪಾತಿಯಿಂದ ದ್ರೋಹಿ ಅಂತ ಬಯೋದ್ರ ಬದಲು ನೀ ನಮ್ಮ ಕಡೆ ಇದ್ರು ಅವರಿಗೆ ಒಳ್ಳೇದು ಮಾಡಬೇಕನ್ನೋ ಆದರೆ ನೀ ನನಗೆ ಬೇಡ ಓಪನ್ ಆಗಿ ನೀ ನನಗೆ ಬೇಡ ಎಂಬುದಾಗಿ ಪಾರ್ಥಗೆ ಮರುಗುವಿರಿ ಹಿರಿದ ಹಾಗೆ ಮನ ಮೆಚ್ಚುಂಟು ನಿಮ್ಮೊಳಗೆ ಪೂರ್ವ ಕಾರ್ಯಕ್ಕೆ ಕಡೆಯಲಾವೇ ಹೊರಗೂ ಅಂತರಂಗದ ವಿಷಯ ಇದ್ರೆ ನಾವು ಹೊರಗಿನವರು ನೀ ಅಂತರಂಗ ನನಗೆ ಹೇಳೋದಿಲ್ಲ ಧರ್ಮರಾಜನಿಗೆ ಹೇಳ್ತೀಯೇ ಭೀಮನಿಗೆ ಹೇಳ್ತೀಯೇ ದ್ರೌಪದಿಗೆ ಹೇಳ್ತೀಯೆ ಸಾಕು ಅಂತಿರಲಿ ಆದರೆ ಒಂದು ನೀ ಹೊಕ್ಕಿರಿಯಲಾಗದು ಕೃಷ್ಣ ಎಂದನು ಕೌರವರ ರಾಯ ನೀ ಆ ಕಡೆ ಇದ್ರೂ ನನಗೆ ಕೈ ಕೊಡಬೇಡ ಸಮಯದಲ್ಲಿ ಇಷ್ಟೇನ ಕೇಳ್ಕೊಳ್ಳೋದು ಸೈನ್ಯವೇ ನಮ್ಗೆ ಕೊಡು ಆಗ ಕೃಷ್ಣ ದವಡಿಯಲ್ಲಿ ತಂಬುಲ ಸೂಸೆ ಬಾಯಿಲಿಟ್ಕೊಂಡಿದ್ದಾನೆ ಹೊತ್ತು ಬಾಯಲ್ಲಿ ಒತ್ತಿಟ್ಕೊಂಡವ್ರು ಹೇಗೆ ಮಾತನಾಡ್ತಾರೆ ಗೊತ್ತಲ್ಲ ನಿಮಗೆ ಹಾಗೆ ಹೇಳಿ ತೋರಿಸಬಲ್ಲೆ ಹೇಳೋಕೆ ಇಷ್ಟವಿಲ್ಲ ಬಾಯಿ ತುಂಬ ತಂಬುಲ ಇದೆ ಕೃಷ್ಣ ಹೇಳ್ತಾನೆ ಅಪ್ಪ ಏನೋ ಮಾಡ್ತೀಯ ಅರ್ಜುನ ಅವನೇನೋ ಬುದ್ಧಿವಂತ ಆಯಿತು ಬರ್ತೇನೆ ನಿಜ ಮೊಲೆಯನು ಬಂದು ಒಬ್ಬ ಜಯ ಹಿಡಿದವು ಒದೆದವು ಶಕಟನನು ಹುಟ್ಟಿದ ಮಗುವಾಗಿದ್ದಾಗ ಮೊಲೆಯನು ಬಂದು ಒಬ್ಬ ಧನುಜಯ ಹಿಡಿದವು ಪೂತನೆಯನ್ನು ಕೊಂದೆ ಹುಟ್ಟುವಾಗಲೇ ಸಂಹಾರ ಓದೆದವು ಶಕಟನನು ತನುಗಳದೆ ಧೇನುಕ ವತ್ಸ ನಘ ಹಯ ವೃಷಭ ಭುಜಗರನು ಅಘಾಸುರ ವೃಷಭಾಸುರ ಎಲ್ಲರನ್ನ ಕೊಂದೆ ಬಲು ಗಜವ ಮಲ್ಲರನು ಕೂಲೆಯ ಪೀಡ ಕಂಸ ಚಾಣೂರ ಮರ್ದನಂ ಮಾವನ ನೆಳೆದು ಮಾಗದ ಬಲವು ಬಲಿಕೈ ದಳಿಸಿದವು ಜರಾಸಂದನ ಕೊಲ್ಲೋ ತನಕ ಯುದ್ಧ ಮಾಡಿ ಮಾಡಿ ದಾನವರ ಹಿಂಡಿದವು ಆಹವಾಗ್ರದಲ್ಲಿ ಕಾಲಯವನನ ದಂತವಕ್ರನ ಸೀಳಿದವು ಮುರನರಕ ಕುಂಭನ ಸಾಲುವನ ಪೌಂಡಕನ ಡಿಬಿಕನ ಹಂಸಮೋಹರವ ಕಾಳಗದೊಳಿಟ್ಟೊರಸಿ ಬಾಣನ ತೋಳ ತರಿ ಬಂದಾಯಿತು ಬಾಣಾಸುರನನ್ನು ತೋಳಗಳಲ್ಲಿ ಎರಡು ತೋಳು ಬಿಟ್ಟು ಬಾಕಿದ್ದೆಲ್ಲ ಮಾಡಿದ್ದಾಯಿತು ಹವ ಇಂದು ಮೌಳಿಯೊಳಮೆಗೆ ಮುಡಿಸಿನಲಿ ಶಿವನ ಜೊತೆ ಯುದ್ಧ ಮಾಡಬೇಕಾಯಿತು ಶಿವನ ಮನೆ ಶಿವ ಬಾಣಾಸುರನ ಮನೆ ಬಾಗಲು ಕಾಯ್ತಿದ್ದ ಭಾಗವತ ದಶಮಸ್ಕಂದ ಉತ್ತರಾರ್ಧದಲ್ಲಿ ಬಂದಿದೆ ಕಥೆ ಎಲ್ಲ ಹೇಳಿದ್ದೇನೆ ಇದೇ ಜಾಗದಲ್ಲಿ ಹೇಳಿದ್ದೇನೆ ಅದೆಲ್ಲ ನೆನೆಸ್ಕೊಳ್ಳಿ ಅಂತ ಯಾಕೆ ಕೇಳ್ತಿದ್ದಾನೆ ಕೃಷ್ಣ ಬಿಟ್ಟ ದುರ್ಯೋಧನ ಯಾಕೆ ಹೇಳ್ತೇನೆ ಅಂದರೆ ಇದೆಲ್ಲ ಮಾಡಿ ಮಾಡಿ ಸುಸ್ತಾಗಿದೆ ನನಗೆ ಅಂತ ಕೃಷ್ಣ ಸುಸ್ತಾಗಿದೆಯಂತೆ ಹಸುಳೆತನ ಮೊದಲಾಗಿ ಬಲು ರಕ್ಕಸರೊಡನೆ ತಲೆಯೊತ್ತಿ ರಣದಾಯಸವ ಸೈರಿಸಿ ಹೊಯ್ದು ಕೊಂಬೆವು ಕೊಂಡೆವು ಕೋಟಿದಾನವರ ಮಿಸುಕಲಾರೆವೋ ಈಗ ನನಗೆ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ವಾಕಿಂಗ್ ಸ್ಟಿಕ್ ಬೇಕು ಕಾಣೋ ಅರ್ಜುನ ಅಂತ ನನ್ನನ್ನೇ ಸ್ವೀಕಾರ ಮಾಡಿದ್ದೀಯಲ್ಲ ದುರ್ಯೋಧನ ನೀ ಮಾಡಿದ್ದು ಒಳ್ಳೇದೇ ಆಯಿತು ಸರಿಯಾಗಿ ರಿಜೆಕ್ಟ್ ಮಾಡಿದ್ದೀಯ ನನ್ನ ಏನು ಪ್ರಯೋಜನವಿಲ್ಲ ಹೋಗಲಿ ಚಕ್ರ ತಗೊಂಬರೋಣ ಅಂದ್ರೆ ಚಕ್ರ ಭಂಡಾರಿಸಿತು ಮೊಂಡಾಗಿ ಹೋಯಿತು ಚಕ್ರ ಅದನ್ನು ಶಾರ್ಪನ್ ಮಾಡಿ ಚೂಪ್ ಮಾಡಿ ಕೊಡೋರೊಬ್ಬರು ಗತಿ ಇಲ್ಲ ಈ ಲೋಕದಲ್ಲಿ ಎಲ್ಲೋ ಇದ್ದಾನೆ ಹಾಳು ವಿಶ್ವಕರ್ಮ ಚಕ್ರವೂ ಹೋಯಿತು ಅದನ್ನೇ ತೋಕ್ ಶಕ್ತಿ ಇಲ್ಲ ನಮಗೆ ಮುನ್ನಿನ ಯೌವನದ ಬಲ ಮುಸುಡಿತು ಯೌವನ ಅವನು ನಲವತ್ತೆಂಟು ವರ್ಷ ಕೃಷ್ಣನಿಗೆ ಮಹಾಭಾರತ ಯುದ್ಧದ ಕಾಲದಲ್ಲಿ ಜಸ್ಟ್ ಫಾರ್ಟಿ ಏಟ್ ಇಯರ್ಸ್ ಮುಂಚಿನ ಯೌವನ ನನಗಿಲ್ಲ ಅರ್ಜುನನ್ನು ನೋಡಿದ ಇವನನ್ನು ನೋಡಿದ ನಾವು ಉಂಡಾಡಿ ಭಟ್ಟರು ನೃಪತಿ ಕೇಳೆಂದ ಎಲ್ಲಿ ಬಂದ್ರು ಉಂಡಾಡಿ ಭಟ್ರು ತಂಬೂಲ ಒಂದು ಕೊಡಿ ಊಟ ಹಾಕಿ ಯಾರು ಮಹಾರಾಯರೇ ಕೂಚಿರ್ತೀನಿ ಏನೋ ಅರ್ಜುನ ಇನ್ನು ಯೋಚನೆ ಮಾಡಬೇಕಾದ್ರೆ ನಾನು ಬೇಕೋ ನಿನ್ನ ಸೈನ್ಯ ಬೇಕೋ ದುರ್ಯೋಧನ ಎಲ್ಲಿ ಕೆಲಸ ಹೋಗುತ್ತೀಯೋ ಅಂತ ಏನಲ್ಲೂ ಕರಲೇಸೆಂದು ನೀ ಹೇಳಿದ್ದೆ ಸರಿ ಸೈನ್ಯವೇ ನನಗಿರಲಿ ಅಂತ ದುರ್ಯೋಧನನ್ನು ಕಳುಹಿಸಿಕೊಂಡು ಬಲರಾಮನನ್ನು ಕೃತವರ್ಮನನ್ನು ಕಂಡನು ನಿಖಿಳೆಯಾದವರ ಮೂಲದಲ್ಲಿ ಇನ್ನೊಂದು ಹೆಚ್ಚು ಮಾತಿದೆ ಬಲರಾಮನ ಮನೆಗೆ ಹೋಗ್ತಾನೆ ನೀ ಯಾವ ಕಡೆ ಅಂತ ಕೇಳಿದ ಎರಡನೇ ಸ್ವಲ್ಪ ಅಂತ ಕೇಳಿದ ಯಾವ ಕಡೆ ಏನರ್ಥ ಯುದ್ಧ ನಿಶ್ಚಯವಾಯಿತು ಅಯ್ಯೋ ಯುದ್ಧ ಮಾಡ್ತಾ ಇದ್ಯಾ ಪಾಂಡವ್ರ ಜೊತೆ ಬೇಡ ಕಾಣು ಅಂದ ಛೇ ಬುದ್ಧಿ ಕೇಳೋಕೆ ಬಂದೆ ನಿನ್ನ ಹತ್ರ ನಾನು ನಾನು ಗುರು ಯುದ್ಧ ಕಲಿಸಿದವನು ನೀ ಯಾವ ಕಡೆ ಇರ್ತೀಯ ಬಲರಾಮ ಕೇಳ್ದ ಕೌಂಟರ್ ಕ್ವಶನ್ ಕೃಷ್ಣ ಯಾವ ಕಡೆ ಇರ್ತಾನೆ ಅವನು ಅವ್ರ ಕಡೆ ಇರ್ತಾನಂತೆ ನಾನು ಸೈನ್ಯವೇ ಸಾಕು ಅಂತ ಹೇಳಿದೆ ಬಲರಾಮ ಯೋಚನೆ ಮಾಡಿದ ಕೃಷ್ಣ ಇದ್ದ ಕಡೆ ತಾನೊಂದು ಇವನು ಕೋಪ ಬರುತ್ತೆ ಇವನು ಶಿಷ್ಯ ಅದಕ್ಕೋಸ್ಕರ ಏನು ಹೇಳಿದ ನಾವು ತೀರ್ಥಯಾತ್ರೆ ಹೋಗ್ತಿದ್ದೇವೆ ಎರಡೂ ಕಡೆ ಇರೋದಿಲ್ಲ ಅಂತ ಉಪಾಯದಲ್ಲಿ ತಪ್ಪಿಸಿಕೊಂಡ ಈ ಹೊತ್ತಲ್ಲೇ ತೀರ್ಥಯಾತ್ರೆ ಅದಕ್ಕೆ ಅದು ಮುಂದೆ ಬರಲಿ ಪ್ರಸಂಗ ಹೇಳ್ತೇನೆ ಉದ್ಯೋಗ ಪರ್ವ ಮುಗಿಲಿ ಕೃಷ್ಣನೇ ಒಂದು ತಂತ್ರ ಮಾಡಿದ ಅಂತ ಕತೆ ಹೇಳ್ತಾರೆ ಮೂಲದಲ್ಲಿಲ್ಲ ಅದು ಅಪ್ಪ ಕೃಷ್ಣನ ತಂತ್ರ ಭಗವಂತನ ತಂತ್ರ ಮನುಷ್ಯರು ಯಾರು ಅದಕ್ಕೆ ಸರಿ ಹೋಗ್ತಕ್ಕವರಲ್ಲ ಆಯಿತು ಕೃತುವನ್ ಮನೆಗೆ ಹೇಳಿದ ಹೋಗಿ ನಿಮ್ಮ ಸೈನ್ಯ ನಮ್ಮ ಕಡೆ ಬರುತ್ತಂತೆ ನಾರಾಯಣ ಸೇನೆ ಆಯಿತು ಕೃಷ್ಣ ಹೇಳಿದಾಗ ಬರ್ತೇನೆ ಹೋಗು ಅಂತ ಅವನು ಆಮೇಲೆ ಅರ್ಜುನ ಇನ್ನೂ ಕೂತಿದ್ದಾನು ಪಕ್ಕದಲ್ಲೇ ಕೃಷ್ಣ ಅವನ ತಲೆ ಮುಡಿಯನ್ನೆಲ್ಲ ನೇವರಿಸಿದ ಎಷ್ಟು ಪ್ರೀತಿ ಅವನನ್ನು ಬಾಚಿ ತಬ್ಬಿಕೊಂಡ ಒಂದೇ ಹಾಸಿಗೆಲ್ ಮಲಗಿದ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದಾರೆ ಹೇ ಕೃಷ್ಣ ಹೇ ಆದವ ಹೇ ಸಖೇತಿ ಅಜಾನತಾ ಮಹಿಮಾನಂತ ವೇದಂ ಅರ್ಜುನ ಬೇರೆ ಅಲ್ಲ ತಾನು ಬೇರೆ ಅಲ್ಲ ಅಂತ ನೂರು ಕಡೆ ಹೇಳಿದ್ದಾನೆ ಯುದ್ಧದಲ್ಲಿ ಎಷ್ಟು ಕಡೆ ಹೇಳ್ತಾನೆ ನೋಡಿ ಆಮೇಲೆ ಅವನನ್ನು ನೋಡಿ ಗಲ್ಲವನ್ನು ಮೇಲೆ ಕೆತ್ತಿ ಲೇ ಅರ್ಜುನ ಇವತ್ತು ಏಮಾರಿ ಹೋದಿ ಅಲ್ಲೋ ನೀನು ಏಮಾಂದು ಪೋಟಿಯಡ ಎನ್ನ ಏಮಾಂದು ಪೋಟ ಎನ್ನಾಚಿ ಏನಾಯಿತು ಅಲ್ಲ ಕಾಣು ಕತ್ತಿ ಒರೆ ಎರಡನ್ನೂ ಕೊಟ್ಟು ಇಟ್ಕೊಂಡ್ರೆ ಕತ್ತಿಯನ್ನು ಅವನು ಕೊಟ್ಟು ಬರೀ ಒರೆಯನ್ನಿಟ್ಕೊಂಡಿದ್ಯಾ ನಿನ್ನ ತಲೆಯಲ್ಲಿ ಬುದ್ಧಿಗಿದ್ದೇದೇನೋ ಸುರಗಿಯನ್ನು ಬಿಸುಟು ಒರೆಯನಂಗೀಕರಿಸದಂದದಲ್ಲಿ ಆಹವದ ಬರದ ಯಾದವರ ಬಲವನೊಲ್ಲದೆ ಮಂದಮತಿಯಾಗಿ ಯುದ್ಧದಲ್ಲಿ ಸೈನ್ಯ ನಿಮ್ಮ ಮೊದಲೇ ಅಕ್ಷೋಹಿಣಿ ಸೈನ್ಯ ಕಡಿಮೆ ಇದೆ ಇನ್ನೊಂದು ಸೈನ್ಯ ಇರಲಿ ಅಂತ ಬಿಟ್ಟು ಅದನ್ನು ಕೌರವರ ಕಡೆಗೆ ಕೊಟ್ಟು ನನ್ನನ್ನ ಆರಿಸಿಕೊಂಡಿಯಲ್ಲ ಮರುಳೇ ಕಾದದ ಕಟ್ಟದ ಎಮ್ಮನು ಬರಿದೆ ಬಯಸಿದೆ ಕಾದದ ಕಟ್ಟದ ಕತ್ತಿ ಹಿಡಿಯೋಕ್ಕೂ ಬರೋದಿಲ್ಲ ಯಾವ ಸೈನ್ಯಕ್ಕೂ ಉಪಯೋಗ ಬರುವುದಿಲ್ಲ ಅಂತ ನನ್ನನ್ನ ಸುಮ್ಮನೆ ಆಶೆಪಟ್ಟಿದ್ದೀಯ ನೀನು ಇದನ್ನು ಕೇಳ್ದೊಡೆ ಮರುಳು ಗುಟ್ಟದೆ ಮಾಡ್ಬರೇ ನಿಮ್ಮಣ್ಣ ತಮ್ಮದಿರು ಏನು ಸಾಧನೆ ಮಾಡ್ಕೊಂಡ್ಬಂದೆ ಅಂದ್ರೆ ಕೃಷ್ಣ ನಮ್ಮ ಕಡೆ ಬರ್ತಾನೆ ಏನು ಮಾಡೋದಿಲ್ಲ ತಾಂಬೂಲ ಹಾಕೊಳ್ತಾನಂತೆ ಅಂದ್ರೆ ನಿಮ್ಮ ಅಣ್ಣ ತಮ್ಮಂದ್ರು ಛೀ ಮಾರಿ ಹಾಕೋದಿಲ್ವೇ ನನಗೆ ಅದಕ್ಕೆ ತಲೆ ಕೆರ್ಕೊಂಡ ಅಡಿಯೇನು ನಿನಗೆಲ್ಲ ತೆರಿಯ ಅಂದ ನನಗೆಲ್ಲ ಗೊತ್ತು ಏನಲ್ಲೂ ಗಹಗಯಿಸಿದನು ನಗುತ್ತಾನೆ ಗೊಳ್ಳ ನಗುತ್ತಾನೆ ಅರ್ಜುನ ಇದಾರಿಗೆ ಮನವ ಕದ್ದಾಡುವಿರಿ ನಿನ್ನ ಮನಸ್ಸನ್ನು ಮುಚ್ಚಿ ಕೃಷ್ಣ ಯಾರಿಗೂ ಮೋಸ ಮಾಡ್ತಾ ಇದ್ದೀಯೇ ನಿಜ ಶಿಷ್ಯನಲ್ಲಿ ನಾಟಕದಿಂದ ಜಾಲವೇ ನಿಮ್ಮ ಶಿಷ್ಯ ಕಾಣಪ್ಪ ನಾನು ನನ್ನಲ್ಲಿ ಜಾಲ ಮಾಡ್ತಾ ಇದ್ದೀಯ ನಿಮ್ಮ ಗರುಡಿಯಲ್ಲಿ ನನಗೆ ಶ್ರಮ ಉಂಟು ನಿಮ್ಮ ಗರುಡಿ ವಿದ್ಯೆ ಎಲ್ಲ ನಮಗೆ ಗೊತ್ತಿದೆ ನೀವೇನ್ ಮಾಡ್ತೀರಿ ನನಗೆ ಗೊತ್ತಿದೆ ಅದು ನಿಲ್ಲಲಿ ಎನ್ನನುಜರಗ್ರಜರರಿಯರೇ ನಿಮ್ಮನುಪಮಿತ ಮಹಿಮಾವಲಂಬವನು ಎಂದನಾ ಪಾರ್ಥ ನಮ್ಮ ಅಣ್ತಮ್ಮಂದ್ರಿಗೆಲ್ಲ ನಿನ್ನ ಮಹಿಮೆ ಗೊತ್ತಿಲ್ವೇ ಕೃಷ್ಣ ದ್ರೌಪದಿ ಒಬ್ಬಳು ಸಾಲದೆ ನಾ ಮಾಡಿದ್ದ ಮಾಡಿದ್ದನ್ನು ಶಾಬಾ ಅಂತಾರೆ ಹೊರತು ಸೈನ್ಯ ಕೊಬಿಟ್ಟು ಬಂದೆ ಪೆದ್ದೆ ಅಂತ ಯಾರೂ ಬಯೋದಿಲ್ಲ ಆಗ ಕೃಷ್ಣ ತಾಂಬೂಲ ಉಗುಳೋದು ಕೊರಗೋದ ಅಂತ ಕಾಣುತ್ತೆ ಅದು ಹೋಗಿ ಬಾಯಿ ನೀರು ಮುಕ್ಕಳಿಸ್ಕೊಂಡು ನೀರು ಗೀರೆಲ್ಲ ಕುಡ ದ್ರೌಪದಿ ರುಕ್ಮಿಣಿ ನೀರು ಕೊಳೆ ಎಲ್ಲ ಮಾಡಿರಬೇಕು ಮಾಡ್ಕೊಂಬಂದು ಕೂತು <coughs> ಮತ್ತೆ ಅರ್ಜುನನ ಮೈ ತಡವಿ ಹೇಳ್ತಾನೆ ನಾವು ಕೈಯವರು ಬರಲು ಎಮ್ಮೆ ಆ ಊರಲ್ಲೇ ಕೆಲಸ ಹೋಗ್ಲಿ ಬರೀ ಕೈಲಿ ಬರೋಣ ಅಂದ್ರೆ ಏನಪ್ಪ ನನಗೆ ಕೆಲಸ ಉಂಡುಂಡಾವು ಕೊಳ್ಳಿ ಹರಲ್ಲ ಊಟ ಮಾಡಿ ಮಾಡಿ ಜಗಲಿ ಕಟ್ಟಲ್ ಕಸ ಗುಡಿಸ್ಬೇಕು ಹೇಳ್ರಿ ಅಂದ್ರೆ ಮಂಚ ಮೇಲೆ ಬರೋದು ಬೆಡ್ಶೀಟ್ ಚೇಂಜ್ ಮಾಡಬೇಕು ಜಗಲಿ ಹೋಗುವುದು ಕೆಲವರು ಮನೇಲಿ ಇದೇ ಮಾಡ್ತಾರೆ ಹಿರಿಯರು ಇಲ್ಲಿಂದ ಅಲ್ಲಿ ಹೋಗೋದು ಅಲ್ಲಿಂದ ಇಲ್ಲಿ ಹೋಗೋದು ಇಲ್ಲಿಂದ ಅಲ್ಲಿ ಹೋಗೋದು ಅಡಿಗೆ ಮನೆಗೆ ಹೋಗೋದು ಬಾತ್ರೂಮ್ಗೆ ಹೋಗೋದು ಇಲ್ಲಿ ಬರೋದು ಉಂಡುಂಡು ಸುಮ್ಮನೆ ಕೊಡೋಣ ಉಂಡುಂಡು ಹಾವು ಕೊಳ್ಳಿ ಹರಲ್ಲ ಹಂಗಾಗಿ ಹವು ಕದನದಲ್ಲಿ ಹಂಗಾಗಿ ಹವು ನಿನ್ನ ಹಂಗಿನಲ್ಲಿರಬೇಕಾಗತ್ತೆ ಹಾಗೆ ಊಟ ಹಾಕೋ ನೀನು ಅದೆಷ್ಟು ಸಾಗುತ್ತೆಯೋ ಯುದ್ಧ ನಂಗೆ ಗೊತ್ತಿಲ್ಲ ನಿನ್ನ ಊಟ ಮಾಡೋದ್ರಿಂದ ನಾನು ಎಷ್ಟು ಹೇಳಿದ್ರು ನೀವು ಮಾತ್ರ ಕೇಳೋದಿಲ್ಲ ದೇವನೆಂದೇ ನೀವು ಬಗೆವಿರಿ <coughs> ನನ್ನ ದೇವರು ಸಾರ್ವಭೌಮ ಏನೇನೋ ಹೇಳ್ತೀರಪ್ಪ ನನಗೆ ಅರ್ಥ ಆಗೋದಿಲ್ಲ ಅವನಿಗೆ ಅರ್ಥ ಆಗೋದಿಲ್ಲವಂತೆ ದೇವತನ ನಮ್ಮಲ್ಲಿ ಲವಲೇಶವಿಲ್ಲ ಆವು ಬಲ್ಲೆವು ಬಂದು ಮಾಡುವುದೇನು ಹೇಳೆಂದ ನಾವು ಬಂದು ಮಾಡೋದೇನು ಏನಾದ್ರು ಒಂದು ಸಣ್ಣ ಕೆಲಸ ಹೇಳು ನನ್ನ ಯೋಗ್ಯತೆಗೆ ಚಕ್ರ ಇಕ್ರ ಹಿಡಿ ಅಂತ ಹೇಳಬೇಡ ಪಾಲಿಷ್ ಮಾಡಿಲ್ಲ ನನಗೇನು ಮಾಡೋಕೆ ಅವಕಾಶವಿಲ್ಲ ಅಂತ ಹೇಳಬೇಡ ಒಂದು ಸಣ್ಣ ಕೆಲಸ ಏನಾದ್ರು ಕೊಡು ಅಂತ ಹೇಳಲಾಗಿ ಏನೆಲ್ಲೂ ನಗುತ್ತ ಎತ್ತಿದನು ನಾವು ಭಕುತರು ಇನ್ನೊಂದು ಅರ್ಧ ಬಿಟ್ಟಲ್ಲ ಅದಕ್ಕೆ ಅರ್ಜುನ ಹೇಳ್ತಾನೆ ನಾವು ಭಕುತರು ಭಕುತ ಭೃತ್ಯರು ನೀವು ಅಯ್ಯೋ ನಾವೇನಿದ್ರು ಬರೀ ಭಕ್ತರು ನೀವು ಅಂದ್ರೆ ಭಕುತ ಭೃತ್ಯರು ಭೃತ್ಯಸ್ಯ ಭೃತ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ ಭಕ್ತರಿಗೆ ಭೃತ್ಯರು ನೀವು ಭಕುತ ಭೃತ್ಯರು ನೀವು ಸಾರಥಿಯಾಗಿ ಭೃತ್ಯನ ಕಾವುದು ಎಂದು ಅರ್ಜುನನು ಹಣೆ ಚಾಚಿದನು ಹರಿಪದಕ್ಕೆ ಕೃಷ್ಣನ ಪಾದದಲ್ಲಿ ಹಣೆ ಚಾಚ್ತಾ ಇದ್ದಾನೆ ಅರ್ಜುನ ನನ್ನನ್ನು ಕಾಪಾಡಬೇಕು ನನ್ನ ರಥ ಸಾರಥಿಯಾಗಬೇಕು ಜನರು ನಗು ತತ್ತಿದನು ಏಳು ಮೇಲಕ್ಕೆ ಆಯ್ತಪ್ಪ ಅವನ ಕೆಲಸ ಕೊಟ್ಟಿದ್ದೀಯ ದೊಡ್ಡ ಮನಸ್ಸು ಮಾಡಿ ನನ್ನ ಸಹ ಓಡಿಸು ಟಾಂಗ ಸಾಬಿ ಕೆಲಸ ಕೊಟ್ಟಿದ್ದೀಯ ಬಹಳ ಸಂತೋಷ ಜನರು ನಗೋತದ್ಯದನು ಸಾರಥಿತನವ ಕೈಕೊಂಡನು ಕೃಪಾಳುವಿನ ಅನುನಯವ ನಾನೆತ್ತವಲ್ಲೆನು ವೃತ್ಯವರ್ಗದಲ್ಲಿ ತನಗ ಇಲ್ಲ ವೈರೋಚನೆಯ ಪಡಿಹಾರಿಕೆ ವಿರೋಚನನ ಮಗ ಬಲಿಚಕ್ರವರ್ತಿಯ ಮಯ ಪಡಿಹಾರಿಕೆ ಬಾಗಲು ಕಾಯುತ್ತಾ ಇದ್ದಾನೆ ಪಾತಾಳಕ್ಕೆ ತುಳಿದು ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯ ರಾಜ್ಯವನ್ನು ಕಸಿದು ದೇವತೆಗಳಿಗೆ ಕೊಟ್ಟ ಇಂದ್ರನ ಮನೆ ಬಾಗಲು ಕಾಯಲಿಲ್ಲ ಪಾತಾಳಕ್ಕೆ ಹೋಗಬೇಕಾಣ ಹೋಗ್ತೇನೆ ಅಂತ ಎಲ್ಲಿಡ್ಲಿ ಮೂರನೇ ಜಾಗ ಅಂದ್ರೆ ಅವಣನುಳ್ಳತ್ತು ಹೃದಯದಲ್ಲಿ ಜಾಗ ಕೊಟ್ಟ ನಾವು ಕಥೆಯಲ್ಲಿ ಕೇಳ್ತೇವೆ ತಲೆ ಮೇಲೆ ಜಾಗ ಕೊಟ್ಟ ಅಂತ ಅವಣನುಳ್ಳ ತಾಳ್ವಾರ ಹೇಳ್ತಾರೆ ಹೃದಯವನ್ನು ಕೊಟ್ಟುಬಿಟ್ಟಂತ ಬಲಿ ಚಕ್ರವರ್ತಿ ಅವನಂದು ರಾಕ್ಷಸ ಅವಣನುಳ್ಳತ್ತು ಅವನು ಪಾತಾಳಕ್ಕೆ ಹೋಗುವಷ್ಟರಲ್ಲಿ ಆ ಪಾತಾಳದಲ್ಲಿ ಬಲಿಚಕ್ರವರ್ತಿಯ ಮನೆ ಬಾಗಿಲಲ್ಲಿ ಇವನೇ ನಿಂತಿದ್ದಾನೆ ಬರಬೇಕು ಅಂತ ಸ್ವಾಗತ ಮಾಡಿ ಕರೀತಾನೆ ಕೃಷ್ಣ ಅವನನ್ನ ಭಕ್ತರಿಗೆ ಭಕ್ತ ಸ್ವಾಮಿಯವನು ಆದ್ರಿಂದ ನೃತ್ಯವರ್ಗದಲ್ಲಿ ತನಗ ಇಲ್ಲ ವೈರೋಚನೆಯ ಪಡಿಹಾರಿಕೆ ಕಿರೀಟಿಯ ಮನೆಯ ಬಂಡಿಯ ಬೋವನಾದನು ವೀರನಾರಾಯಣ ಆ ಬೋಯಿತನವನ್ನು ಒಪ್ಪಿಕೊಂಡಿದ್ದಾನೆ ಇಂಥ ಸ್ವಾಮಿ ಕೃಷ್ಣನ ಚರಿತ್ರೆ ನಾವು ಎಷ್ಟು ಹಿಡಿದರೂ ಕಡಿಮೆ ಇವತ್ತು ಸ್ವಲ್ಪ ಮಟ್ಟಿಗಾದರೂ ಭಕ್ತಿರಸವಂತ ಅನುಭವಿಸಿರಬೇಕು ಇನ್ನೊಂದು ಸೂಕ್ತಿಯನ್ನು ಮಾತ್ರ ಹೇಳಿ ನಿಲ್ಲಿಸ್ತೇನೆ ಮೂಲದಲ್ಲಿ ವೇದವ್ಯಾಸರು ಎಷ್ಟು ಅಮೋಘವಾದ ಸೂಕ್ತಿಗಳನ್ನು ಕೊಟ್ಟಿದ್ದಾರೆ ಅರ್ಜುನನ ಕೃಷ್ಣ ಹೇಳಿದಂತೆ ಉಪಪನ್ನವಿದಂ ಪಾರ್ಥ ಯಸ್ಪರ್ಧಸಿ ಮಯಾ ಸಹ ನೀ ಕೇಳಿ ಸರಿ ಕಾಣು ಅರ್ಜುನ ನನ್ನನ್ನೇ ಬೇಡಿಕೊಂಡೆ ಸೈನ್ಯ ಕೇಳಲಿಲ್ಲ ಉಪಪನ್ನಂ ಇದು ಯಥಾವತ್ತಾಗಿದೆ ಸರಿಯಾಗಿದೆ ನೀ ಕೇಳಿದ್ದು ಯಾಕೆ ಯತ್ ಸ್ಪರ್ಧಸಿ ಮಯಾ ನನ್ನ ಜೊತೆ ನೀನು ಯಾವತ್ತೂ ಸ್ಪರ್ಧೆ ಎಂದ ಕೃಷ್ಣ ಕೃಷ್ಣನಿಗೂ ಅರ್ಜುನಿಗೂ ಸ್ಪರ್ಧೆಯಂತೆ ಯಾವುದರಲ್ಲಿ ಸ್ಪರ್ಧೆ ಯಾರು ಹೇಳ್ತೀರಾ ಕೃಷ್ಣನಿಗೆ ಅರ್ಜುನನಿಗೆ ಸ್ಪರ್ಧೆಯಂತೆ ಎಲ್ಲ ವ್ಯಾಖ್ಯಾನ ನೋಡಿ ಏನೇನು ತಿಳಿದಿದ್ದು ನಿಮ್ಗೆ ಅರ್ಥ ಆಗೋದಿಲ್ಲ ಒಬ್ಬರು ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ ಈ ಸ್ಪರ್ಧಸಿ ಅಂದರೆ ಅವರಲ್ಲಿ ಭಕ್ತರಿಗೆ ವಾತ್ಸಲ್ಯದಿಂದ ಒದಗಿ ಗುಣ ಪ್ರದರ್ಶನ ಮಾಡಬೇಕು ಅಂತ ಭಗವಂತನ ಸ್ಪರ್ಧೆ ನೂರು ದೋಷ ಇದ್ದರೂ ಭಕ್ತಿ ಇದ್ದರೆ ಆ ಭಕ್ತಿ ಇದ್ದವರ ಹೃದಯದ ಸೊಗಸಿಗೋಸ್ಕರವಾಗಿ ಅವರಲ್ಲಿರೋ ನೂರು ತಪ್ಪುಗಳನ್ನು ಮನ್ನಿಸಿ ಆ ದೋಷಗಳನ್ನು ಭೋಗ್ಯವನ್ನಾಗಿ ಎಣಿಸಿ ತನ್ನ ಗುಣ ಪ್ರದರ್ಶನ ಮಾಡಬೇಕು ಇದು ಭಗವಂತನ ಸ್ಪರ್ಧೆ ಭಗವಂತನಲ್ಲಿ ಅನನ್ಯ ಭಕ್ತಿ ತೋರಿ ಆಕಿಂಚನ್ಯ ಪ್ರದರ್ಶನ ಮಾಡಿ ನನಗೇನು ಗೊತ್ತಿಲ್ಲ ನೀನೇ ದೊಡ್ಡವನು ಅಂತ ತನ್ನ ಆಕಿಂಚನ್ಯವನ್ನು ತೋರಿಸುವುದು ಭಕ್ತನ ಸ್ಪರ್ಧೆ ನಿಮ್ಮ ಆಕಿಂಚನ್ಯ ದೊಡ್ಡದೋ ಭಗವಂತನ ವಾತ್ಸಲ್ಯ ದೊಡ್ಡದೋ ಇದು ಸ್ಪರ್ಧೆಯಂತೆ ಸಕಲ ಚೇತನದಲ್ಲಿ ಭಗವಂತನಲ್ಲಿ ಇರತಕ್ಕ ನೋಡಿ ದಿವ್ಯ ಪ್ರಬಂಧ ಓದಿದ್ದವರಿಗೆ ಅರ್ಥವಾಗುತ್ತೆ ಇದು ನಿಮ್ಮ ಆಕಿಂಚನ್ಯಕ್ಕೆ ಭಗವಂತ ಒಲಿತಾನೆಯೋ ಅವನ ದೊಡ್ಡತನದಿಂದ ಅವನು ನಿಮಗೆ ಒಲಿತಾನೆಯೋ ನೀವು ಅರ್ಥ ಮಾಡ್ಕೋಬೇಕು ಅವನ ಕೃಪೆ ದೊಡ್ಡದೋ ನೀವು ಮಾಡುವ ಪುಣ್ಯ ದೊಡ್ಡದು ಬಾಯಿ ತಪ್ಪಿ ಪದೇ ಪದೇ ಹೇಳಿಬಿಡ್ತೇವೆ ನಾವು ಅನೇಕರನ್ನು ನಾವು ತಿದ್ದುವುದುಂಟು ನಿಮ್ಮನ್ನೂ ತಿದ್ದುತ್ತೇನೆ ಅಕಸ್ಮಾತ್ ಇಂಥ ಮಾತಾಡಿದರೆ ಇನ್ಮೇಲೆ ಅಡಬೇಡಿ ಸ್ವಾಮಿ ಯಾವ ಜನ್ಮದ ಪುಣ್ಯವೋ ನಮಗೆ ಮಹಾಭಾರತ ಕೇಳೋ ಅವಕಾಶವಾಯಿತು ಕೆಲವರು ಹೇಳ್ತೀರಿ ಹೌದಾ ಇದು ತಪ್ಪು ಇದು ತಪ್ಪು ಯಾತಕ್ಕೆ ಯಾವ ಜನ್ಮದ ಭಾಗ್ಯವೋ ಪುಣ್ಯವೋ ಅಂದರೆ ನೀವು ಮಾಡಿದ ಪುಣ್ಯದಿಂದ ಭಾರತ ಸಿಕ್ತು ಅಂತ ಹೇಳಿದಾಗಾಯಿತು ಅಹಂಕಾರವಾಯಿತು ಭಗವಂತನ ಕೃಪೆಯಿಂದ ಸಿಕ್ಕಿತು ಅಂತ ಹೇಳೋದನ್ನು ಬಿಟ್ಟು ನಮ್ಮ ಜನ್ಮಾಂತರದ ಪುಣ್ಯದಿಂದ ನಮಗೆ ಸಿಕ್ತು ನಿಮ್ಮ ತಿರುಗಿ ನಿಂಬೆನ್ನು ನೀವೇ ತಟ್ಕೋತಾ ಕೂತಿದ್ದೀರಿ ಇದಕ್ಕೆ ಒಯ್ಯೋದಿಲ್ಲ ಭಗವಂತ ಅವನ ಕೃಪೆ ದೊಡ್ಡದು ಕೃಪೆ ಯಮೇವ ವಯೇಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನು ಸ್ವಾಂ ಯಾರಿಗೆ ಅವನು ಒಲಿಬೇಕು ಅಂತಾನೆ ಅವರಿಗೆ ಹೃದಯವನ್ನೇ ತೆರೆದು ತೋರಿಸಿಬಿಡ್ತಾನೆ ಕಠೋಪನಿಷತ್ನ ಮಾತು ಅರ್ಜುನ ಕೇಳಿದ ನಿನ್ನ ವಿಶ್ವರೂಪ ನೋಡಬೇಕು ಅಂತ ನಿನ್ನ ಕಣ್ಣಿಂದ ನನ್ನನ್ನು ನೋಡಲಾರೆ ಎಂದ ನನಗೆ ನೋಡಬೇಕು ನೋಡುವ ಆಸೆ ಇದೆ ನನ್ನ ಕೈಯಿಂದ ಆಗತ್ತೆ ನಿನಗನ್ಸಿದ್ರೆ ವಿಶ್ವರೂಪ ತೋರಿಸು ಅಂತ ಕೇಳಿದ ಮೂಢ ನಿನ್ನ ಕಣ್ಣಿಂದ ನೋಡಲಾರೆ ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ನನಗೆ ದಿವ್ಯವಾದ ಕಣ್ಣನ್ನು ಕೊಡ್ತೇನೆ ಈ ಹೊರಗಣ್ಣು ಸುಟ್ಟು ಹೋಗುತ್ತೆ ಒಳಗಣ್ಣಿನ ನೋಡು ಅಂತ ಕಣ್ಣನ್ನು ಕೊಟ್ಟು ವಿಶ್ವರೂಪ ತೋರಿಸಿದರೆ ಎರಡು ನಿಮಿಷ ನೋಡೋಕ್ಕಾಗಲಿಲ್ಲ ಅರ್ಜುನನಿಗೆ ಆ ನೋಡೋಕ್ಕಾಗಲಿ ಇದಕ್ಕೆ ಸುಮ್ಮನೆ ಸ್ತೋತ್ರ ಗೀತ್ರ ಎಲ್ಲ ಹೇಳಿ ಕೃಷ್ಣನ ಬಾಯಿ ಮುಚ್ಚಿ ಸ್ತೋತ್ರ ಹೇಳಿದ ಜಾತಿಗೆ ಪಾರ್ಕ ಮಾಟೇನೆಲ್ಲ ಮುಡಿಯಾದೇನು ಸೋಡೋದಕ್ಕೆ ಆ ಸ್ತೋತ್ರ ಮಾಡಿ ನಿನ್ನಲ್ಲಿ ವಸೂಳಿದ್ದಾರೆ ರುದ್ರರಿದ್ದಾರೆ ಆದಿತ್ಯರಿದ್ದಾರೆ ಅಲ್ಲಿದ್ದಾರೆ ನಮ್ಮ ಪುರಸ್ಥಾದರ ಪೃಷ್ಠದಷ್ಟೇ ನಮೋಸ್ತುತೆ ಸರ್ವತೆ ಏವ ಸರ್ವ ನಮ್ಮ ಭೂಮಿ ಆಕಾಶ ಒಂದು ಮಾಡಿ ಬಾಯಿ ತಗೊಂಡಿದ್ದಾನೆ ನೋಡಿದ್ದಾನೆ ಭಯಪಟ್ಟು ನೋಡೋಕ್ಕಾಗೋದಿಲ್ಲ ಅದನ್ನು ನೀನು ಉಪಸಂಬರ ಮುಚ್ಚು ಮುಚ್ಚು ವಿಶ್ವ ರೂಪವನ್ನು ಮುಚ್ಚು ಅಂತ ಕೇಳಿಕೊಂಡ ನಿಮ್ಮ ಶಕ್ತಿ ನೀವು ದೇವರನ್ನು ನೋಡ್ತೀರಾ ನೀವು ಮಾಡಿದ ಪುಣ್ಯದಿಂದ ದೇವರು ನಿಮ್ಗೆ ಒಲಿತಾನೆ ನಿಮ್ಮ ಪಿತೃಗಳ ಪುಣ್ಯ ಇದೆ ಸ್ವಲ್ಪ ಹೇಳಿ ನಿಮಗಿಂತ ಹಿರಿಯರು ಆದರೆ ಭಗವಂತ ನಿಮಗೆ ಒಲಿದರೆ ನಿರ್ಹೇತುಕ ಅವನದೇ ಒಂದು ವಿಶಿಷ್ಟವಾದ ಕೃಪೆಯಿಂದ ಒಲಿತಾನೆ ಹೂವು ಅರಳುತ್ತದೆ ಎತ್ಕೋಬೇಕು ಅಂತ ಕೇಳುವುದಿಲ್ಲ ಸೌಂದರ್ಯ ಪ್ರಜ್ಞೆ ಇರೋರು ತೋಟಕ್ಕೆ ಹೋಗ್ತೀರಿ ಒಳ್ಳೆ ಗುಲಾಬಿ ಇದ್ರೆ ಕೊಯ್ದು ನೀವು ಮುಡಿಯಲ್ಲಿ ಮುಡುವಂತೆ ಯಾವ ಚೇತನ ಸಂಸಾರದಲ್ಲಿ ಯಾವ ಮುಳ್ಳಿನ ಬೇಲಿಯಲ್ಲಿ ಎಲ್ಲಿ ಅರಳ್ತಾನೆಯೋ ಅದನ್ನು ನೋಡಿ ಭಗವಂತ ಅದನ್ನು ಎತ್ತಿಕೊಂಡು ಇದು ಚೆನ್ನಾಗಿ ಪಕ್ವವಾಗಿದೆ ಒಳ್ಳೆ ಹೂ ಒಳ್ಳೆ ಜಾತಿ ಅಂತ ತಲೆ ಮುಡ್ಕೊಳ್ತಾನೆ ಒಳ್ಳೆ ಮಾವಿನ ಅಣ್ಣ ತಾನು ಸ್ವೀಕಾರ ಮಾಡುವಂತೆ ಭಕ್ತರನ್ನು ಆರಿಸಿಕೊಳ್ಳೋನವನು ಅಪ್ಲಿಕೇಶನ್ ಹಾಕೋರು ನಾವಲ್ಲ ಯತ್ ಸ್ಪರ್ಧಸಿ ಮಯಾ ಸಹ ವೆರಿ ಕ್ಯಾಶುವಲ್ ಲುಕಿಂಗ್ ವರ್ಡ್ ವೇದವ್ಯಾಸರು ಒಂದೊಂದು ವಾಕ್ಯ ಹೇಗಿದೆ ಅಂದರೆ ಆ ವೇದಾಂತ ಮನಗಳನ್ನು ತೋರಿಸ್ಕೊಡುತ್ತೆ ಈಶ್ವರನ ಕಾರುಣ್ಯ ಹೆಚ್ಚೋ ಭಕ್ತನ ವಶೀಕರಣ ಸಾಮರ್ಥ್ಯ ಹೆಚ್ಚೋ ಇದು ಬಹಳ ದೊಡ್ಡ ಕೋಲಾಹಲದ ವಿಷಯ ಹೀಗೆ ಸ್ವಾಮಿ ಅರ್ಜುನನಿಗೆ ಇವತ್ತು ಒಲಿದ ಎಂಬಲ್ಲಿಗೆ ಮಂಗಳಾಶಾಸನ ನಾಳೆ ದಿವಸ ಸೇನಾನಿವೇಶ ಹನ್ನೊಂದಕ್ಷೋಹಿಣಿ ಏಳಕ್ಷೋಹಿಣಿ ಆ ಹೇಗೆ ಸೇರಿತು ಸಂಜಯ ಯಾನ ಅದಾದ ಮೇಲೆ ಪಾಂಡವರ ಉತ್ತರ ಅದಕ್ಕೆ ಶ್ರೀಕೃಷ್ಣನ ಉತ್ತರ ಸಾಧ್ಯವಾದರೆ ಕೃಷ್ಣರಾಯಭಾರ ಹೇಳಿ ಬನ್ನಿ ದೇವರು ನೈವೇದ್ಯಕ್ಕೆ ಸಿಹಿ ತಂದಿದ್ದಾರೆ ಅವರು ಕಾರ್ಯಕರ್ತರು ತುಂಬಾ ಸಂತೋಷ ಪಡಬೇಕು ಇಲ್ಲೇ ನೈವೇದ್ಯಮ್ಮ ತುಂಬಾ ಚೆನ್ನಾಗಿದೆಯಮ್ಮ ಕೃಷ್ಣಾನ ನಿನಗೆ ಅರ್ಪಿತವಾಗಲಪ್ಪ ನಾವು ಏನು ಕೊಡಲಾರವು ಭಗವಂತನ ಪ್ರೀತಿಗೆ ಅವರು ನಾನು ಎದುರು ಕೊಂಡಾಡುವುದು ತಪ್ಪಾಗತ್ತೆ ಆದರೆ ಅವರು ಎಷ್ಟೋ ಕಡೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋಗಿ ತುಂಬ ನೊಂದಿದ್ದಾರೆ ಈ ಕೆಲಸದಲ್ಲಿ ಅವರಿಗೆ ಮನಸ್ಸಿಗೆ ಅನುಭವ ಅಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಅವರೇನು ರಾಮಾಯಣದಲ್ಲಿ ಶಬರಿ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಅವರು ಶಬರಿಗಿಂತ ಹೆಚ್ಚಿನ ಭಾಗ್ಯ ಏನು ಬೇಕು ನೀನೇ ವರ್ಣಿಂತನೂ ಶಬರಿ ಭಾಗ್ಯ ತ್ಯಾಗರಾಜರು ಹೇಳಿದರು ಇಷ್ಟೆಲ್ಲ ಆಸನದ ವ್ಯವಸ್ಥೆ ಒಂದು ತಿಂಗಳು ಉಪನ್ಯಾಸಕರನ್ನು ಸುಧಾರಿಸುವ ವ್ಯವಸ್ಥೆ ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಯಾವತ್ತು ಏನು ಹೇಳಿದೆ ಅದೇ ಪದಾರ್ಥವನ್ನು ಮಾಡಿ ಸಮರ್ಪಣೆ ಮಾಡುತ್ತಿದ್ದಾರೆ the reward for good work is more work ಭೀಷ್ಮದ್ರೋಣ ವಧೆಗಳ ಸಂದರ್ಭದಲ್ಲಿಯೂ ಅಷ್ಟೆಷ್ಟು ಅನುಸಂತರ್ಪಣೆ ಆಗಬೇಕು ನಾನು ಆದಷ್ಟು ಸಂಗ್ರಹ ಮಾಡಿ ಸೇರಿಸಿಬಿಡ್ತೇನೆ ಒಟ್ಟಿಗೆ ಪ್ರಾಯಶಃ ಐದು ದಿವಸದಲ್ಲಿ ಯುದ್ಧ ಪಂಚಕದ ಕಥೆ ಮುಗಿಸ್ತೇನೆ ಹೊಡೆದಾಟ ಬಡದಾಟ ಹೆಚ್ಚು ಮಾಡೋದಿಲ್ಲ ಐದೂ ದಿವಸ ಏನಾನು ಮಾಡಬೇಕು ಸೂಚನೆಯನ್ನು ಕೊಡ್ತೇನೆ ಅವರು ಹಣಕಾಸು ಖರ್ಚು ಕೈ ಹಿಡದೇ ಇಲ್ಲ ಕೂಡಿದ್ದೆಲ್ಲವನ್ನು ಭಗವಂತನಿಗೆ ಅಂತ ಕೊಡ್ತಿದ್ದಾರೆ ನೀವು ಮಾಡಬೇಕಾದ್ದೇನು ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕೂತು ಕಥೆಯನ್ನು ಕೇಳಿ ಹೃದಯವನ್ನು ತೆರೆದು ಭಗವಂತನಿಗೆ ಅರ್ಪಿಸಿ ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿಕೊಂಡು ಈಗ ಮಂಗಳವನ್ನಾಚರಣೆ ಮಾಡೋಣ ಇನ್ನೊಂದು ಸಣ್ಣ ಪ್ರಕಟಣೆ ನಮ್ಮ ಸ್ನೇಹಿತರು ಶ್ರೀಮತಿ ರಮಾ ಶ್ರೀನಿವಾಸನ್ ಅವರು ದಿವ್ಯ ಪ್ರಬಂಧ ಆಳ್ವಾರರ ಸಾಹಿತ್ಯವನ್ನು ಈ ಸೈಜಿನ ಸಣ್ಣ ಪುಸ್ತಕಗಳಲ್ಲಿ ಐದು ಸಂಪುಟದಲ್ಲಿ ನಾಲ್ಕು ಸಾವಿರ ಪ್ರಬಂಧವನ್ನು ಅಚ್ಚು ಮಾಡಿ ಐದು ಸಂಪುಟಗಳ ಒಟ್ಟು ಬೆಲೆಯನ್ನು ಕೇವಲ ನೂರೈವತ್ತು ರೂಪಾಯಿಗಳಿಗೆ ಕೊಡುವುದಾಗಿ ಸಂಕಲ್ಪ ಮಾಡಿದ್ದಾರೆ ಈ ಕರಪತ್ರಗಳನ್ನು ಅಲ್ಲಿ ಬಾಗಿಲಿನಲ್ಲಿ ಅವರು ಯಜಮಾನರು ಬಂದಿದ್ದಾರೆ ಶ್ರೀನಿವಾಸನ್ ಅವರು ಅವರು ಹಂಚ್ತಾ ಇದ್ದಾರೆ ಇದು ಅಡ್ವಾನ್ಸ್ ಬುಕಿಂಗ್ ಯಾರಿಗೆ ಅಪೇಕ್ಷೆ ಇದೆ ಇದು ಪಾಕೆಟ್ ಸೈಜ್ ಜೇಬಲ್ಲಿ ಇಟ್ಕೋಬಹುದು ಬೇಕಾದ ಕಡೆಯಲ್ಲಿ ಓದಬಹುದು ದೊಡ್ಡ ಅಕ್ಷರದಲ್ಲಿ ಮಾಡಿದ್ದಾರೆ ಅಪೇಕ್ಷೆ ಇರತಕ್ಕವರು ಅವರಲ್ಲಿ ಹೆಸರುಗಳನ್ನು ನೋಂದಾಯಿಸಿ ಅಡ್ವಾನ್ಸ್ ಬುಕಿಂಗ್ ಮಾಡ್ಬೋದು ಅಂತ ಹೇಳಿ ಈಗ ಮಂಗಳವನ್ನಾಚರಣೆ ಮಾಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಟೇತ್ ಸ್ವಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾರಿ ಚ ದಿವಸೇ ದಿವಸೇ ಮೂಢಂ ಮಾವಿಷಂ ಪಂಡಿತಂ ऊर्ध्वबाहृविरौमेश रजगच्छ शृणोति मे धर्मादत्तश्च कामश्चास्य किमर्थम् न सेव्यते जातु कामान्न भयान्न लोभात् धर्मम् जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः कार्ष्णम् वेदम् इमम् विद्वान् अर्थमश्नुते नियमस्थः शुचिश्रोता शृण्वन् सफलमश्नुते नारायणम् नमस्कृत्य ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् स्वस्य प्रजाभ्य परिपालयन्ता न्याय्येन मार्गेण महिं महिषाः गोब्राह्मणेभ्य शुभमस्म नित्यम् लोकाः समस्ता सुखिनो भवन्तु मङ्गलम् मङ्गलम् मङ्गलम् नित्यश्री